श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवम् वा व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शुकतातन्तपोनिधिम् सम्यङ्न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडाङ्गपथिरोन्मत्तम् तमोभूतम् जगद्भवेत् यदि ज्ञानहुताशेन ज्ञानोज्ज्वलितम् भवेत् तमसान्दस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः भारतसूर्येण नृणाम् विनिहतन्तमः ಪ್ರಪನ್ನ ಪಾರಿಜಾತಾಯ ವೇತ್ತತೋತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ ಕೃಷ್ಣಂ ಕಮಲಪತ್ರಾಕ್ಷಂ ಪುಣ್ಯಶ್ರವಣಕೀರ್ತನಂ ವಾಸುದೇವಂ ಜಗದ್ಯೋ ನಿಮ್ನೋಮಿ ನಾರಾಯಣಂ ಹರಿಂ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದನೆ ಪಾರಾಶರ್ಯವಜ ಸರೋಜಮವಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕ ಹರಿಕಥಾ ಸಂಬೋಧನಾಬೋಧಿತಂ लोके सज्जनषट्पदैरहरास्तेऽपीयमानम् मुदा भूयाद्भारतपङ्कजम् कलिमलप्रध्वंसनश्रेयसे द्वैपायनोष्टपुटनिःसृतमप्रमेयम् पुण्यम् पवित्रमत पापहरम् शिवम् च ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಚಿಂತಸ್ಯ ಪುಷ್ಕರಜಲೈರಭಿಷೇಚನೇನ ಯೋ ಘೋಷತಂ ಕನಕಶೃಂಗಮಯಂ ವಿಪ್ರಾಯ ವೇದ ವಿದುಷೇ ಸುಬಹಸ್ವತಾಯ ಪುಣ್ಯಾಂ ಚ ಭಾರತ ಕಥಾಂ ಸತತಂ ಶೃಣೋತಿ ತುಲ್ಯಂ ಬಲಂ ಭವತಿ ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ವರದರ್ಶವ ಯದಿ ಹಾಸ್ತಿ ತದನ್ಯತ್ವಯನ್ನೇಹಾಸ್ಯ ನ ಗೊತ್ತಜತೆ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಸರ್ವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋಶ್ಚ ಶಾಖಾಃ ಮಾತೃಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮಜ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ పాప ప్రణశ్యతి వృకోదల కీర్తనేన శత్రుడు వినశ్యతి ధనంజయ కీర్తనేన మద్రీసుతౌ కథయతాం నభవంతి రోగా భీష్మద్రోణతటా జయధ్వజల గంధారనీలోపల శంఘగ్రాహవతి కృపేణ మైనీకర్ణేన వేళాకుల ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣ ನದಿ ನೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ನಮಸ್ಕೃತ್ಯ ನರಂಜೈವ देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಅಷ್ಟಾವಕ್ರ ಚರಿತ್ರೆಯನ್ನ ನಿನ್ನೆ ಆರಂಭ ಮಾಡಿದೆವು ಈ ಕಥೆಯಲ್ಲಿ ಮಾನವತೆಯ ಅಂಶಗಳನ್ನು ಕಾಣಬೇಕು ಮತ್ತು ಅಗಾಧವಾದ ವೈದಿಕ ಸಾಹಿತ್ಯದ ಮರ್ಮಗಳನ್ನು ಕಾಣಬೇಕು ಒಂದು ಮಾತನ್ನು ಒತ್ತಿ ಹೇಳುವುದಕ್ಕೆ ಇಷ್ಟಪಡ್ತೇನೆ ಇವತ್ತು ಪ್ರಸಿದ್ಧವಾಗಿರುವ ಯಾವುದೇ ಒಂದು ನಿರ್ದಿಷ್ಟ ಚೌಕಟ್ಟಿನ ಬಿಗುವಾದ ಒಂದು ಮತವನ್ನು ಕುರಿತು ನಮ್ಮ ರಾಮಾಯಣವೋ ಮಹಾಭಾರತವೋ ಭಾಗವತವೋ ಹೇಳುವುದಿಲ್ಲ ಆ ಚೌಕಟ್ಟಿಗೆ ಹಾಕಿದ ಕೂಡಲೇ ಅದು ಮತವಾಗ್ತದೆ ಮತಕ್ಕಿಂತ ಧರ್ಮ ದೊಡ್ಡದು ಮತಿಭೇದದಿಂದ ಮತಭೇದವಾಗ್ತದೆ ನ್ಯಾರೋ ಸೆಕ್ಟೇರಿಯನ್ ಕನ್ಸಿಡರೇಷನ್ಸ್ ಬಂದು ಆ ದೃಷ್ಟಿಯಿಂದ ನೋಡುವವರಿಗೆ ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ತಮ್ಮ ತಮ್ಮ ಮತದ ಕೇವಲ ತತ್ವಗಳನ್ನು ಹೊರತು ಇನ್ನೊಂದನ್ನು ನೋಡುವ ಶಕ್ತಿಯೇ ಹೋಗಿಬಿಡುತ್ತದೆ ನಿಮ್ಮೂರ ಹತ್ರ ಗಂಗಾ ನದಿ ಹರಿತದೆ ನಮ್ಮೂರು ನದಿ ನೀವಿಟ್ರೆ ಹೇಗೆ ಹೆಸರು ಕಾವೇರಿ ನಿಮ್ಮೂರ ಹತ್ರ ಹರಿತದೆ ಅಲ್ಲ ಬೇರೆ ಕಡೆಯೂ ಹರಿತದೆ ನಮ್ಮೂರು ನೀರು ಅಂತ ನೀವು ಹೆಸರಿಟ್ಬಿಟ್ರೆ ಅದು ಇನ್ನೊಬ್ಬರದಲ್ಲ ಅಂದ್ರೆ ಅದೇ ನದಿ ಇನ್ನೊಂದು ಊರಿನಲ್ಲಿ ಪ್ರವಾಹ ಮಾಡಿದರೂ ನೀವು ಅದು ನಮ್ಮದು ಅಂತ ಅದರಲ್ಲಿ ಸ್ನಾನ ಮಾಡುವಂತಹ ಪಾವನತ್ವದ ಬುದ್ಧಿಯನ್ನು ಕಳ್ಕೊಂಡು ಬಿಡ್ತೀರಿ ಈ ಜ್ಞಾನೋದಯ ಆಗೋದಕ್ಕೆ ನನಗೆ ಅನೇಕ ವರ್ಷವಾಯಿತು ರಾಮಾಯಣ ಮಹಾಭಾರತ ಭಾಗವತಗಳನ್ನು ನೇರವಾಗಿ ಓದಿ ವಾಕ್ಯಗಳನ್ನು ಅಲ್ಲಿರುವ ತತ್ವಗಳನ್ನು ಅಡ್ಡ ತಿರುಗಿಸದೆ ಅದೇನು ಹೇಳ್ತದೆಯೋ ಅದನ್ನು ನೇರವಾಗಿ ಸ್ವೀಕರಿಸುವ ಪ್ರಾಂಜಲ ಬುದ್ಧಿ ನಮಗುಂಟಾದಾಗ ನಮ್ಮಲ್ಲಿ ಐಕಮತ್ಯ ಬರ್ತದೆ ನಾವೆಲ್ಲ ಒಂದೇ ಭಾವನೆ ಬರ್ತದೆ ಅದು ವಿಶಾಲವಾದ ಧರ್ಮವನ್ನು ಹೇಳಲು ಹೊರಟಿದ್ದಾರೆ ವೇದವ್ಯಾಸರು ಆದ್ದರಿಂದ ಇದನ್ನು ಪೀಠಿಗೆ ಯಾತು ಕೊಡಬೇಕಾಯಿತು ಅಂದ್ರೆ ಕೇಳಿಸ್ತಾ ಇದೆಯಾ ಅಷ್ಟಾವಕ್ರ ಮಹರ್ಷಿಯ ಹೆಸರಿನಲ್ಲಿ ಬೇರೊಂದು ಕಾಲದಲ್ಲಿ ಬೇರೊಬ್ಬ ವ್ಯಕ್ತಿ ನಿರ್ಮಾಣ ಮಾಡಿರಬಹುದಾದ ಇನ್ನೊಂದು ಪ್ರಸಿದ್ಧ ಗ್ರಂಥವಿದೆ ಅದು ಮಹಾಭಾರತದಲ್ಲಿ ಇಲ್ಲ ನಿನ್ನೆಯೂ ಹೇಳಿದೆ ಇವತ್ತು ಹೇಳ್ತಾ ಇದ್ದೇನೆ ನೈಕೋ ಋಷಿ ಋಷಿ ಯಸ್ಯ ಮತಂ ಪ್ರಮಾಣಂ ಗೌತಮರು ಹೇಳಿದ್ದು ಪ್ರಮಾಣ ಅಂತ ನೀವಂದ್ರೆ ನೂರಾರು ಗೌತಮರನ್ನು ಸೃಷ್ಟಿ ಮಾಡಿಬಿಡ್ತಾರೆ ನಮ್ಮ ಜನ ಹಾಗೆಯೇ ವಿಶ್ವಾಮಿತ್ರ ಹೇಳಿದ್ದು ನಮಗೆ ಪದ್ಯ ಅಂದ್ರೆ ಯಾತಕಪ್ಪ ಹೀಗೆ ಮಾಡ್ತಾ ಇದ್ದೀರಿ ವಿಶ್ವಾಮಿತ್ರರ ಹೆಸರಲ್ಲಿ ಒಂದು ನೂರು ಗ್ರಂಥ ಉಂಟಾಗುತ್ತೆ ಕಶ್ಯಪ ಅಂದ್ರೆ ಬೌದ್ಧರಲ್ಲಿ ಕಶ್ಯಪರಿದ್ದಾರೆ ಜೈನರಲ್ಲಿ ಕಶ್ಯಪರಿದ್ದಾರೆ ಒಂದು ಒಳ್ಳೆ ಹೆಸರನ್ನು ಹಿಡ್ಕೊಂಡು ಅಲ್ಲಿ ಹೋಗಿ ವಾರ ಮಾಡಿ ಹೋದು ನೀರಲ್ಲಿ ಮುಳುಗಿಸಿ ಮೊದಲುಪಟ್ಟಿದ್ದಾರೆ ಇವರು ರಾತ್ರಿ ಹೊತ್ತು ವೇದವನ್ನು ಓದಿಸ್ತಾ ಇದ್ದ ರಾತ್ರಿ ಹೊತ್ತು ವೇದವನ್ನು ಹೇಳಬಾರದು ಬೆಳಗ್ಗೆ ವೇದ ಕೇಳಿಸುತ್ತೀಯ ನಾನು ಹೇಳಿದ್ದಕ್ಕೆ ಇದೇ ಸಾಕ್ಷಿ ಇಲ್ಲೊಂದು ನಾರಾಯಣಾಚಾರ ಅಲ್ಲೊಂದು ನಾರಾಯಣಾಚಾರ ಎಷ್ಟು ಸುಲಭ ಇದೆ ಕೊನೆಯಲ್ಲಿ ಹತ್ತು ವರ್ಷ ಹೋದ್ಮೇಲೆ ಯಾವ ನಾರಾಯಣಾಚಾರ್ಯರು ಎಲ್ಲಿ ಹೇಳಿದ ಮಹಾಭಾರತ ಸಂದೇಹ ಬರುವಂತೆ ಸ್ಪೂರಿಯಸ್ ನನ್ನ ಹೆಸರಲ್ಲಿ ಬೇರೆ ಬೇರೆ ಧ್ವನಿಗಳಲ್ಲಿ ಹತ್ತಾರು ಜನ ರಿಕಾರ್ಡ್ಸ್ ಮಾಡಿಬಿಟ್ರೆ ಇದು ಪ್ರೂಫ್ ಆಯ್ತು ಈಗ ನಿಮಗೆ ಅದು ತೋರಿಸೋದಕ್ಕೆ ಅವ್ರು ಮಾಡಿದ್ದು ಯಕ್ಷ ಇಲ್ಲಿ ಯಮಧರ್ಮರಾಜ ಕೇಳ್ತಾನೆ ನಿಜವಾದ ಮಾರ್ಗ ಯಾವುದು ಭಗವಂತನನ್ನು ಕಾಣುವುದಕ್ಕೆ ಧರ್ಮಸ್ಯ ತತ್ವ ನಿಹಿತಂ ಗುಹಾಯ ಧರ್ಮದ ತತ್ವ ಹೃದಯ ಗುಹೆಯಲ್ಲಿಯೇ ನಿಂತು ಬಿಡ್ತು ಅಂದ ಯಾಕೆಂದ್ರೆ ಋಷಿಗಳು ಬೇರೆ ಬೇರೆ ಶ್ರುತಿಗಳು ಬೇರೆ ಬೇರೆ ಯಾವ ಶ್ರುತಿಯನ್ನು ಹಿಡ್ಕೊಂಡು ಹೋಗೋದು ವೇದವಾಕ್ಯ ಅಂದ್ರೆ ಒಂದಕ್ಕೊಂದಕ್ಕೆ ವಿರುದ್ಧವಾದ ವಾಕ್ಯಗಳಿದೆ ಸರ್ವಂ ಕಲ್ವಿದಂ ಬ್ರಹ್ಮ ಇದು ಒಂದು ವಾಕ್ಯ ಎಲ್ಲವೂ ದೇವರು ಇನ್ನೊಂದು ಹೇಳ್ತದೆ ನೇಹ ನಾನಾಸ್ತಿ ಕಿಂಕರ ಈ ಜಗತ್ತಲ್ಲಿ ನಾನಾತ್ವ ಇಲ್ಲ ಇರುವುದೆಲ್ಲ ಏಕತ್ವ ಇನ್ನೊಂದು ದ್ವಾಸುಪರ್ಣ ಸಯುಜ ಸಖಾಯ ಈ ಒಂದನ್ನೊಂದಕ್ಕೆ ತಾಳೆ ಮಾಡುವುದು ಕಷ್ಟ ಹೋಗ್ಲಿ ಒಬ್ಬ ಋಷಿ ಹೇಳಿದ್ದನ್ನು ಪ್ರಮಾಣ ಅಂತ ಇಟ್ಕೊಂಡು ಹೋಗೋಣ ಬುದ್ಧ ಹೇಳಿದ್ದು ಬೌದ್ಧ ಮತ ಜನ ಹೇಳಿದ್ದು ಜೈನ ಮತ ಹಾಗೆ ಕ್ರಿಸ್ತ ಹೇಳಿದ್ದು ಕ್ರೈಸ್ತ ಮತ ನಮ್ಮಲ್ಲಿ ಒಂದು ಹೇಳೋಣ ಎಂದ್ರೆ ನೈಕೋ ಋಷಿ ಯಸ್ಯ ಮತಂ ಪ್ರಮಾಣಂ ಎಲ್ಲರೂ ಒಪ್ಪಿಕೊಳ್ಳುವ ಒಬ್ಬ ಋಷಿಯನ್ನು ತೋರಿಸೋದು ಕಷ್ಟ ವ್ಯಾಸರು ಪ್ರಮಾಣ ಅಂದ್ರೆ ಹಾಗಿದ್ರೆ ವಾಲ್ಮೀಕಿ ಆತ ಪ್ರಮಾಣ ಅಲ್ಲ ಹೌದು ವಾಲ್ಮೀಕಿಯು ಪ್ರಮಾಣ ಹಾಗಿದ್ರೆ ಶುಕಾಚಾರ್ಯರು ಯಾತಕ್ಕೆ ಪ್ರಮಾಣ ಅಲ್ಲ ಅವರೂ ಪ್ರಮಾಣ ಗೌತಮರು ಯಾತಕ್ಕಲ್ಲ ಅವರೂ ಪ್ರಮಾಣ ಆಪಸ್ತಮರು ಯಾತು ಪ್ರಮಾಣ ಅವರು ಪ್ರಮಾಣ ಇವರೆಲ್ಲರ ಅಭಿಪ್ರಾಯ ಹೊಂದುವುದಿಲ್ಲ ಆ ಹೊಂದಿಸುವ ಸರ್ಕಸ್ನಲ್ಲಿಯೇ ನಮ್ಮ ಯೂನಿಟಿ ಇರುವುದು ಭಾರತೀಯರಲ್ಲಿ we tally it from hundred hundred points points angles ಯಾರ ಮಾತಿಗೂ ಯಾವುದೂ ವಿರೋಧವಾಗಬಾರದು ಹಾಗಿದ್ರೆ ಮಾತ್ರ ಸತ್ಯ ಒಬ್ಬ ಹೇಳಿದ್ದಕ್ಕಿನ್ನೊಂದು ಇನ್ನೊಂದು ವಿರುದ್ಧವಾಗಿದ್ರೆ ಎರಡರಲ್ಲಿ ಏನೋ ದೋಷ ಇದೆ ಅಂತೇಳಿ ಯಾವುದಕ್ಕಿಂದ ನೋಡಿದರೂ ಸೂರ್ಯ ಸೂರ್ಯನೇ ನೋಡಿ ಚಂದ್ರ ಚಂದ್ರನೇ ಭೂಮಿ ಭೂಮಿಯೇ ಈ ಟ್ಯಾಲಿಯಿಂಗ್ ಅಂತ ಹೇಳ್ತೇವೆ ಭಾರತೀಯರಲ್ಲಿ ಇವತ್ತೇನೋ ಆಗಿದೆ ಇವತ್ತು ದೂರ್ವಾಸರಿಲ್ಲ ಅಂತ ತಿಳ್ಕೊಂಡಿದ್ದೆ ಇಲ್ಲೇ ಬರ್ತ ಅಯ್ಯೋ ಯಾರೋ ಬಂದು ಹೋದ್ರಲ್ಲಾಗಲೇ ಇಲ್ಲಿ ನನಗೆ ಮಧ್ಯ ಮಧ್ಯೆ ನೀವು ಭಂಗ ಆದರೆ ನನಗೆ ಬಹಳ ತೊಂದರೆ ಆಗ್ತದೆ ಏನೋ ಹೇಳ್ತಾ ಇರ್ತೇನೆ ಎಲ್ಲೋ ಹೊತ್ತೆ ಬಹುದೇಶ ಬಹುಕಾಲಗಳಲ್ಲಿ ಹರವಿಕೊಂಡು ನಿಂತಿರತಕ್ಕ ನಮ್ಮ ಸನಾತನ ಧರ್ಮದಲ್ಲಿ ನಾವು ಯಾರನ್ನು ತಿರಸ್ಕಾರ ಮಾಡೋದಿಲ್ಲ there is no rejection there is acceptance there is comprehensiveness there is universality ಅದು ಹಿಂದೂ ಧರ್ಮ ಎಲ್ಲ ಕಡೆ ತಾಳಿ ಮಾಡಿ ನೋಡ್ತೇವೆ ಆದ್ರಿಂದ ಮೂರು ಅಷ್ಟಾವಕ್ರ ಗೀತೆ ನಾವು ಹೇಳ್ತಿದ್ದೇವೆ ಮಹಾಭಾರತೋಕ್ತವಾದದ್ದು ನಿನ್ನೆ ಸ್ವಲ್ಪ ಹೇಳಿದ್ದೇನೆ ಎಲ್ಲ ಮಹಾಭಾರತ ಪ್ರತಿಗಳಲ್ಲಿ ಮುದ್ರಿತವಾಗಿ ನಿಮಗೆ ಸಿಕ್ಕುವುದು ಇಲ್ಲಿ ನಾ ಪ್ರವಚನ ಮಾಡುವುದು ಮಾತ್ರ ಉಳಿದಿದ್ದು ಯಾರೋ ಬರ್ತಿದ್ದಾರೆ ಅದು ನಿಮ್ಗೆ ಬೇಕು ಅಂದ್ರೆ ಓದಿಕೊಳ್ಳಿ ಆಕ್ಷೇಪವಿಲ್ಲ ಜನ ತಪ್ಪುದಾರಿ ಹೋಗಬಾರ್ದು ಅನ್ನೋಕ್ಕೋಸ್ಕರವಾಗಿ ಹೇಳ್ತೇನೆ ನಾನು ಆಗ್ರಹದಿಂದ ಹೇಳಲಿಲ್ಲ ಕಹೋಳನೆಂಬ ತಂದೆಯನ್ನು ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡು ಗರ್ಭದಲ್ಲಿದ್ದ ಮಗು ತಾತನನ್ನೇ ತಂದೆ ಅಂತ ಹೇಳ್ತಾ ಇದ್ದು ಅವನ ಸೋದರ ಮಾವ ಇಲ್ಲ ಇಲ್ಲ ಇವನು ನಿನಗೆ ತಾತ ಆಗಬೇಕು ಅಂತ ಹೇಳಿದಾಗ ಹಾಗಿದ್ರೆ ನಮ್ಮ ತಂದೆ ಎಲ್ಲಿ ಹೋಗಿದ್ದಾನೆ ಅದೇ ಜಾಗಕ್ಕೆ ಹೋಗ್ತೇನೆ ನಾನು ನೋಡೋಣ ಅಂತ ಜನಕನ ಆಸ್ಥಾನಕ್ಕೆ ಬಂದು ಪ್ರವೇಶ ಸಿಕ್ಕದ ಒಳಗಡೆ ಜನಕನನ್ನೇ ಜಗ್ಗಿಸಿ ಮಾತನಾಡಿ ಜನಕ ಕೊಟ್ಟ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿದ ಮೇಲೆ ಆ ದ್ವಾರಪಾಲಕರು ತಣ್ಣಗಾಗ್ತಾರೆ ದ್ವಾರಪಾಲಕರು ಯಾವಾಗಲೂ ಬಹಳ ಗಲಾಟಿ ಯಜಮಾನರು ಸುಮ್ಮನೆ ಇರ್ತಾರೆ ಬಾಗಲಕಾಯಿಯವ್ರದೇ ಗಲಾಟಿ ದೇವರು ಸುಮ್ಮನೆ ಇರ್ತಾನೆ ಪೂಜಾರಿಗಳದೇ ಅವಾಂತರ ಮೂಲ ಗ್ರಂಥ ಚೆನ್ನಾಗಿರ್ತದೆ ಪ್ರವಚನಕಾರಂದೇ ಅವಾಂತರ ರಭಸ ಯಾವಾಗಲೂ ಲೋಕದಲ್ಲಿ ಹೀಗೆಯೇ ಇದು ಎಲ್ಲರ ಅನುಭವನೂ ಹಾಗೆ ಒಬ್ಬಂದೇ ಅಲ್ಲ ಆದ್ದರಿಂದ ವಂದಿಯನ್ನೇ ನೋಡಬೇಕು ಆ ಸೂತನನ್ನು ಎಷ್ಟು ಸೊಕ್ಕು ಅವನಿಗೆ ಎಂಬುದಾಗಿ ಆ ಸಭೆಯ ಒಳಕ್ಕೆ ಪ್ರವೇಶವನ್ನು ಮಾಡ್ತಾನೆ ಈಗ ಅಷ್ಟಾವಕ್ರ ಗೀತೆ ಆರಂಭವಾಗ್ತಾ ಇದೆ ಅಲ್ಲಿ ದೊರೆ ಮತ್ತು ಇತರ ವಿದ್ವಾಂಸರು ಪಣವನ್ನು ಹಾಕಿಬಿಟ್ರು ನಾವೈಮಿ ವಂದಿಂ ವರಮತ್ರ ಮಾದಿನಾಂ ಮಹಾಜಲೇ ಹಂಸಮಿವಾ ದದಾಮಿ ನಮೇದ್ಯ ವಕ್ಷಸಿ ಅತಿವಾದಿಮಾ ನಿನ್ನೆ ಗ್ಲಹಂ ಪ್ರಪನ್ನ ಸರಿತಾಮಿವಾಗಮಃ ಹೇ ಬಂದಿ ನಾನು ನೀನು ವಾದ ಮಾಡೋಣ ಈ ವಾದ ಎಂಥ ವಾದ ನಾ ಹೇಳಿದ್ದ ನೀ ಖಂಡಿಸಬೇಕು ನೀ ಹೇಳಿದ್ದ ನಾ ಖಂಡಿಸಬೇಕು ಅನ್ನೋ ವಾದ ಅಲ್ಲ ಅತಿವಾದ ಮಾಡಬೇಕು ಅತಿವಾದ ಮಾಡೋದಂದ್ರೇನು ನಾನು ಒಂದು ಅಂತ ನೀ ಎರಡು ಅನ್ಬೇಕು ನೀ ಎರಡಂದ್ರೆ ನಾ ಮೂರು ಅನ್ಬೇಕು ನಾ ಮೂರಂದ್ರೆ ನೀ ನಾಲ್ಕು ಅನ್ಬೇಕು ನೋಡಿದ್ದೀರಲ್ಲ ಬೀದಿಗಳಲ್ಲಿ ಜಗಳ ಅಪ್ಪ ಅಂದ್ರೆ ಅಮ್ಮ ಅನ್ನುವುದು ಅಮ್ಮ ಅಂದ್ರೆ ತಾತ ಅನ್ನುವುದು ತಾತ ಅಂದ್ರೆ ಮುತ್ತಾತ ಅನ್ನುವುದು ಇದು ಬೀಜಿ ಜಗಳ ಇದು ವೇದಾಂತದಲ್ಲಿ ಬರುವ ಪ್ರಶ್ನೆ ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ ನಾನೇನು ಒಂದನ್ನು ಹೇಳ್ತೇನೆ ಅದನ್ನೇನು ಅನೇಕವನ್ನಾಗಿ ಮಾಡಿ ತೋರಿಸಬೇಕು ಇದೆಂಥದ್ದು ಅಂತ ಕೇಳಿದ ಜನಕರಾಜ ಸೋಹಂ ಶುತ್ವ ಬ್ರಾಹ್ಮಣಾನಾಂ ಸಕಾಶಾತ್ ಬ್ರಹ್ಮಾದ್ವೈತಂ ಕಥಯಿತು ಆಗತೋಸ್ಮಿ ಈ ವಾದಕ್ಕೆ ಬ್ರಹ್ಮಾದ್ವೈತ ಅಂತ ಹೆಸರಿಟ್ಟು ಇದು ಮೂರದಲ್ಲಿ ಉಕ್ತವಾದದ್ದು ಬ್ರಹ್ಮಾದ್ವೈತ ಅಂದ್ರೆ ಬ್ರಹ್ಮ ವಸ್ತು ಪರಮಾತ್ಮ ವಸ್ತು ಒಂದೇ ಇದು ಯಾವ ಮತಕ್ಕೂ ವಿರೋಧವಿಲ್ಲ ನೋಡಿ ದ್ವೈತಾದ್ವೈತ ವಿಶಿಷ್ಟಾದ್ವೈತ ದ್ವೈತಾದ್ವೈತ ಅಚಿಂತ್ಯ ಭೇದ ಭೇದವಾದ ಏನು ಇಪ್ಪತ್ತೊಂದು ಇಪ್ಪತ್ತೆರಡು ಮತಗಳು ಬ್ರಹ್ಮಸೂತ್ರದ ಮೇಲೆ ಹುಟ್ಟಿವೆ ಅವೆಲ್ಲರೂ ದೇವರು ಒಬ್ಬನೇ ಅಂತಲೇ ಹೇಳ್ತಾರೆ ಯಾರೂ ದೇವರನ್ನು ಎರಡು ದೇವರಿದ್ದಾನೆ ಮೂರು ದೇವರಿದ್ದಾನೆ ಅಂತ ಹೇಳೋದಿಲ್ಲ ಇಂದ್ರ ಅಗ್ನಿ ವರುಣ ಮಾತೃಶ್ವ ಹೀಗೆಲ್ಲ ಹೇಳ್ತೇವಲ್ಲ ಅಂದರೆ ಒಬ್ಬನೇ ದೇವರಿಗೆ ಇದೆಲ್ಲ ಹೆಸರುಗಳು ಸೂತ್ರ ಋಗ್ವೇದದಲ್ಲಿ ಕೊಟ್ಟುಬಿಟ್ರು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಒಬ್ಬನೇ ದೇವರಿಗೆ ಕಾರ್ಯಕ್ಷೇತ್ರಗಳ ಬಾಹುಳ್ಯದಿಂದ ಬೇರೆ ಬೇರೆ ಹೆಸರುಗಳು ಅಂತ ಆದ್ದರಿಂದ ಬ್ರಹ್ಮಾದ್ವೈತ ನಿಜವಾದ ನೀವು ಮುಗೀತು ಅಂತ ಹೇಳಿದ ಮೇಲೆ ಶುರು ಮಾಡ್ತೇನೆ ನಾನು ಮುಗಿತ ಮುಳುಗಿ ಸಾಯಬೇಕು ಅವನು ಉಳಿದ್ರ ಲೋಕ ಕಪಾಯ ಗರ್ವಿಯಾದ ವಿದ್ವಾಂಸ ಲೋಕದಲ್ಲಿ ಉಳಿದರೆ ಇತರದ ತಲೆಗಳನ್ನು ಕೇಳಿಸ್ತಾನೆ ಅವನು ಬದುಕಿರೋದಕ್ಕಿಂತ ಸಾಯೋದು ಬಹಳ ಕ್ಷೇಮ ದೇವರ ಹೆಸರಲ್ಲಿ ಮೋಸವನ್ನು ಮಾಡಿ ಜನರನ್ನು ಜಂಜಾಟದಲ್ಲಿ ಸಿಲುಕಿಸಿ ಅವ್ರಿಗೇನು ತತ್ವಾರ್ಥ ಆಚರಣೆಗೆ ಯೋಗ್ಯವಾದದ್ದು ಒಂದು practical code of workable philosophy ದೊರಕಿಸದೇ ಇದ್ರೆ ಅಂತಹ ವೇದಾಂಶಗಳಿಂದ ತುಂಬ ಉಪಚಾರವಾಗುತ್ತೆ ಜಗತ್ತಿಗೆ ಇವತ್ತು ಅವರು ಬಿಡುವ ಕಾಣಿಸೋದಿಲ್ಲ ಕೋಪ ಮಾಡ್ಕೋಬಾರ್ದು ನೋಡ್ತಾ ಇದ್ದೇನೆ ಏನು ಮಾಡಲಿ ನಿನ್ನೆ ಸ್ವಲ್ಪ ದೂರ್ವಾಸರು ಕಾಣಿಸಿಕೊಂಡಿದ್ರು ಇವತ್ತೊಂದು ದೂರ್ವಾಸರಿಲ್ಲ ಅಂತ ಅಲ್ಲಿ ಬಂದುಬಿಟ್ಟಿದ್ದಾರೆ ನಾನು ಏನು ಮಾಡಲಿ द्वहं ಪ್ರಪನ್ನಃ ನಿವಾರಮಃ ಅದಕ್ಕೆ ಒಂದೀ ಕೋಪಗೊಂಡ ಏನಿದು ಸೋತವನ್ನು ನೀರಲ್ಲಿ ಮುಳುಗಿ ಸಾಯಬೇಕೆ ಮಲಗಿದ್ದ ಹೆಬ್ಬಲಿಯನ್ನು ಎಬ್ಬಿಸ್ತಾ ಇದ್ದೀಯೇ ಚೋಟುಂದ ಬಾಲಕ ನೀನು ಎಚ್ಚರಿಕೆ ಇರಲಿ ವ್ಯಾಘ್ರಂಶಯಾನಂ ಪ್ರತಿಮಾಪೋದಯ ಆಶೀವಿಷಂ ಸೃಕ್ಕಿಣೀಲೇ ರಿಹಾನಂ ನಾಲ್ಗೆ ಚಾಚಿರುವಂತಹ ವಿಷ ತುಂಬಿದ ಬಾಯಿನ ಹಾವನ್ನು ನೀನು ಒಳಗೆ ಕೈ ಹಾಕ್ತಾ ಇದ್ದೀಯೇ ಪದಾಹತಸ್ಯೇ ಶಿರೋಭಿ ಹತ್ಯ ನಾದಷ್ಟೋ ವೈ ಮೋಕ್ಷಸೇ ತನ್ನಿಬೋಧ ಈಗ ನಾನು ಹಾವಿನಂತೆ ಹೆಳೆಯುತ್ತೀನಿ ನಿನ್ನ ಕಚ್ಚದೇ ಇದ್ದರು ನೋಡು ಅಂದ ಅಲ್ಲ ಜಂಬ ಗೆಂಬ ಬೇಡ ಮಾತನಾಡು ಶುರು ಮಾಡೋಣ ವಾದ ಅಂದ ಜನಕರಾಜ ಹೇಳಿದ ಹೌದು ಇದಕ್ಕೆ ಪ್ರಮಾಣ ಯಾರು ಮಧ್ಯಸ್ಥರು ಅಲ್ಲಿದ್ದವರೆಲ್ಲ ಹೇಳಿದರು ಜನಕರಾಜನೇ ಸರ್ವಜ್ಞ ಶಾಸ್ತ್ರ ತಿಳಿದವನು <coughs> ಆದ್ದರಿಂದ ಇದನ್ನು ನೀನೇ ತೀರ್ಮಾನ ಮಾಡು ಕೊನೆಯಲ್ಲಿ ಯಾಕೆಂದ್ರೆ ಎರಡೂ ಕಡೆ ಕೇಳ್ತಾರೆ ಜನ ಏನೂ ತಿಳಿಯೋದಿಲ್ಲ ಒಂದು ಕೋರ್ಟಲ್ಲಿ ವಾದಿ ಪ್ರತಿವಾದಿಗಳು ವಾದ ಮಾಡಿದರೆ ಸಾಮಾನ್ಯರು ಕೋರ್ಟಲ್ಲಿ ಕೂತವರಿಗೆ ಯಾರು ಸರಿ ಹೇಳಿದ್ರು ಯಾರು ತಪ್ಪು ಹೇಳಿದ್ರು ಗೊತ್ತಾಗೋದಿಲ್ಲ ಅಂತಲೇ ಜಡ್ಜಸ್ ಅಂತ ಒಬ್ಬರು ಇರ್ತಾರೆ ಜಡ್ಜ್ ಸಾಹೇಬರು ಜಡ್ಜರು ಹೇಳಿದ್ದು ತಿಳಿಯೋದಿಲ್ಲ ಕೆಲವರಿಗೆ ಆ ಜಡ್ಜರು ಹೇಳಿದ ಮೇಲೆ ಪತ್ರಿಕೆ ಎಡಿಟೋರಿಯಲ್ಸ್ ಕೆಲವರು ಬರೀತಾರೆ ಅವರು ಬರೆದಿದ್ದು ಅರ್ಥ ಆಗೋದಿಲ್ಲ ಕೆಲವರಿಗೆ ಯಾರಿಗೂ ತಿಳಿಯಿದೆ ಅಂತ ಬರುವುದೇ ಬಳಿ ತಿಳಿಯದಂತೆ ಬರುವುದೇ ಒಂದು ದೊಡ್ಡ ಅದೇ ಒಂದು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ ಇಲ್ಲಿ ಹಾಗಲ್ಲ ಇದು ನಿಮಗೆ ನಮಗೆ ಎಚ್ಚರಿಕೆ ಅಂತ ಭಾವನೆ ಮಾಡಿಕೊಂಡು ಇಲ್ಲಿ ನಡೆದ ವಾದವೇನು ಅದನ್ನು ನಾವು ಯೋಚನೆ ಮಾಡೋಣ ಏಮಷ್ಟಾವಕ್ರಹ ಸಮಿತೋ ಹಿ ಗರ್ಜನ್ ಹತ್ತು ವರ್ಷದ ಹುಡುಗನಿಗೆ ಕೋಪ ಬಂತು ಎಷ್ಟು ಜನ ಮೋಸ ಮಾಡಿದ್ದಾನೆ I must expose this fellow ಕೆಲವರು ಪಾಂಡಿತ್ಯ ಹೇಗಿರ್ತದೆ ನೋಡೋದಕ್ಕೆ ದೊಡ್ಡ ಪಂಡಿತರಂತ ಕಾಣಿಸ್ತಾರೆ ನಮ್ಗೆ ದಯವಿಟ್ಟು ಕ್ಷಮಿಸಬೇಕು ಇದನ್ನೆಲ್ಲ ಯಾತಕ್ಕೆ ಹೇಳ್ತೇವೆ ಅಂದ್ರೆ ಇವತ್ತಿಗೂ ಅದೇ ಸ್ಥಿತಿ ಇದೆ ಪಂಡಿತರು ಅಂತ ಅನಿಸ್ಕೊಂಡಿರ್ತಾರೆ ಪೇಪರಲ್ಲಿ ಹೆಸರು ಬರಬೇಕು ಅಡ್ವರ್ಟೈಸ್ಮೆಂಟ್ ಆಗಬೇಕು ದೊಡ್ಡವನು ಅಂತ ಅನಿಸ್ಕೋಬೇಕು ಯಾರಿಗೂ ಅವರಿಂದ ಪ್ರಯೋಜನ ಆಗಿರಬಾರದು ದುಡ್ಡು ಸಂಪಾದನೆ ಮಾಡಬೇಕು ಇದನ್ನು ಶ್ರೀಮದ್ ಭಾಗವತ ಮಹಾತ್ಮ್ಯ ಶ್ರೀಮದ್ ಭಾಗವತರು ಸೇರಿಸಿದ್ದಾರೆ ಪದ್ಮಪುರಾಣದಲ್ಲಿ ಪಂಡಿತರನ್ನೇ ಬೈದಿದ್ದಾರೆ ಪಂಡಿತಾಸ್ತು ಕಳತ್ರೇಣ ರಮಂತೆ ಮಹಿಷ ಇವ ಪತ್ನಿ ಸಂಘ ಮಾಡ್ತಾರೆ ಎಮ್ಮೆಗಳು ಕಲ್ ಕಲಿತುಕೊಂಡಂತೆ ಮಹಿಷ ಇವ ಕಿಂಚಿತ್ತು ಪಾಂಡಿತ್ಯ ಇರೋದಿಲ್ಲ ಇದ್ದು ಬದ್ದು ಪಾಂಡಿತ್ಯ ಯಾತಕ್ಕೆ ಏನಾದ್ರು ಊರು ಹಚ್ಚಿರ್ತಾರೆ ಅದನ್ನೇ ತಿರುಗಿ ತಿರುಗಿ ಟೇಪ್ ರಿಕಾರ್ಡ್ ಹೇಳೋದು ಟೇಪ್ ರಿಕಾರ್ಡ್ ಕೆಲಸ ಪಂಡಿತರು ಮಾಡೋದಾಗಿದೆ ಪಾಂಡಿತ್ಯ ಅದಕ್ಕೆ ಬೇಕು ನಿತ್ಯ ನೂತನವಾದ ವಸ್ತುಗಳು ಎಷ್ಟಿವೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಭಾಗವತದಲ್ಲಿ ಮತ್ತು ನಮ್ಮ ಜೀವನದ ಸಂದರ್ಭಗಳು ಬದಲಾದಂಥ ಬದಲಾದಂಥ ಮೂಲ ಗ್ರಂಥಗಳ ಅರ್ಥವೇ ನಮಗೆ ಬೇರೆ ಬೇರೆ ಬೆಳಕಿನಲ್ಲಿ ಬರ್ತದೆ ಇದೇ ಭಾರತವನ್ನು ಇನ್ನೂ ಮೂವತ್ತು ವರ್ಷ ಹೇಳಿ ತೋರಿಸ್ತೇನೆ ನಿತ್ಯವೂ ಹೊಸದು ಅಂತ ನಿಮಗನ್ನಿಸ್ತದೆ ನಿಮ್ಮ ಜೀವನ ಹಾಗಿರ್ತದೆ ಪಾಂಡಿತ್ಯಂ ನಿರ್ವಿದ್ಯತ್ ಬಾಲ್ಯೇ ತಿಷ್ಠಾಸೇತ್ ನಿಜವಾದ ಪಂಡಿತರ ಲಕ್ಷಣ ಏನು ನಾನು ಪಂಡಿತ ಅನ್ನೋದನ್ನು ಮರೀಬೇಕು ಬರೀ ಭಾರ ಆಯ್ತಲ್ಲ ತನಗೆ ಪ್ರಯೋಜನವಿಲ್ಲ ಅಂತ ಹೇಳ್ಕೊಂಡು ಬಾಲ್ ಏ ಚಿಷ್ಟಾ ಸೇತ್ he must try to live in utter innocence of childhood ಮಕ್ಕಳಿಗೆ ಕಪಟ ಗೊತ್ತಿರೋದಿಲ್ಲ ಆ ಕಪಟವಿಲ್ಲದ ಅವಸ್ಥೆಯಲ್ಲಿ ಮನಸ್ಸು ದೇವರ ಜೊತೆಯಲ್ಲಿ ಏನು ಸಂವಾದ ಮಾಡ್ತದೆ ವಿದ್ವಾಂಸನಾದವನು ತನಗೆ ತಲೆಗೆ ಭಾರವಾದ ಪಾಂಡಿತ್ಯವನ್ನು ಕಳಿಸಿ ಪೇಟದಂತೆ ಕೆಳಗಿಟ್ಟು ಬಾಲ್ಯದಲ್ಲಿರುವುದಕ್ಕೆ ಯತ್ನ ಮಾಡಬೇಕು ಬುಧೋ ಬಾಲಕವತ್ ಕ್ರೀಡೆಯತೆ ಭಾಗವತ ಹನ್ನೊಂದನೇ ಸ್ಕಂದದಲ್ಲಿ ಗೀತೆಯಲ್ಲಿ ಹೇಳ್ತಾರೆ ಪಂಡಿತನಾಗಿದ್ದರೂ ಬಾಲಕನಂತಿರಬೇಕು ಜಂಭ ಇರಬಾರ್ದು ಸೆಲ್ಫ್ ಕಾನ್ಷಿಯಸ್ ಇರಬಾರ್ದು ನನಗಿಷ್ಟು ವಿದ್ಯೆ ಗೊತ್ತಿದೆ ಅಷ್ಟು ವಿದ್ಯೆ ಗೊತ್ತಿದೆ ತಲೆ ಸಿಡಿಸ್ತಾನ ಬರ್ತದೆ ಆದ್ದರಿಂದ ಈ ಹುಡುಗ ಇವತ್ತು ಒಂದಿಯನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ ನೀನೇ ಶುರು ಮಾಡ್ತೀಯ ನಾನೇ ಶುರು ಮಾಡೋಣ ಭಾಗವನ್ನು ಒಂದಿ ಹೇಳಿದ ಏ ನಾನೇ ಶುರು ಮಾಡ್ತೇನೆ ಹಾಗೆ ಶಕುನಿ ತಾನೇ ಮೊದಲು ದಾಳ ಬಿಟ್ಟ ಹಾಗೆ ಧರ್ಮರಾಜನಿಗೆ ಇನಿಷಿಯೇಟಿವ್ ಕೊಡದೇ ಹಾಗೆ ಕ್ರಿಕೆಟ್ನಲ್ಲಿ ನಾವೇ ಮೊದಲು ಬ್ಯಾಟ್ ಮಾಡಬೇಕಂದ ಹಾಗೆ ನೋಡಿ ಬ್ಯಾಟ್ ಮಾಡಬೇಕಾ ಬೌಲ್ ಮಾಡಬೇಕಾ ಟಾಸ್ ಗೆದ್ದಿರ್ತಾನೆ ತಾನೇ ಚೂಸ್ ಮಾಡೋ ಹಾಗೆ ಇವನು ಒಂದಿ ಶುರು ಮಾಡಿದ ಒಂದು ಅಂತ ನಾನು ಹೇಳ್ತೇನೆ ಎರಡನ್ನೇ ಹೇಳು ವಾಗ್ನಿ ಬಹುಧಾ ಸಮಿಧ್ಯತೆ ಇರೋನು ಒಬ್ಬನೇ ಅಗ್ನಿ ಅವನೇ ಅನೇಕ ರೂಪದಲ್ಲಿ ಕಾಣ್ತಾನೆ ಇದುವೇ ಇದು ಪ್ರಸಿದ್ಧವಾದ ತತ್ವ ಸೂರ್ಯನೂ ಅಗ್ನಿ ನೀವು ಉಪಾಸನೆ ಮಾಡುವುದು ಅಗ್ನಿ ದೇವರ ಮನೆಯಲ್ಲಿ ದೀಪ ಹಚ್ಚಿಟ್ಟಿರುವುದು ಅದು ಒಂದು ಅಗ್ನಿ ಬ್ರಾಹ್ಮಣ ತಲೆಯಲ್ಲಿರುವುದು ಅಗ್ನಿ ಬಲಗಣ್ಣಲ್ಲಿ ಕಾಣುವುದು ಅಗ್ನಿ ಹೊಟ್ಟೆಯಲ್ಲಿ ನೀವು ಉಂಡ ಊಟವನ್ನು ಜೀರ್ಣ ಮಾಡುವುದು ಒಂದು ಅಗ್ನಿ ವೈಶ್ವಾನರ ಅಗ್ನಿ ಮನುಷ್ಯ ಸತ್ಯಮೇರವನನ್ನು ಸಂಸ್ಕಾರ ಮಾಡುವುದು ಒಂದು ಅಗ್ನಿ ಯಥಕೋ ಭುವನ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪಂ ಬಭೂವ ಕಠೋಪನಿಷತ್ತಲ್ಲಿ ಯಮದೇವ ಹೇಳ್ತಾನೆ ಅಗ್ನಿ ಯಥೈಕ ಒಬ್ಬನೇ ಅಗ್ನಿ ರೂಪಂ ರೂಪಂ ಪ್ರತಿರೂಪೋ ಬಭೂವ ಅನೇಕ ರೂಪಗಳಂತ ಹೇಳ್ತಾನೆ ನಮ್ಮನೇ ಅಗ್ನಿ ಬೇರೆ ನಿಮ್ಮನೇ ಅಗ್ನಿ ಬೇರೆ ಅಲ್ಲ ಇದು ಯೂನಿಟಿ ಇದೇ ಬ್ರಹ್ಮಾದ್ವೈತ ಇದನ್ನು ತಿಳ್ಕೊಂಡ್ರೂ ಜಗಳ ಬರೋದಿಲ್ಲ ನಿಮಗೆ ನಮಗೆ ಯಾರಿಗೂ ಜಗಳ ಬರೋದಿಲ್ಲ ರಂಗಣ್ಣ ನಿಮ್ಮೂರಲ್ಲಿ ಇವತ್ತು ಕೋಳಿ ಹೋಗಿದೆ ಅಂತ ಒಬ್ಬ ಹುಚ್ಚು ಮುದುಕಿ ಕೇಳಿದ್ದಂತೆ ಕಥೆ ಕೇಳಿದ್ದೀರಾ ಸೋಮನಹಳ್ಳಿ ಒಬ್ಬ ಬೌದಿಕಿ ಇದ್ದಳು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಪಾಠ ಅವರು ಹಚ್ಚಿಬಿಟ್ಟಿದ್ದು ಇದನ್ನು ತನ್ನ ಅಗ್ಗಿಷ್ಟಿಕೆ ಇಲ್ಲದೆ ಇದ್ರೆ ಯಾರು ಏನೇ ಮಾಡೋದಿಲ್ಲ ತನ್ನ ಕೋಳಿಗೆ ಹೋಗದೆ ಇದ್ರೆ ಊರಲ್ಲಿ ಯಾರು ಹೇಳುವುದೇ ಇಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ತನ್ನ ಕೋಳಿಯನ್ನು ಇಟ್ಕೊಂಡು ಅಗ್ಗಿಷ್ಟಿಗೆ ತಗೊಂಡು ಕಾಡಿಗೆ ಹೋದ್ಲು ಮುದುಕಿ ಸಾಯಂಕಾಲ ತನಕ ಊಟ ಮಾಡಲಿಲ್ಲ ಅದೇ ಹಳ್ಳಿ ಅವನು ಸೋಮನಹಳ್ಳಿ ಅವನು ರಂಗಣ್ಣ ಅಂತ ಈ ಕಡೆ ಒಬ್ಬ ಬಂದ ಅವನು ನೋಡಿ ಸೋಮಣ್ಣ ನಿಮ್ಮೂರ್ಲಿ ಬೆಳಗಾಯಿತೆ ನಿಮ್ಮೂರ್ಲು ಕೋಳಿ ಕೂಗಿತೆ ಹುಚ್ಚು ಮುದುಕಿ ನೀನು ಕೋಳಿ ಇದ್ದೆ ಗೋಕರ್ಣದಲ್ಲಿದ್ದೆ ಸ್ವಾಮಿ ಆಶ್ಚರ್ಯ ಇಪ್ಪತ್ನಾಲ್ಕು ಗಂಟೆಯೂ ಕೂಗುವ ಕೋಳಿಗಳಿವೆ ಆ ಊರಲ್ಲಿ ಹಗಲು ರಾತ್ರಿ ವ್ಯತ್ಯಾಸವಿಲ್ಲ ಪಾಪ ಗಡಿಯಾರವೇ ಬೇಡ ಆಲ್ ಟ್ವೆಂಟಿ ಫೋರ್ ಅವರ್ಸ್ ಜಾತಿ ಕೇಳ್ತೇವೆ ನ್ಯಾಯ ನಮ್ಮ ಬಾವಿ ಬಾವಿಯಲ್ಲಿರೋ ಕಪ್ಪೆಗೆ ಇನ್ನೊಂದು ಜಗತ್ತೇ ಗೊತ್ತಿರುವುದಿಲ್ಲ ಎಲ್ಲ ನನ್ನಲ್ಲಿರುವ ದೇವರು ನಿಮ್ಮಲ್ಲಿಯೂ ಇದ್ದಾನೆ ಅಂತ ತಿಳ್ಕೊಳ್ಳಿ ಬೈಯುವನಲ್ಲಿದ್ದಾನೆ ಹೊಗಳುವನಲ್ಲಿದ್ದಾನೆ ನಿದ್ದೆ ಮಾಡುವಲ್ಲಿದ್ದಾನೆ ಮಲಗಿರುವನಲ್ಲಿದ್ದಾನೆ ಕಲ್ಲಿನಲ್ಲಿದ್ದಾನೆ ಮುಳ್ಳಿನಲ್ಲಿದ್ದಾನೆ ಇದನ್ನೇ ನಮ್ಮ ಪ್ರಹ್ಲಾದ ಹೇಳಿದ್ದು ತಡಾಗೇವಾ ತರುವರೇ ಮರದಲ್ಲಿದ್ದಾನೆ ಸ್ಮಶಾನದಲ್ಲಿದ್ದಾನೆ ಊರಲ್ಲಿದ್ದಾನೆ ಕಾಡಲ್ಲಿದ್ದಾನೆ ಎಲ್ಲಿದ್ದಾನೆಯೋ ತ್ವಯ್ಯಸ್ತಿ ಮೈಯಸ್ಥಿತ ನಿನ್ನಲ್ಲಿದ್ದಾನೆ ನನ್ನಲ್ಲಿದ್ದಾನೆ ಒಬ್ಬ ಚೋಟುದ್ದುದು ಹುಡುಗ ಹೇಳಿದ ದೊಡ್ಡವರಿಗೆ ಅರ್ಥ ಆಗೋದೆಲ್ಲ ಜಗಳ ಮಾಡ್ತಾರೆ ಕನ್ವರ್ಷನ್ ಯಾತಕ್ಕೆ ಮಾಡ್ತಾರೆ ನಮ್ಮ ದೇವರು ಹೆಚ್ಚು ನಿಮ್ಮ ದೇವರು ಹೆಚ್ಚು ಯಾತಕ್ಕೆ ತಿಳುವಳಿಕೆ ಇಲ್ಲ ದೇವರು ದೇವರೇ ಆಗಿದ್ರೆ ಅವನೊಬ್ಬನೇ ಆಗಿದ್ರೆ ಬೇರೆ ಬೇರೆ ಇರ್ತದೆ ಅದಕ್ಕೇನು ಹೇಳ್ಕೊಡೋದಿಲ್ಲ ಏಕ ಬಹುಧಾ ಸಮಿಧ್ಯತೆ ಬೇರೆ ಬೇರೆ ಅಗ್ಗಿಷ್ಟಿಕೆಗಳಲ್ಲಿ ಒಂದೇ ಕಾಲಕ್ಕೆ ಸಾವಿರ ಜನ ಸಾವಿರ ಶ್ರಾದ್ದ ಮಾಡ್ತಾರೆ ಸಾವಿರ ಉಪನಯನ ಮಾಡ್ತಾರೆ ಸಾವಿರ ಮದುವೆ ಮಾಡ್ತಾರೆ ಬಹುಧಾ ಸಮಿಧ್ಯತೆ ಏಕ ಸೂರ್ಯ ಸರ್ವಮಿದಂ ವಿಭಾತಿ ಒಬ್ಬನೇ ಸೂರ್ಯ ಎಲ್ಲ ಕಡೆ ಬೆಳಗ್ತಾನೆ ಆದರೆ ಒಂದು ಟೈಮ್ ಬೇರೆ ಬೇರೆ ಇರ್ಬೋದು ಇಂಡಿಯಾದಲ್ಲಿ ಅವನು ಸೂರ್ಯ ಉದಯ ಆಗೋ ಟೈಮ್ ಬೇರೆ ಬರ್ಮಾದ್ದು ಬೇರೆ ಆಸ್ಟ್ರೇಲಿಯಾದ್ದು ಬೇರೆ ಜಪಾನ್ ಜರ್ಮನಿ ಇದು ಬೇರೆ ಪಶ್ಚಿಮ ದೇಶ ಅಮೆರಿಕ ಇದು ಬೇರೆ ಇರ್ಬೋದು ಅದು ಸೂರ್ಯ ಒಬ್ಬನೇ ಇದು ಒಂದು ಮೊದಲನೇದು ಅಗ್ನಿ ಎರಡನೇದು ಸೂರ್ಯ ಏಕೋ ವೀರೋ ದೇವರಾಜ ಅರಿಹಂತ ಶತ್ರುಸೂದನಾದ ದೇವರಾಜ ಇಂದ್ರ ಒಬ್ಬನೇ ಇದ್ದಾನೆ ಎರಡಿಂದ್ರ ಅಲ್ಲ ಲೋಕದಲ್ಲಿ ಎರಡಿಂದ ಮಾಡೋದಕ್ಕೆ ಹೋದ್ರೆ ತ್ರಿಶಂಕು ಸ್ವರ್ಗ ಸೃಷ್ಟಿಯಾಗುತ್ತೆ ಅನ್ಯಮಿಂದ್ರಂ ಕರಿಷ್ಯಾಮಿ ತ್ರಿಶಂಕು ಹೋಗ ಮೇಲಕ್ಕೆ ಎಂದರು ವಿಶ್ವಾಮಿತ್ರರು ಇವನು ಹೋದ ದೇವರಾಜ ಇಂದ್ರ ಹೇಳಿದ ನೀನು ಯಾವನು ಇಂದ್ರ ನಾನಿದ್ದೇನೆ ಇಲ್ಲಿ ಮೇಲೆ ಇರ್ಬೋದು ನಾನು ಒಬ್ಬ ಇರ್ತೇನೆ ಎಂದ ಚೀನ್ ವಜ್ರಾಯುಧದಿಂದ ಹೊಡೆದ ಕೆಳಕ ಕೆಳಗೆ ಬಿದ್ದ ಅಯ್ಯೋ ಗುರುಗಳೇ ನಿಮ್ಮನ್ನು ನಂಬಿಕೊಂಡ ತಲೆಕೆಳಗಾದ್ನಲ್ಲ ಈ ಕ್ವಿಕ್ ರೆವಲ್ಯೂಷನ್ ಮಾಡೋರು ನಂಬಿಕೊಂಡವರೆಲ್ಲ ತ್ರಿಶಂಕು ಆಗ್ತಾರೆ ವಿ ಪಿ ಸಿಂಗರನ್ನು ಕೇಳಿ ನಹುಶನ್ ಕಥೆಯೋ ಅದೇ ಒಬ್ಬ ಇಂದ್ರ ಜಾಗಕ್ಕೆ ಪೈಪೋಟಿ ಮಾಡಿದರೆ ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋ ವಾಸ್ಯಾದನಿಂದ್ರಕ ಅದು ಸುಳ್ಳು ಲೋಕ ಹೇಳುತ್ತದೆ ಒಬ್ಬನೇ ಇಂದ್ರ ಅವನ ಪೀರಿಯಡ್ ಒಂದು ಮನ್ವಂತರದಲ್ಲಿ ಒಬ್ಬನೇ ಮನು ಒಂದು ದೇವಲೋಕದಲ್ಲಿ ಒಬ್ಬನೇ ಇಂದ್ರ ಆದ್ದರಿಂದ ಏಕೋ ವೀರ ದೇವರಾಜೋರಿಹಂತ ಯಮಃ ಪಿತೃಣಾಂ ಈಶ್ವರಶ್ಚ ಏಕ ಏವ ಸತ್ತವರನ್ನೆಲ್ಲ ಕರೆದುಕೊಂಡು ಹೋಗುವ ಯಮದೇವನೂ ಒಬ್ಬನೇ ನಿಮಗೊಂದ್ಯಮ ನಮಗೊಂದ್ಯಮ ಅಲ್ಲ ಯಮಲೋಕದಲ್ಲಿರೋವನೇ ಅವನು ಸಿನಿಮಾದಲ್ಲಿ ಕಾಣೋನು ಅವನೇ ಜನ ಹೆದರಿ ಹೆದರಿ ಸಾಯ್ತಾರಲ್ಲ ಅದೇ ಯಮ ಒಬ್ಬ ಸಂಯಮ ನಿಯಮ ನಿಯಮ ಮಾಡುವನು ಕಂಟ್ರೋಲರ್ ಹೃದಯದಲ್ಲೇ ಇದ್ದಾನೆ ಶಕುಂತಲೆ ತನ್ನ ಗಂಡನಿಗೆ ದುಷ್ಯಂತನಿಗೆ ಹೇಳಿದಳು ಮಹಾಭಾರತದ ಕತೆ ಪರ್ವದಲ್ಲಿ ಯಾರೋ ಗೊತ್ತಿಲ್ಲ ಅಮ್ಮ ಇವತ್ತು ಬಂದು ಗರ್ಭ ಧರಿಸಿ ನನ್ನ ದಸೆಯಿಂದ ಗರ್ಭ ಉಂಟಾಯಿತು ಅಂತ ಹೇಳ್ತಿಯಲ್ಲ ನನಗೂ ನಿನಗೂ ಸಂಬಂಧವೇ ಇಲ್ಲ ನಾನು ನೋಡಲೇ ಇಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಅವನ ದೊರೆ ಈ ಹುಡುಗಿ ಯಾರನ್ನು ಪ್ರಮಾಣ ಸಾಕ್ಷಿ ತರೋಕ್ಕಾಗತ್ತೆ ಅವರು ಪರಸ್ಪರ ಸಂಗಮಿಸಿದಾಗ ಸಾಕ್ಷ್ಯಾರ ಇಟ್ಟಿರ್ತಾರೆ ಯೋಚನೆ ಮಾಡಿ ಗಂಡ ಹೆಂಡತಿ ಗಾಂಧರ್ವದಲ್ಲಿ ಪರಿಣಯವಾದಾಗ ಸಾಕ್ಷಿಯಲ್ಲಿ ತಗೊಂಡ್ಬರ್ತಾಳೆ ಪಾಪ ಅವಳು ಹೇಳಿದ್ಲು ಹದಿನಾಲ್ಕು ಸಾಕ್ಷಿಗಳಿದ್ದಾರೆ ಮಹಾರಾಜರೇ ನಿಮ್ಮ ಹೃದಯದಲ್ಲೇ ಒಬ್ಬ ಇದ್ದಾನೆ ಯಮೋ ವೈವಸ್ವತೋ ರಾಜ ನಿನ್ನ ಹೃದಯದಲ್ಲಿದ್ದಾನೆ ಎಸ್ತ ವೈಶ ಹೃದಯ ಸ್ಥಿತ ವಿವಸ್ವಾನ್ ಚೆನ್ನಾಗಿ ಹೊಳೆಯೋ ಆ ಭಗವಂತನ ನ್ಯಾಯನಿಷ್ಠರ ಮುಖಕ್ಕೆ ಯಮ ಎಂಬುದಾಗಿ ಹೆಸರು ವೇದ ಸಂಸ್ಕೃತಿ ಪರಿಚಯ ಎರಡನೇ ಸಂಪುಟದಲ್ಲಿ ಕೊನೆಯಲ್ಲಿ ಬರೆದಿದ್ದೇನೆ ಯಮೋ ವೈವಸ್ವತೋ ರಾಜ ವೈಶ ಹೃದಯ ಸ್ಥಿತ ತೇನ ಚೇದ ವಿವಾದಸ್ತೆ ಅವನ ಜೊತೆಯಲ್ಲಿ ವಿವಾದ ಮಾಡದೇ ಇರುವಂತೆ ಯಮನ್ ಜೊತೆಯಲ್ಲಿ ಜಗಳಾಗದೇ ಇರುವಂತೆ ನೀ ನಡ್ಕೊಂಡ್ರೆ ಮಾ ಗಂಗಾ ಮಾ ಕುರುಂಗಮಃ ಗಂಗಾ ಯಾತ್ರೆ ಮಾಡಬೇಡ ಕುರುಕ್ಷೇತ್ರಕ್ಕೆ ಹೋಗಬೇಡ ನಿನಗೆ ಪಾಪೇ ಬರೋದಿಲ್ಲ ಯಮ ಹೇಳಿದಂತೆ ಕೇಳು ಪಾಪ ಪುಣ್ಯಕ್ಕೆ ಹೆದರಬೇಕು ಮನುಷ್ಯ ಪಾಪ ಎಲ್ಲಿದೆ ಪುಣ್ಯ ಎಲ್ಲಿದೆ ಅಂತ ಎರಡು ಅಕೌಂಟ್ ಬರೀತಾರೆ ಚಿತ್ರಗುಪ್ತು ಬಂತು ಅಲ್ಲೇ ಶುರುವಾಯಿತು ಶಿಶುಪಾಲನ ಅಕೌಂಟ್ ಕೃಷ್ಣ ಬರದಾಗೆ ಏನ್ರಿ ಕ್ರಿಶ್ಚಿಯನ್ರಿಗೂ ಇದೆ ಯಮಾನೆ ಮುಸ್ಲಿಮ್ರಿಗೂ ಇದೆ ಯಮಾನೆ ಅಂದರೆ ಅವರು ಬೇರೆ ಹೆಸರಿಂದ ಹೇಳ್ಬೋದು ಆದರೆ ಅಲ್ಲಿ ಎಲ್ಲಿ ಕಡೆ ಸಾಯ್ತಾರೆ ಜನ ಸತ್ತ ಜಾಗಕ್ಕೆಲ್ಲ ನಾವು ರುದ್ರಭೂಮಿ ಅಂತಲೇ ಕರೀತೇವೆ ನೀವು ಸಿಮೆಟ್ರಿ ನೀ ಮತ್ತೊಂದನ್ನಿ ಬೇರೆ ಹೆಸರು ಕೊಡಿ ಸತ್ತವರೆಲ್ಲ ಯಮಸ್ಯ ನಿಧಿನ ನಾಚರಾಮಿ ಆ ಯಮಲೋಕಕ್ಕೆ ಹೋಗಬೇಕು ರುದ್ರಭೂಮಿಗೆ ಹೋಗಬೇಕು ಇದು ಲೋಕವೆಲ್ಲ ಹೀಗೆ ಒಂದಾಗಿದೆ ಎಂಬುದಾಗಿ ಬ್ರಹ್ಮಾದ್ವೈತವನ್ನ ಒಂದಿಯೇ ಹೇಳಿದ ಆಯಿತು ಈಗ ಅಜುವಾದ ಮಾಡು ಎರಡೇನಾರಿದ್ರೆ ಹೇಳು ಅಂದ ದ್ವಾವಿಂದ್ರಾಗ್ನಿ ಚರತೋ ವೈಸಖಾಯವು ಅಷ್ಟಾವಕ್ರ ಹೇಳಿದ ಇಂದ್ರ ಮತ್ತು ಅಗ್ನಿ ಅನ್ನೋದು ಒಂದು ಜೋಡಿ ದೇವತೆಗಳು ಕೆಲವು ಯಾಗಗಳಲ್ಲಿ ಇಂದ್ರ ಮತ್ತು ಅಗ್ನಿ ಇಬ್ಬರಿಗೂ ಸೇರಿಸಿ ಹೋಮದಲ್ಲಿ ಕೊಡ್ತಾರೆ ಇವರು ಬಿಡಿಸೋಕ್ಕಾಗೋದಿಲ್ಲ ದ್ವೌ ದೇವರ್ಷಿ ನಾರದ ಪರ್ವತೌಚ ಪರ್ವತ ಮತ್ತು ನಾರದ ಅಂತ ಇಬ್ಬರು ದೇವರ್ಷಿಗಳು ಹರಿಶ್ಚಂದ್ರನಿಗೆ ಅವರು ಬೋಧನೆಯನ್ನು ಮಾಡಿ ಮಗನಾಗಲಿಲ್ಲ ನೀನು ಹರಕೆ ಮಾಡ್ಕೋ ವರುಣನಿಗೆ ಮಗನಾದರೆ ಮಗನನ್ನೇ ನಾನು ಬಲಿ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿಕೊ ಅಂತ ಹೇಳಿ ಮಗನನ್ನ ಉಂಟು ಮಾಡಿ ಆ ಲೋಹಿತಾಶ್ವನನ್ನ ಬಲಿ ಕೊಡೋದಕ್ಕೆ ಬದಲಾಗಿ ಶೂನಶೇಪನನ್ನು ಕರ್ಕೊಂಡು ಹೋದ ಕಥೆ ಇವರೇ ಆ ಇಬ್ಬರು ಮಂತ್ರಿಗಳು ದ್ವೌ ದೇವ ಋಷಿ ನಾರದ ಪರ್ವತೋಚ ದ್ವೌ ಅಶ್ವಿನೋ ಅಶ್ವಿನಿ ದೇವತೆಗಳು ಇಬ್ಬರು ಅವರು ಜೋಡಿಯಾಗಿರ್ತಾರೆ ಯಾಕೆ ಜೋಡಿಯಾಗಿರ್ತಾರೆ ನಿಮ್ಮ ಮೂಗಿನಲ್ಲಿ ಇರ್ತಾರೆ ಅವರು ಅಶ್ವಿನಿ ದೇವತೆಗಳು ಉಸಿರು ಎಳ್ಕೊಳ್ಳುವಾಗ ಒಬ್ಬ ಉಸಿರನ್ನು ಹೊರಗೆ ಬಿಡುವಾಗ ಒಬ್ಬ ನಿಮ್ಮ ರಕ್ತ ಸಂಸಾರ ಚೆನ್ನಾಗಿ ಆಗುವಂತೆ ಮಾಡತಕ್ಕ ದೇವತೆಗಳು ಅಶ್ವಿನಿ ದೇವತೆಗಳು ಮೂಗಿನಲ್ಲಿದ್ದಾರೆ ಮೂಗ್ ಭಗವಂತನ ಮೂಗಿನಿಂದಲೇ ಉಂಟಾದರು ಅಂದ್ರೆ ನಮ್ಮ ಇಡೀ ವ್ಯಕ್ತಿತ್ವದಲ್ಲಿ ದೇವತೆಗಳನ್ನು ತೋರಿಸಬಹುದು ದ್ವೌ ಅಶ್ವಿನವು ದ್ವೇ ರಥಸ್ಯಾಪಿ ಚಕ್ರೆ ರಥಕ್ಕೆ ಯಾವಾಗಲೂ ಎರಡೇ ಚಕ್ರ ನಾಲ್ಕಿದೆಯಲ್ಲ ನಾಲ್ಕು ಇರ್ಬೋದು ಹತ್ತು ಇರ್ಬೋದು ಇಪ್ಪತ್ತು ಇರ್ಬೋದು ಮಿನಿಮಮ್ ಎರಡು ಸೈಕಲ್ ಸೈಕಲ್ಗೂ ಎರಡು ಪಕ್ಕದಲ್ಲಿರೋದಿಲ್ಲ ಮುಂದೆ ಒಂದು ಹಿಂದೆ ಒಂದು ಒಂದೇ ಚಕ್ರ ಇದೆಯಲ್ಲ ಅದು ಜಪಾನ್ನಲ್ಲಿ ಸರ್ಕಸ್ ಕಂಪನಿಯಲ್ಲಿ ಇರುತ್ತೆ ನಡುಬೀಜಲ್ಲಿ ನೀವು ಒಂದೇ ಚಕ್ರ ಸೈಕಲ್ ಬಿಡೋಕ್ಕಾಗೋದಿಲ್ಲ ದ್ವೌ ಅಶ್ವಿನೌ ದ್ವೇ ರಥಸ್ಯಾಪಿ ಚಕ್ರೆ ಭಾರ್ಯ ಪತ್ನಿ ದ್ವೌ ವಿಹಿತ ವಿಧಾತ್ರ ಜಗತ್ತನ್ನು ವಿಧಾಯಕ ಮಾಡಿದ ಬ್ರಹ್ಮದೇವ ಗಂಡು ಹೆಣ್ಣು ಎಂಬ ಜೋಡಿಯನ್ನು ಮಾಡಿದ ಅದರಿಂದಲೇ ಸಂತಾನ ಅದರಿಂದಲೇ ಸಂಸಾರ ಅದರಿಂದಲೇ ಲೋಕ ಈ ಎರಡರಲ್ಲಿ ಎಲ್ಲ ಅಡಕವಾಗಿದೆ ಜಗತ್ತು ಜಗತ್ತು ದ್ವಂದ್ವಮಯವಾಗಿದೆ ಅಷ್ಟಾವಕ್ರ ಹೇಳಿದ ನೀ ಹೇಳು ಮುಂದಕ್ಕೆ ಒಂದು ಹೇಳಿದ ತ್ರಿಸೂಯತೆ ಕರ್ಮಣ ವೈ ಪ್ರಜೇಯಂ ಮೂರು ಶುರು ಮಾಡಿದ ಮಗು ಹುಟ್ಟಬೇಕಾದ್ರೆ ಮೂರರಿಂದ ಹುಟ್ಟುತ್ತದೆ ಏನು ಗಂಡ ಹೆಂಡತಿ ಇಬ್ಬರೇ ನಾವು ತಿಳ್ಕೊಂಡು ಮೂರು ಅಂತ ಒಂದು ಹೇಳ್ತಿದ್ದೀರಲ್ಲ ಅಂದರೆ ಮೂರರಿಂದ ಅಲ್ಲ ಮೂರು ರೀತಿಯಲ್ಲಿ ಹುಟ್ಟುತ್ತದೆ ಹುಟ್ಟಿದ ಮಗು ಬ್ರಹ್ಮ ದೇವನ ಸಂಕಲ್ಪದಂತೆ ಇಲ್ಲ ದೇವತೆಯಾಗಿ ಹುಟ್ಟಬಹುದು ಮನುಷ್ಯನಾಗಿ ಹುಟ್ಟಬಹುದು ಗಿಡಮರವಾಗಿ ಹುಟ್ಟಬಹುದು ದೇವ ಮನುಷ್ಯ ಸ್ಥಾವರ ಎಂಬ ಮೂರು ರೀತಿಯಲ್ಲಿ ಮೂರು ರೀತಿಯಾದಕ್ಕೆ ಕರ್ಮವಶ್ಯತ್ವ ಕರ್ಮದ ಫಲವಾಗಿ ಹುಟ್ಟುತ್ತೆ ಈ ಮರಕ್ಕೆ ವೃಕ್ಷ ಅಂತಾರೆ ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೆ ಅಕೌಂಟಬಿಲಿಟಿ ಸಂಸ್ಕೃತ ಶಬ್ದದಲ್ಲಿ no word goes without an etymology ಪ್ರತಿಯೊಂದಕ್ಕೆ ಅಕೌಂಟ್ ಈ ಶಬ್ದದಿಂದಲೇ ಇದನ್ನ ಯಾತಕ್ಕೆ ಕರೀಬೇಕು ಅರ್ಥ ಇದೆ ಇಂಗ್ಲಿಷಲ್ಲಿಲ್ಲ ಬೇರೆ ಭಾಷೆಯಲ್ಲಿಲ್ಲ ವೃಶ್ಚನಾದ್ ವೃಕ್ಷ ವೃಕ್ಷ ಶಬ್ದಕ್ಕೆ ವೃಶ್ಚನ ಅಂತ ಕಟ್ ಮಾಡೋದು ಕತ್ತೆ ತಗೊಂಡು ಕೈಯಲ್ಲಿ ಉಗುರಿನಲ್ಲಿ ಗಿಳ್ತಾ ಇದ್ರೆ ಅದು ಗಿಳ್ಳಿದಷ್ಟು ಚಿಗುರುವುದಾದ್ದರಿಂದ ಅದಕ್ಕೆ ವೃಕ್ಷ ಅಂತ ಹೆಸರು ಒಂದು ತುಳಸಿ ಎರಡು ಮೂರು ಎಲೆಯನ್ನು ಕಿತ್ಕೊಂಡ್ರಿ ದೇವರ ಪೂಜೆಗೆ ಅಂತ ಇನ್ನೊಂದು ನಾಲ್ಕು ದಿವಸ ಹೋದ್ರೆ ಇನ್ನೊಂದು ಬೆಳೆದಿರುತ್ತದೆ ವರವನ್ನು ಕೇಳಿಕೊಂಡಿತು ಇಂದ್ರದೇವ ಕೊಟ್ಟಿದ್ದಾನೆ ಆ ವರವನ್ನು ಅದಕ್ಕೆ ಆದ್ದರಿಂದ ಅದಕ್ಕೆ ವೃಕ್ಷ ಎಂಬುದಾಗಿ ಹೇಳ್ತೇವೆ ಏನೋ ಜನ್ಮಾಂತರ ಪಾಪ ಮಾಡಿದ್ರಿಂದ ಮಾತು ಹೋಗಿರುತ್ತದೆ ಮರಗಳಿಗೆ ಮಾತಾಡೋಕ್ ಬರೋದಿಲ್ಲ ಗಿಡಗಳಿಗೆ ಗುಲ್ಮಗಳಿಗೆ ಬಳ್ಳಿ ಲತೆ ಅದು ವೀಳ್ಯದೆಲೆ ಇರ್ಬೋದು ಮತ್ತೊಂದಿರ್ಬೋದು ಎಷ್ಟೇ ಉಪಯುಕ್ತವಾಗಿದ್ರು ತುಳಸಿಯೇ ಆಗಿದ್ರು ಪೂರ್ವ ಜನ್ಮದಲ್ಲಿ ಪಾಪ ಮಾಡಿತ್ತಾದ್ರಿಂದ ಮಾತಿಲ್ಲದೆ ಹುಟ್ಟುತ್ತದೆ ಸ್ಥಾವ ಎದ್ದು ಕಡೆಯೇ ಇರಬೇಕದು ಮನುಷ್ಯನಾಗಿ ಹುಡ್ತಾನೆ ಕರ್ಮಗಳನ್ನು ಮಾಡಿ ಸತ್ಕರ್ಮಗಳನ್ನು ಮುಂದನೆ ಯೋಗ್ಯತೆಗೆ ಪುಣ್ಯ ಹೆಚ್ಚಾಗಿತ್ತು ದೇವತೆಯಾಗಿ ಹುಡ್ತಾನೆ ಆ ದೇವಲೋಕದಲ್ಲಿ ಸಾಧನೆ ಮಾಡುವುದಕ್ಕೆ ಅವಕಾಶವಿಲ್ಲ ಸಾಧನ ಲೋಕ ಅಂದ್ರೆ ಮನುಷ್ಯ ಲೋಕ ದೇವತೆಗಿಂತ ಮನುಷ್ಯ ಜನ್ಮವಾಸಿ ಇಂದ್ರಾದಿ ದೇವತೆಗಳು ಮತ್ತೆ ಮನುಷ್ಯನಾಗಿ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಈ ಲೋಕಕ್ಕೆ ಬಂದು ಮತ್ತೆ ಒಂದು ರೂಪದಲ್ಲಿ ತಪಸ್ಸನ್ನು ಮಾಡಿಯೇ ಹೋಗಬೇಕು ಇದು ಕರ್ಮಭೂಮಿ ದೇವಭೂಮಿಯಲ್ಲಿ ಮೋಕ್ಷವಿಲ್ಲ ಕರ್ಮಭೂಮಿ ಆದ್ರಿಂದ ಸೃಶ್ಸೂಯತೆ ಕರ್ಮಣಾವೈ ಪ್ರಜೇಯಂ ತ್ರಯೋಯುಕ್ತ ವಾಜಪೇಯಂ ವಹಂತಿ ವಾಜಪೇಯ ಎಂಬ ಭಾಗವನ್ನು ಯಾಗವನ್ನ ಮಾಡುವಾಗ ಮೂರು ಜನ ಸೇರಿಕೊಂಡು ಮಾಡ್ತಾರೆ ಋಗ್ವೇದದವರು ಯಜುರ್ವೇದದವರು ಸಾಮ್ವೇದದವರು ಹಾಗೆಯೇ ಅದೇ ರೀತಿಯಲ್ಲಿ ಅಧ್ವರ್ಯಗಳು ತಯೋ ಯುಕ್ತ ವಾಜಪೇಯಂ ವಹಂತಿ ಅಧ್ವರ್ಯ ತ್ರಿಸವನಾನಿ ತನ್ಮತೆ ಇದು ಯಾಜ್ಞಿಕಿ ಟರ್ಮಿನಾಲಜಿ ಗೊತ್ತಿದ್ದವರಿಗೆ ಇದು ಅರ್ಥ ಆಗುತ್ತೆ ಉತ್ತರ ಕೊಡಬಹುದಿಲ್ಲ ಸವನಗಳು ಒಂದು ದೊಡ್ಡ ಯಾಗದಲ್ಲಿ ಮೂರು ಹೊತ್ತು ಸವನಗಳನ್ನು ಕೊಡ್ತಾರೆ ಪ್ರಾತಃ ಸವನ ಮಾಧ್ಯಂದಿನ ಸಾಯಂ ಸವನ ಎಂಬುದಾಗಿ ಅದು ಗೃಹಸ್ಥನಿಗಾದರೆ ಗಾರ್ಹಪತ್ಯ ದಕ್ಷಿಣಾಗ್ನಿ ಆಹ್ವನೀಯ ಎಂಬುದಾಗಿ ಮೂರು ಅಗ್ನಿಗಳನ್ನು ಹೇಳ್ತಾರೆ ಅದಕ್ಕೆ ತ್ರೇತಾಗ್ನಿ ಎಂಬುದಾಗಿ ಹೆಸರು ಅದೇ ರೀತಿಯಲ್ಲಿ ತ್ರಯೋ ಲೋಕ ಮೂರು ಲೋಕಗಳು ಭೂಮಿ ಸ್ವರ್ಗ ಮತ್ತು ಪಾತಾಳ ಅಥವಾ ನರಕ ಎಂಬುದು ತ್ರೀಣಿ ಜ್ಯೋತಿಂಷಿ ಆಹುಹು ಮೂರು ಜ್ಯೋತಿಗಳುಂಟು ಸಭಾಪರ್ವದಲ್ಲಿ ಭೀಮಸೇನ ವಾಕ್ಯದಲ್ಲಿ ತೋರಿಸಿದ್ದೆ ನಿಮ್ಗೆ ನೆನಪಿದೆಯೋ ಇಲ್ಲವೋ ಸಹದೇವ ಬೆಂಕಿ ತಗೊಂಬಾರೋ ದ್ರೌಪದಿಯನ್ನಿಟ್ಟು ಜೂಜಾಡಿದ ಧರ್ಮರಾಜನ ತೋಳುಗಳನ್ನು ಸುಟ್ಟು ಬಿಡ್ತೇನೆ ಎಂಬುದಾಗಿ ಅಲ್ಲಿ ಸ್ವಲ್ಪ ನೋಡ್ರಿ ಮನುಷ್ಯ ಜೀವನವನ್ನು ಬೆಳಗುವುದು ಮೂರು ಬೆಳಕುಂಟು ಒಬ್ಬ ಮನುಷ್ಯನಿಗೆ ಹೇಳೋದಕ್ಕೆ ಭಯ ಎಲ್ಲರಿಗೂ ಮೂರಿದೆಯೋ ಒಂದೇ ಇದೆಯೋ ಎರಡಿದೆಯೋ ಯಾವುದೂ ಇಲ್ಲವೋ ನೀವು ನೀವು ಪರೀಕ್ಷೆ ಮಾಡ್ಕೋಬೇಕು ಮನುಷ್ಯ ಬದುಕಿರುವಾಗಲೂ ಸತ್ತ ಮೇಲೂ ಅವನನ್ನು ಬೆಳಗುವುದು ಇದ್ದ ಅವನಿದ್ದ ಅಂತ ತೋರಿಸಿಕೊಡುವುದು ಮೂರು ಜ್ಯೋತಿಗಳು ಒಂದು ವಿದ್ಯೆ ಒಂದು ಕರ್ಮ ಒಂದು ಸಂತಾನ ವಿದ್ಯೆಯಿಂದ ಬೆಳಗ್ತಾನೆ ಮನುಷ್ಯ ಸತ್ಕರ್ಮಾನುಷ್ಠಾನದಿಂದ ಬೆಳಗುತ್ತಾನೆ ಅಥವಾ ಮಕ್ಕಳು ಸದ್ಗತಿಯನ್ನು ಮುಂದಕ್ಕೆ ಬೆಳಕನ್ನು ತೋರಿಸಿ ಕರ್ಕೊಂಡು ಹೋಗ್ತಾರೆ ಅದರ ಮೂರನೇದು ಅಪತ್ಯ ಹೆಂಡತಿಯನ್ನು ಪರಪುರುಷ ಮುಟ್ಟಿದ್ರೆ ಸಂತಾನ ಕೆಟ್ಟು ಹೋಗ್ತದೆ ಧರ್ಮರಾಜ ನಮ್ಮ ಐವರಿಗೆ ದುರ್ಗತಿಯನ್ನು ತಂದುಬಿಟ್ಟ ದ್ರೌಪದಿ ಮೂಲಕವಾಗಿ ತೋಳು ಸುಡ್ತೇನೆ ಅಂತ ಕೂತು ಬಿಟ್ಟ ಭೀಮಸೇನ ಹೆಂಡತಿಯನ್ನು ಜ್ಯೋತಿ ಅಂತ ಕಂಡ ಅವನು ನಮ್ಮ ಹಳ್ಳಿ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ ನೋಡಿ ಒಂದು ಹೆಣ್ಣು ಮಗುವನ್ನು ಮದುವೆ ಮಾಡಿಕೊಡ್ತೀರಿ ನನ್ನ ಮಗಳಿಗೆ ದೊಡ್ಡವಳಿಗೆ ಮದುವೆ ಮಾಡಿದಾಗ ಆ ಬೀಗರ ಕಡೆಯವರು ಹೇಳಿದರು ಅಂತೂ ನಮ್ಮ ಮನೆ ಬೆಳಗಿದ್ರಿ ಭಾಷೆ ಹೇಗೆ ನೋಡಿ ಸಹ ಮಾತು ಮನೆಯನ್ನು ಬೆಳಗುವುದಂದ್ರೆ ಏನು ಒಂದು ಹೆಣ್ಣನ್ನು ಸಾಗ ಹಾಕುವುದಲ್ಲ ಇನ್ನೊಂದು ಮನೆಯನ್ನು ಬೆಳಗುವುದಕ್ಕಾಗಿ ಹೆಣ್ಣನ್ನು ಕೊಡ್ತೇವೆ ವಿದ್ಯೆ ಕರ್ಮ ಅಪತ್ಯ ಇದು ಮೂರು ಮೂರು ಎಂಬುದಾಗಿ ಹೇಳ್ತಾರೆ ಸರಿ ನೀ ಹೇಳು ನಾಲ್ಕನ್ನು ನೋಡೋಣ ಒಂದೆಂಬುದು ಚಂದ್ರಮಾಲೆಯ ಸರ ಕೇಳಿದಿರಲ್ವ ಎರಡೆಂಬುದೇನೇ ಹೆಸರೇಳೆ ಇದು ಚಿಕ್ಕ ಹುಡುಗರಿಗೆ ಈ ಒಂದು ಎರಡು ಮೂರು ಎಂಟು ಒಂಬತ್ತು ಇದೆಲ್ಲ ಕಲಿಸೋದು ಪದ್ಧತಿ ಹಳೆ ಕಾಲದಲ್ಲಿ ಆ ಕ್ರಮದಲ್ಲಿ ಹೋಗ್ತಾ ಇದೆ ಮೂರಾಯಿತು ನಾಲ್ಕನ ನೀನು ಹೇಳು ಚತುಷ್ಟಯ್ಯಂ ಬ್ರಾಹ್ಮಣ ನಾಂ ನಿಕೇತನ್ ನಾಲ್ಕು ಅನ್ನೋದು ಬ್ರಾಹ್ಮಣರಿಗೆ ಗೂಢ ಸಂಕೇತ ಅಂದ್ರು ಬ್ರಾಹ್ಮಣರಿಗೆ ನಾಲ್ಕಕ್ಕೆ ಏನು ಸಮರ ಬ್ರಾಹ್ಮಣರಿಗೆ ಬ್ರಹ್ಮಚರ್ಯ ಗೃಹಸ್ಥ ವಾಪ್ರಸ್ಥ ಅಲ್ಲದೆ ಸನ್ಯಾಸ ಎಂಬುವ ನಾಲ್ಕು ಆಶ್ರಮಗಳಿಗೆ ಅರ್ಹತೆ ಉಂಟು eligible for all the four ನಾಲ್ಕನೇ ಆಶ್ರಮ ಅದರಲ್ಲಿ ಸನ್ಯಾಸದಲ್ಲಿ ನಾಲ್ಕು ವಿಧ ಕೇಳಿದಿರೋ ಇಲ್ಲವೋ ಮನುಸ್ಮೃತಿಯಲ್ಲಿ ಹೇಳ್ತಾರೆ ಕುಟೀಚರ ಬಹುದಕ ಹಂಸ ಮತ್ತು ಪರಮಹಂಸ ಇವತ್ತು ಸನ್ಯಾಸ ಹಂಸರು ಅಂತ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಿ ಆ ರೀತಿ ಪ್ರಚಾರ ಆಗ್ತಾ ಇರೋದ್ರಿಂದ ರಾಮಕೃಷ್ಣರನ್ನ ಪರಮಹಂಸರು ಅಂತ ಹೇಳಿದ್ರೆ ಅವರೇನು ಸನ್ಯಾಸಿ ಆಗಿರಲಿಲ್ಲ ಗೃಹಸ್ಥರಾಗಿಯೇ ಇದ್ರು ಪರಮಹಂಸ ಧರ್ಮಕ್ಕೂ ಕಾಷಾಯಕ್ಕೂ ಏನು ಸಂಬಂಧ ಇಲ್ಲ ವೈದಿಕ ಧರ್ಮದಲ್ಲಿ ಕಾಷಾಯ ಹಾಕೊಂಡವರೇ ಸನ್ಯಾಸಿ ಆಗಬೇಕಂತ ನಿಯಮ ಇಲ್ಲ ಇದು ಬೌದ್ಧರಿಂದ ಪ್ರಚಾರವಾಯಿತು ಚಿಕ್ಕ ವಯಸ್ಸಲ್ಲೇ ಅವನಿಗೆ ತಲೆ ಬೋಡಿಸಿ ಜನಿವಾರ ಕಿತ್ತು ಏನು ಒಂದು ಹೇಳಿಕೊಟ್ಟು ಸನ್ಯಾಸಿ ಮಾಡೋದು ಈ ಡಲೈಲಾಮ ಕಡೆಯವರೆಲ್ಲ ನೋಡಿ ಎಷ್ಟು ನೂರಾರು ಜನ ಸನ್ಯಾಸಿಗಳು ಬೈಲುಕುಪ್ಪೆ ತುಂಬ ಮುಂಡುಗೋಡಿನ ತುಪ್ಪ ಕುಶಾಲ್ ನಗರ ತುಂಬ ಅವೆಲ್ಲರೂ ಸನ್ಯಾಸಿಗಳೇ ಹಾವು ತಿಂತಾರೆ ಹಲ್ಲಿ ತಿಂತಾರೆ ಬೀಡಿ ಸೇರ್ತಾರೆ ಸಿಕ್ಕಿದ್ದೆಲ್ಲ ಮಾಂಸ ಗಿಂಸ ತಿಂತಾರೆ ಸನ್ಯಾಸಿಗಳು ಇದು ಪ್ರಚಾರ ಹೆಚ್ಚಾಗಿ ಹೆಚ್ಚಾಗಿ ಜನಗಳಿಗೆ ಏನಾಯಿತು ಕಾಷಾಯ ಕಂಡರೆ ಮುಗಿಬಿದ್ದು ಕಾಲಿಗೆ ಬೀಳುವ ಪರಿಪಾಠ ಬಂದದ್ದರಿಂದ ವೈದಿಕರು ನಾವು ಒಂದು ಹೀಗೆ ಮಾಡಿದೆ ಇದ್ರೆ ಉಳಿಗಾಲ ಎಲ್ಲ ಅಂತ ಇವರು ಶುರು ಮಾಡಿದರು ಮನುಸ್ಮೃತಿಯಲ್ಲಿ ಸನ್ಯಾಸಾಶ್ರಮಕ್ಕೆ ಬಹಳ ಬೆಲೆ ಕೊಟ್ಟೇ ಇಲ್ಲ ಗೃಹಸ್ಥಾಶ್ರಮಕ್ಕೆ ಬೆಲೆ ಕೊಟ್ಟಿದ್ದಾರೆ ಬ್ರಹ್ಮಚಾರಿ ವಾನಪ್ರಸ್ಥ ಸನ್ಯಾಸಿ ನಾಲ್ಕು ಮೂವರು ಭಿಕ್ಷೆ ಎತ್ತುವ ಆಶ್ರಮಗಳು ದುಡಿಯುವ ಆಶ್ರಮ ಅಲ್ಲ ಸನ್ಯಾಸಿಗಳು ಹಾರ್ಡ್ ವರ್ಕ್ ಮಾಡೋದಿಲ್ಲ ವಾನಪ್ರಸ್ಥ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾನೆ ಬ್ರಹ್ಮಚಾರಿ ಭಿಕ್ಷೆ ಎತ್ತಾನೆ ಮೂವರು ಭಿಕ್ಷಕರು ಅವರಿಗೆ ಭಿಕ್ಷಕ ಹಾ ಭಿಕ್ಷೆ ಅವನು ಒಬ್ಬನೇ ಒಬ್ಬ ಯಾರು ಅಂದ್ರೆ ಗೃಹಸ್ಥ ತಸ್ಮಾತ್ ಜ್ಯೇಷ್ಠಾಶ್ರಮೋ ಗೃಹಿ ಧನ್ಯೋ ಗೃಹಸ್ಥಾಶ್ರಮ ಗೃಹಸ್ಥಾಶ್ರಮ ಶ್ರೇಷ್ಠ ಇದನ್ನು ನೀವು ತಿಳ್ಕೊಂಡ ದಿವಸ ಈ ದೇಶ ಉದ್ಧಾರವಾಗುತ್ತೆ ಸನ್ಯಾಸಿಗಳ ಸಂಖ್ಯೆ ಹೆಚ್ಚಾದ್ರೆ ಖಂಡಿತವಾಗಿ ದೇಶ ಉದ್ಧಾರ ಆಗೋದಿಲ್ಲ ಬೀದಿಗೊಬ್ಬ ಜಗದ್ಗುರು ಊರಿಗೊಬ್ಬ ಜಗದ್ಗುರು ಮನೆ ಮನೆಗೆ ಒಂದೊಂದು ಜಗದ್ಗುರು ಆಗ ಜಗತ್ತು ಎಷ್ಟು ಸಣ್ಣದಾಗುತ್ತೆ ಹೋಗ್ತದೆ ಇವನ್ ಜಗತ್ತಿಗೆ ಅವನು ಗುರುವಲ್ಲ ಅವನ ಜಗತ್ತಿಗೆ ಇವನು ಗುರುವಲ್ಲ ಗುರು ಅಂದ್ರೆ ಭಾರ ಜಗದ್ಗುರು ಭೂಮಿಗೆ ಭಾರವಾದವರು ಬೇರೆ ಅರ್ಥ ಆಗ್ತದೆ ಯಾವಾಗ ಅದು ಬಹಳ ತೀಕ್ಷ್ಣವಾಯ್ತು ನನ್ನ ಮಾತು ಎಲ್ಲೋ ಅಡವಿಗೆ ಹೋಗಿ ಗುಹೆಯಲ್ಲಿ ಹೋಗಿ ಕೂತ್ಕೊಂಡು ನೀವು ಏನು ಸಾಧನೆ ಮಾಡ್ತೀರಾ ಅಲ್ಲಿ ಹೋದು ತಿರುಗಿ ಜಲದ ಮಧ್ಯೆನೇ ಬಾಳ್ಬೇಕಲ್ಲ ನೀವು ಆದ್ರಿಂದ ಕುಟೀಚರ ಎಂಬ ಸನ್ಯಾಸಿ ಏನ್ ಮಾಡ್ತಾನೆ ವಯಸ್ಸಾಯಿತು ಮಕ್ಕಳು ಉಂಟಾಗಿದ್ದಾರೆ ಸಂಪಾದನೆಯನ್ನು ಮಾಡಿದ ತನ್ನ ಜೀವನದಲ್ಲಿ ಏನೇನು ಕೂಡಿಟ್ಟಿದ್ದ ಮತ್ತೊಂದು ಎಲ್ಲವನ್ನು ಮಕ್ಕಳ ಕೈಗೆ ಕೊಟ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಯಾರಿರ್ತಾರೆಯೋ ದೊಡ್ಡವರು ಯಾರಿರ್ತಾರೆಯೋ ಅವರ ಕೈಯಲ್ಲಿ ಕೊಟ್ಟು ಕುಟೀಚರ ಗುಡಿಸಲು ತನ್ನ ಮನೆಯೇನಿರ್ತದೆ ಮಗನ ಮನೆ ಆ ಹೆಸರಲ್ಲಿ ಗುಡಿಸಲಲ್ಲಿದ್ದುಕೊಂಡು ಯಾರು ಕಣ್ಣಿಗೂ ಬೀಳದೆ ಮುಂದಿನ ದಾರಿಯನ್ನ private excellence pursuit of private excellence ಅದು ಕುಟೀಚರರು ಮಾಡುವ ಕೆಲಸ ನಾವು ಮಾಡ್ತಾ ಇರೋ ಕೆಲಸ ಸಂಸಾರದ ಭಾರ ನನಗೆ ಬೇಡ ಟ್ಯಾಕ್ಸೋ ಗೀಕ್ಸೋ ಮನೆಯೋ ಮಠೋ ಏನಿದೆಯೋ ಎಲ್ಲ ನೀ ನೋಡ್ಕೋ ಫೈಲ್ಸ್ ಎಲ್ಲ ಕೊಟ್ಬಿಡೋದು ನಿನ್ನ ಕೆಲಸ ಏನು ನನ್ನ ಕೆಲಸ ಪ್ರವಚನ ಮಾಡುವುದು ಅಂದ್ರೆ ನಡೆಯೋದು ಕೂಡ ಅಂದ್ರೆ ಕೂಡುವುದು ಏರಂದ್ರೆ ಇರುವುದು ಎಲ್ಲಿ ಜನ ಬಯಸ್ತಾರೆ ಅಲ್ಲಿರುವುದು make your mind absolutely free think of God untrammelled ಕಾಷಾಯ ಬೇಡ ಗುಡಿಸಲಲ್ಲಿರು ಗುಡಿಸಲಿಲ್ಲ ಈಗ ಫ್ಲಾಟ್ ಅನ್ನೋದೇ ಗುಡಿಸಲು ಸ್ಥಿತಿಗಿದೆ ಇದು ಫ್ಲಾಟ್ ಲೈಫ್ ಅದು ಮೇಲಕ್ಕೆ ಹೋಗೋದಿಲ್ಲ ಊರ್ಧ್ವಗತಿಗೆ ಅವಕಾಶವಿಲ್ಲ ಕುಟೀಚರರು ಮನೆ ಬಿಟ್ಟು ಹೋಗದೇ ಇರೋರು ಬಹುದಕರು ಇವರು ತೀರ್ಥಯಾತ್ರ ಬರೋದು ಎಲ್ಲಿ ನದಿ ಇರ್ತದೆ ಕೊಳ ಇರ್ತದೆ ಕೆರೆ ಇರ್ತದೆ ಪವಿತ್ರ ತೀರ್ಥಗಳ ಸರೋವರದ ದಡಗಳಲ್ಲಿದ್ದುಕೊಂಡು ಬಂದವರು ಉಪದೇಶ ಮಾಡ್ತಾ ತಮ್ಮ ಜೀವನವನ್ನು ಮುಂದಿನ ದಾರಿ ಸರಿಸೋರು ಬಹುದಕರು ಹಂಸರು ಜ್ಞಾನವುಳ್ಳವರು ಮೌನ ವ್ರತ ಮಾಡಿದವರು ಪರಮಹಂಸರು ಸಮಾಜದ ಮೇಲೆ ಅತ್ಯಂತ ಕಡಿಮೆ ಅವಲಂಬನವುಳ್ಳವರು least dependence on the rest of society that should be your ideal ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಭಗವಂತನ ಕೇಳ್ತೇನೆ ಜೀವನದಲ್ಲಿ ನಮ್ಮ ಗುರಿ ಏನಿರಬೇಕು ಅಂದ್ರೆ ಆದಷ್ಟು ಪರಾವಲಂಬನೆ ಕಡಿಮೆಯಾಗಿರುವಂತೆ ನಡೆಸುವ ದೇವರೇ ನಿಮ್ಗೊಂದು ಜೋಡಿ ಪಂಚ ಕೊಡ್ತೇವೆ ಅಂದ್ರೆ ಇದೆಯಲ್ಲ ಸಾಕು ಬಿಡಿ ನಿಮ್ಗೊಂದು ಮನೆ ಕಟ್ಟಿಕೊಡ್ತೇವೆ ಮನೆ ಇದೆಯಲ್ಲ ದೇಶೋ ವಿಶಾಲ ಯಾತಕ್ಕೆ ಬೇಕು ಮತ್ತೆ ನಿಮ್ಗೆ ಏನು ಕೊಡಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದೇ ಬಹಳ ಸಂತೋಷ ಏನು ಬೇಡ ಅನ್ಬೇಕು ಭಾಗವತವನ್ನು ಓದಿದ ಮೇಲಂತೂ ಮನುಷ್ಯನಿಗೆ ಈ ಅಪರಿಗ್ರಹ ವ್ರತ ಇದೆಯಲ್ಲ ಇದು ತುಂಬ ಭದ್ರವಾಗಿ ಹಿಡಿಬೇಕು ಅದು ಬರದೇ ಇದ್ರೆ ಎಷ್ಟು ಜ್ಞಾನ ಇದ್ರೂ ಪ್ರಯೋಜನವಿಲ್ಲ ಲಗೇಜ್ ಹೆಚ್ಚು ಮಾಡಿಕೊಂಡಷ್ಟು ಮುಂದಕ್ಕೆ ಹೋಗೋದು ಕಷ್ಟವಾಗುತ್ತೆ ಇಂದಿರಾ ಗಾಂಧಿಯವರು ಬಹಳ ದೊಡ್ಡ ಉದ್ಗಾರ ಮಾಡಿದರು ರೈಲು ರೈಲುಗಳಲ್ಲಿ ಬರೆಸಿದ್ರು ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅವರು ಮಾಡಿದ ಒಂದೇ ಒಂದು ಒಳ್ಳೆ ಸೂತ್ರ ಜೀವನದಲ್ಲಿ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ರೈಲಿಗಲ್ಲ ಮುಂದಿನ ಪ್ರಯಾಣಕ್ಕೂ ಕೂಡ ಇದು ನಾ ಬ್ರಾಹ್ಮಣನಿಗೆ ಹೇಳಿದ್ದು ಚತುಷ್ಟಯ್ಯಂ ಬ್ರಾಹ್ಮಣಾನಾಂ ನಿಕೇತಂ ಚತ್ವಾರೋ ವರ್ಣ ವರ್ಣಗಳು ನಾಲ್ಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮೇಲಿನ ಅರ್ಥ ಒಳಗಿನ ಅರ್ಥ ಪ್ರಣವದಲ್ಲಿ ನಾಲ್ಕು ಮಾತ್ರ ಕಾಲಗಳು ಅಕಾರ ಉಕಾರ ಮಕಾರ ತುರಿಯ ನಾಲ್ಕನೆಯದು ಓಂ ಹೇಳಬೇಕಾದ್ರೆ ಅಕಾರ ಉಕಾರ ಮಕಾರ ಇತಿ ತಾನೇಕದಾ ಭರತ್ತದೇ ತದೋ ವಿತಿ ಯಮುಕ್ವಾ ಮುಚ್ಚತೆ ಯೋಗಿ ಜನ್ಮ ಸಂಸಾರ ಬಂಧನಾತ್ ಓಂ ನಮೋ ನಾರಾಯಣ ನಾರಾಯಣಾಯೇತಿ ಮಂತ್ರೋಪಾಸಕಃ ವೈಕುಂಠಭವನಲೋಕಂ ಗಮಿಷ್ಯತಿ ಅದು ಓಂಕಾರ ನಮ್ಮ ಹಿಂದೂ ಧರ್ಮದ ಸಂಕೇತವೆಲ್ಲ ಓಂಕಾರದಲ್ಲಿ ಜೈನರು ಬೌದ್ಧರು ಬೌದ್ಧರೋಗ್ತಾರೆ ಶೈವರು ವೀರಶೈವರು ಎಲ್ಲರೂ ಒಪ್ಪಿಕೊಳ್ಳುವುದು ಈ ಓಂಕಾರ ಅದಕ್ಕೆ ಏನಾದರೂ ಅರ್ಥವನ್ನು ಹೇಳಿ ಓಂಕಾರ ಒಪ್ಪಿದ್ದೀರೋದು ಬಹಳ ಸಂತೋಷ ಅಕಾರ ಉಕಾರ ಅದು ಮೂರು ಸೇರಿಸಿ ಹೇಳಿದ್ರೆ ಓಂ ಅದು ತುರಿಯ ತುರಿಯಾತೀತ ಅಂತ ಕೆಲವರು ಹೇಳ್ತಾರೆ ಇದ್ದ ಆಚೆ ಹೋಗೋದು ಸದ್ಯ ಒಳಗೆ ಇದ್ದೇವೆ ಇದು ನಾಲ್ಕು ಅಲ್ಲಿಂದ ಮುಂದಕ್ಕೆ ದಿಶಶ್ಚತಸ್ರ ದಿಕ್ಕುಗಳು ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವರ್ಣಚತುಷ್ಟಯಂಚ ವರ್ಣಚತುಷ್ಟಯಂ ಅದು ಅಕಾರ ಉಕಾರ ಹೇಳಿದ್ದೇನೆ ಚತುಷ್ಪದ ಗೌರಪಿ ಶಶ್ವದುಕ್ತ ಚತುಷ್ಪದ ಗೌ ಗೋ ಶಬ್ದಕ್ಕೆ ಗೋವಿಗೆ ನಾಲ್ಕು ಕಾಲು ಅಂತ ಹೇಳೋದಕ್ಕೆ ಅಷ್ಟಾವಕರಿಗೆ ಇದೆ ನಿಮಗೆ ಬೇಕೆ ಗೋವಿಗೆ ನಾಲ್ಕು ಕಾಲು ಅಂತ ಹೇಳಿದ್ರಲ್ಲ ಈ ಗೋವಲ್ಲ ಗೋ ಅಂದ್ರೆ ವಾಣಿ ಅಂತ ಅರ್ಥ ವಾಣಿಯಲ್ಲಿ ನಾಲ್ಕು ವಿಧ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬುದಾಗಿ ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣ ಏ ನೀಷಿಣ ಗುಹಾತ್ರೇಣಿ ನಿಹತಾನೇಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ ದೇವಿ ಮಾಚಮ ಜನಯಂತ ದೇವ ವಾಕ್ಸೂಕ್ತದಲ್ಲಿ ಹೇಳ್ತಾರೆ ಮಾತಿನಲ್ಲಿ ನಾಲ್ಕು ರೀತಿ ಇದೆಯಂತೆ ನಮಗೆ ಬರೀ ಎರಡೆರಡೇ ಗೊತ್ತಾಗಿದೆಯಲ್ಲ ಯಾವುದು ರಾಜಕಾರಣಿಗಳು ಹೇಳುವುದು ಮೇಲೊಂದು ಒಳಗೊಂದು ಇದೆರಡೇ ಗೊತ್ತಿದೆಯಲ್ಲ ಅದೆಲ್ಲ ಹೇಳುವುದು ನಾವು ನೀವು ಮಾತನಾಡೋ ವಾಣಿ ಇದೆಯಲ್ಲ ಇದಕ್ಕೆ ವೈಖರಿ ಅಂತ ಹೆಸರು ವೈಖರಿ ವಾಕ್ ನಾಭಿಯಲ್ಲಿ ಉತ್ಪಾದವಾಗುತ್ತೆ ನಾಭಿಯಿಂದ ಎದೆಗೆ ಬಂದು ಎದೆಯಿಂದ ಕಂಠಸ್ಥದ ಕಂಠವಾಗಿ ನಿಂತು ಕಂಠದಲ್ಲಿ ಕಂಟ್ರೋಲ್ ಮಾಡಿ ನಾಲಿಗೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಕುಣಿತಾಳಲ್ಲ ಸರಸ್ವತಿ ಇದು ವಾಕ್ ನೋಡಿ ಬೇಕಾದಾಗ ಎತ್ತರಿಸ್ತೇನೆ ಬೇಡದಿದ್ದಾಗ ಇಳಿಸ್ತೇನೆ ಇಂಟೊನೇಷನ್ ಅಂತಿರದೆ ಆಕ್ಸೆಂಟ್ ಅಂತ ಇರ್ತದೆ ಇದು ನರ್ತಕಿಯ ಹಾವಭಾವ ದೇವರು ನಮಗೆಲ್ಲರಿಗೆ ಮನುಷ್ಯರಿಗೆ ಕೊಟ್ಟಿದ್ದು ಇದು ವೈಖರಿ ವಾಕ್ ಕೊನೆಯದು ಮಧ್ಯಮ ವಾಕ್ ಒಂದು ಮೀಡಿಯಂ ಇದು ಮಾಧ್ಯಮ ಎಲ್ಲಿ ಬರ್ತದೆ ಗುಡುಗಿನ ರೂಪದಲ್ಲಿ ಸಿಡಿಲಿನ ರೂಪದಲ್ಲಿ ಮುಂಗಾರು ಮಳೆಯಲ್ಲಿ ಹಿಂಗಾರು ಮಳೆಯಲ್ಲಿ ಭಗವಂತ ತದೈಷಿ ದೈವೀ ವಾಹನು ವದತಿ ದಾ ದತ್ತ ದಾಮ್ಯತ ದಯಧ್ವಂ ಉಪನಿಷತ್ನ ಮಾತಿದು ಬೃಹದಾರಣ್ಯಕದಲ್ಲಿ ಮುಂಗಾರಿನ ಮಳೆ ಶುರುವಾಗುವಾಗ ರಭಸದಲ್ಲಿ ಗುಡುಗು ಮಿಂಚು ಏನು ಹೇಳ್ತದೆ ಎದ್ದವು ಸಿಡಿಲು ಹೊಡೆದಾಗಿ ದಾ ಅನ್ನತ್ತೆ ಅದು ದತ್ತ ಮರುಮನಸ್ಸು ಸಾಮ್ಯತಾ ದಯಧ್ವಂ ಈ ಶಬ್ದಾಲಂಕಾರ ಆನೋಮೆಟೋಪಿಯಾ ಅಂತಾರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಆ ಗುಡುಗು ಸಿಡಿಲು ರೂಪದಲ್ಲಿ ಸ್ಪಷ್ಟವಾಗಿ ಹೊಡೆದು ಆಮೇಲೆ ಮೆಲ್ಲಗೆ ಗುಡ್ರ ಹಾಕಿ ನಿಧಾನವಾಗಿ ಇಳಿದು ಹೋಗ್ತದೆ ದಾನ ಮಾಡಿ ಧರ್ಮ ಮಾಡಿ ದಯೆ ತೋರಿಸಿ ಇಂದ್ರಿಗ್ರಹ ಮಾಡಿಕೊಳ್ಳಿ ಅಂದ್ರೆ ನಾ ಮಳೆ ಸುರಿಸ್ತೇನೆ ಇಲ್ಲಿ ಮಳೆ ಕೊಡೋದಿಲ್ಲ ಆಸೆ ತೋರಿಸ್ತದೆ ಕಪ್ಪು ಮೋಡ ಮಳೆ ಇದೆ ಕೊಡ್ತೇನೆ ಆದರೆ ದಾನ ಮಾಡಿ ದಯೆ ಮಾಡಿ ದಯ ಧರ್ಮ ತೋರಿಸಿ ಇಂದ್ರಿಯ ಮಾಡಿಕೊಳ್ಳಿ ಅಂತ ಹೇಳುವುದು ಇದು ಮನುಷ್ಯರ ಮಾತಲ್ಲ ಇದು ಮಧ್ಯಮ ವಾಕ್ ಪಶ್ಯಂತಿ ಮಹರ್ಷಿಗಳು ಕೆಲವರು ಯೋಗ ತಪಸ್ಸು ಚೆನ್ನಾಗಿ ಸಿದ್ಧಿರುವವರು ಕಣ್ಣು ಬಿಟ್ಟು ನೋಡಿದರೆ ಇನ್ನೊಬ್ಬರಿಗೆ ಅವರ ಮನಸ್ಸಲ್ಲಿರುವ ಮಾತು ಭಾವನೆ ಅರ್ಥ ಆಗಬೇಕು ಇದು ಪಶ್ಯಂತಿ ವಾಕು ರಾಮ ಲಕ್ಷ್ಮಣನ ಮುಖ ನೋಡಿದರೆ ಆಯಿತು ಅನ್ನೋನು ಲಕ್ಷ್ಮಣ ರಾಮನ ಮುಖವನ್ನು ನೋಡಿದ್ರೆ ಆಯಿತು ಅಂತ ತಲೆಯಾಡಿಸೋವನು ಕಣ್ಣಿನಲ್ಲೇ ಮಾತು ರಾಮಾಯಣದಲ್ಲಿ ತುಳಸಿದಾಸರು ಒಂದು ಬರೆದಿದ್ದಾರೆ ನಮ್ಮ ಶ್ರೀನಿವಾಸನವರು ಪದೇ ಪದೇ ಅವರಿಗೆ ತುಂಬಾ ಪ್ರಿಯವಾದದ್ದು ತುಳಸಿ ರಾಮಾಯಣದಲ್ಲಿ ಗುಹನ ಕಡೆ ಹೋಗ್ತಾ ಇದ್ದಾರೆ ರಾಮ ಸೀತೆಯ ಲಕ್ಷ್ಮಣರು ಅಲ್ಲಿ ಜನರು ಇಬ್ರು ಗಂಡಸರಿದ್ದಾರೆ ಒಬ್ಬ ಬೆಳ್ಳಗಿದ್ದಾನೆ ಒಬ್ಬ ಕಪ್ಪಗಿದ್ದಾನೆ ಇವಳು ನಡುವೆ ಇದ್ದಾಳೆ ಸೀತಾದೇವಿ ಯಾರು ಹೆಂಡತಿಯೋ ತಿಳಿಲಿಲ್ವಲ್ಲ ಅಂತ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುವಾಗ ಸೀತಾದೇವಿ ಕಣ್ಣಲ್ಲಿಯೇ ತೋರಿಸ್ತಾಳಂತೆ ಇವನೇನನ್ನು ಗಂಡ ಅಂತ ರಾಮನ ಕಡೆಗೆ ತೋರಿಸಿ ಅದನ್ನು ಚಿತ್ರದಲ್ಲಿ ಬರೆದಿಟ್ಟಾರೆ ಚಿತ್ರಕೂಟದಲ್ಲಿ ಆಕೆ ಕಣ್ಣಿನ ಎಕ್ಸ್ಪ್ರೆಷನ್ ಬರ್ಕೋರಿಸಿದ್ದಾರೆ ಇದು ಪಶ್ಯಂತಿ ಪರ ಅದು ಸೂಪರ್ ಕಾಸ್ಮಿಕ್ ಆ ಧ್ವನಿ ಎಲ್ಲೋ ಯಾರೋ ಮಾತಾಡ್ತಾರೆ ಇವತ್ತು ನೀವು ರೇಡಿಯೋದಲ್ಲಿ ಮತ್ತೊಂದರಲ್ಲಿ ಸ್ಯಾಟಲೈಟ್ ಅಲ್ಲಿ ಹಿಡಿದು ಏನೋ ಮಾಡ್ತಾ ಕೂತಿದ್ದೀರಿ this entire universe is full of sounds very clear audible sounds ನಮಗೆ ಗೊತ್ತಾಗೋದಿಲ್ಲ ಅದು ಅದು ಯಾವ ಭಾಷೆ ಅದು ದೈವ ಭಾಷೆ ಆ ಜಗತ್ತಲ್ಲಿ ವ್ಯಾಪೃತವಾದದ್ದೆಲ್ಲ ಓಂಕಾರ ಭೂಮಿ ಸೂರ್ಯನ ಸುತ್ತ ಸುತ್ತದೆ ಆ ಸೂರ್ಯ ತನಗಿಂತ ದೊಡ್ಡ ಸೂರ್ಯನ ಸುತ್ತ ಸುತ್ತಾನೆ ಎಂಟು ಒಂಬತ್ತು ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅವು ಯಾವುದೂ ಸೈಲೆಂಟ್ ಅಲ್ಲ ಶಬ್ದ ಮಾಡ್ತಾ ಇರ್ತವೆ ಏನು ಶಬ್ದ ಓಂಕಾರನಾದವನ್ನು ಮಾಡ್ತಾ ಇರ್ತವೆ ಇಡೀ ಜಗತ್ತು ಶಬ್ದಾವೃತವಾಗಿದೆ ಓಂಕಾರನಾದಾವೃತವಾಗಿದೆ ಅದು ಪರ ಪಶ್ಯಂತಿ ಮಧ್ಯಮ ವೈಖರಿ ಅದೇ ಗೋ ಚತುಷ್ಪದ ಗೌರವಿ ಶಾಶ್ವತ ಶಾಶ್ವತವಾದ ಮಾತು ಇದು ನಷ್ಟಾವಕ್ರ ಪ್ರತಿಪಾದನೆ ಮಾಡಿ ಇನ್ನು ಮುಂದೆ ನಿನ್ನ ಸರದಿ ಐದೈದು ಅಂತ ಏನಿದೆ ಹೇಳಿ ನೋಡೋಣ ಅಂತ ಹೇಳಿದಾಗಿ ಪಂಚಾಗ್ನಯ ಐದು ಅಗ್ನಿಗಳುಂಟು ಅಂದ ಗಾರ್ಹಪತ್ಯ ದಕ್ಷಿಣ ಆಹವನೀಯ ಸಭ್ಯ ಆರ ಸಭ್ಯ ಇದು ಪಂಚ ಅಗ್ನಿಗಳು ಪಂಚಾಗ್ನಿ ವಿದ್ಯೆ ಅಂತ ಒಂದಿದೆ ದೇವತೆಗಳು ಮನುಷ್ಯನನ್ನು ಉಂಟು ಮಾಡಬೇಕಾದರೆ ಪಿತೃಲೋಕದಿಂದ ಮೇಲಕ್ಕೆ ಹೋದವನನ್ನ ಜಲೋಕದಲ್ಲಿ ಮೇಘದಲ್ಲಿ ಅವನನ್ನು ಹುಯ್ದು ಅಲ್ಲಿಂದ ಅವನ ಕೆಳಗಡೆ ಮಳೆಯಲ್ಲಿ ಪರ್ಜನ್ಯನಲ್ಲಿ ಬಂದು ಅದರ ಮೂಲಕ ನಾವು ತಿನ್ನುವ ಆಹಾರ ಧಾನ್ಯಗಳ ರೂಪದಲ್ಲಿ ಭತ್ತ ಗೋಧಿ ರೂಪದಲ್ಲಿ ಸೇರಿಕೊಂಡು ನಾಲ್ಕು ಅಗ್ನಿ ಆಯಿತು ಐದನೇ ಅಗ್ನಿ ಪತ್ನಿ ಎಂಬವಳು ಯೋಷಾವ ಗೌತಮ ಅಗ್ನಿ ಒಂದು ಹೆಂಡತಿಯ ಗರ್ಭದಲ್ಲಿ ಮಗು ಉಂಟಾಗಬೇಕಾದ್ರೆ ಆ ಮಗು ಪುರುಷನೆಂಬವನು ಏನನ್ನ ಊಟ ಮಾಡಿರ್ತಾನೆಯೋ ಆ ಅನ್ನದಲ್ಲಿ ಎಲ್ಲೋ ಒಂದು ಕಣದಲ್ಲಿ ಸೇರಿಕೊಂಡಿರುತ್ತ ಜೀವಾತ್ಮ ಜೀವಾಣು ಅದು ಸೇರಿಕೊಂಡು ಪತ್ನಿಯ ಗರ್ಭವನ್ನ ಪ್ರವೇಶ ಮಾಡಿ ರೇತಸ್ಸು ಸಂಯೋಗ ರೂಪದಲ್ಲಿ ಮುಂದಕ್ಕೆ ಎದ್ದು ಮನುಷ್ಯ ರೂಪದಲ್ಲಿ ಮಾತನಾಡುತ್ತೆ ಇದು ಇದನ್ನ ಗಾರ್ಗಿ ವಾಚಕ್ನವಿ ಕೇಳ್ತಾಳೆ ಜನಕರಾಜನ ಸಭೆಯಲ್ಲಿ ಯಾಜ್ಞವಲ್ಕ್ಯರನ್ನ ಎಷ್ಟನೇ ಆಹುತಿಯಲ್ಲಿ ನೀರು ಮನುಷ್ಯ ರೂಪದಲ್ಲಿ ಮಾತನಾಡುತ್ತದೆ ಪಂಚಮ್ಯಾಮಾಹುತವು ಪುರುಷ ಭವಂತಿ ಇದು ಪಂಚಾಗ್ನಿ ವಿದ್ಯೆ ಇದು ಸೈಕ್ಲಿಂಗ್ ರೀಸೈಕ್ಲಿಂಗ್ ನಡೀತಾ ಇರುತ್ತೆ ಜೀವನದಲ್ಲಿ ಹಾಗೂ ಹೇಳ್ಬೋದು ಪಂಚಾಗ್ನೇಯ ಪಂಚಪದಾಚ ಪಂಕ್ತಿ ಪಂಕ್ತಿ ಅಂದ್ರೆ ಒಂದು ಛಂದಸ್ಸು ಮೀಟರ್ ಅದರಲ್ಲಿ ಐದು ಅಕ್ಷರಗಳುಂಟು ಪಂಚಪದ ಐದು ವರ್ಸು ಯಜ್ಞ ಪಂಚೈವ ಮನುಷ್ಯರಾಚರಣೆ ಮಾಡುವ ಯಜ್ಞಗಳು ಐದಿವೆ ಜೀವನದಲ್ಲಿ ದೇವಯಜ್ಞ ಪಿತೃಯಜ್ಞ ಮನುಷ್ಯ ಯಜ್ಞ ಆರ್ಷ ಯಜ್ಞ ಭೂತ ಯಜ್ಞ ಇದೆಲ್ಲ ನಮ್ಮ ಚೈತ್ರಿ ಆರಣ್ಯಕ್ಕೆ ಎರಡನೇ ಪ್ರಶ್ನದಲ್ಲಿ ವಿವರಿಸಿದ್ದಾರೆ ಇದನ್ನು ಋಣಪಂಚಕ ಅಂತಲೂ ವಿವರಿಸುತ್ತಾರೆ ಕೆಲವರು ನಾವು ಪ್ರತಿನಿತ್ಯ ಮಾಡಬೇಕಾದ ಐದು ಯಜ್ಞಗಳು ಇದೆಲ್ಲ ಗೃಹಸ್ಥನಿಗುಂಟು ಋಷಿಗಳಿಗೆ ಇದು ಉಂಟು ಸನ್ಯಾಸಿಗಳಿಗೆ ಯಜ್ಞವಿಲ್ಲ ಯಜ್ಞ ಮುಗಿಸಿದವರು ದೇವಯಜ್ಞ ದೇವತೆಗಳು ಕಣ್ಣು ಮೂಗು ಕಿವಿ ಎಲ್ಲ ಕೊಟ್ಟಿದ್ದಾರೆ ಶರೀರ ಕೊಟ್ಟಿದ್ದಾರೆ ಅವರನ್ನ ತೀರಿಸಬೇಕಾದ್ರೆ ಈ ಶರೀರವನ್ನು ಕೊಟ್ಟ ಉದ್ದೇಶವನ್ನು ಸಾರ್ಥಕ ಮಾಡಬೇಕು ನಾವು ಅವರನ್ನು ಪೂಜೆ ಮಾಡಬೇಕು ದೇವ ಪೂಜೆ ಮಾಡ್ತೀರಿ ದೇವಸ್ಥಾನಕ್ಕೆ ಬರ್ತೀರಿ ನೀವೇ ಮನೆಯಲ್ಲಿ ಪೂಜೆ ಮಾಡ್ತೀರಿ ಯಾವುದೋ ಒಂದು ರೂಪದಲ್ಲಿ ಋಷಿಗಳನ್ನು ದೇವತೆಗಳನ್ನು ತೃಪ್ತಿಪಡಿಸಬೇಕು ದೇವಯಜ್ಞ ಋಷಿ ಯಜ್ಞ ಅಂದ್ರೇನು ಋಷಿಗಳು ಜ್ಞಾನ ಕೊಟ್ಟಿದ್ದಾರೆ ಇವತ್ತು ನಾನು ಆಡುವ ಮಾತು ನಾ ಹೇಳುವ ವಿವರಣೆ ಈ ಮೂಲ ಗ್ರಂಥ ಇದೆಲ್ಲ ಋಷಿಗಳು ಕೊಟ್ಟದ್ದು ವೇದ ವ್ಯಾಸರು ಅವರಿಗೆ ಹಿಂದೆ ಎಷ್ಟು ಪರಂಪರೆ ಎಂದು ಬಂದಿತ್ತೋ ಅವರನ್ನು ನೆನೆಸಿಕೊಳ್ಳಬೇಕು ಚೆನ್ನಾಗಿ ನಾವು ಅದನ್ನು ಬೆಳೆಸುವ ಯತ್ನವನ್ನು ಮಾಡಬೇಕು ಅವರನ್ನು ಸ್ವಲ್ಪ ಮಟ್ಟಿಗೆ ತೀರಿಸಬೇಕು ಪಿತೃಯಜ್ಞ ನಮ್ಮ ತಂದೆ ತಾಯಿ ಇಲ್ಲದೆ ಇದ್ರೆ ನಾವು ಹುಡ್ತಾ ಇರಲಿಲ್ಲ ಅವರು ನಮ್ಮನ್ನು ತಯಾರು ಮಾಡಿ ಜ್ಞಾನಾದಿಗಳನ್ನು ಕೊಟ್ಟು ಮನೆ ಮಠ ಕೊಟ್ಟು ಪರಂಪರೆಯನ್ನು ಕೊಟ್ಟು ಅಂತ ಟಾರ್ಚ್ ಕೊಟ್ಟು ಬಿಡ್ತಾರೆ ನಾವೇನ್ ಮಾಡಬೇಕು ನಮ್ಮಂತೆಯೇ ನಾಲ್ವಾರು ಮಕ್ಕಳನ್ನು ಉಂಟು ಮಾಡಿ ಇವರಿಗೆ ಅದನ್ನು ಕೊಡಬೇಕು ಪಿತರಣ ತೀರಿಸುವುದು ಮಕ್ಕಳುಂಟಾದ ಮೇಲೆ ಮನುಷ್ಯ ಯಜ್ಞ ಅಂದ್ರೆ ಅತಿಥಿಗಳು ಮನೆಗೆ ಬರ್ತಾರೆ ಯಥೋಚಿತವಾಗಿ ನಾವು ಉಣ್ಣುವ ಆಹಾರದಲ್ಲಿ ಒಂದು ಹಿಡಿ ಅವರಿಗೆ ತೆಗೆದಿಡಬೇಕು ಭೂತಯಜ್ಞ ನಮ್ಮನ್ನು ನಂಬಿಕೊಂಡ ವಾತಾವರಣದ ಪ್ರಾಣಿಗಳು ಇರುವೆ ಮೊದಲಾದ ಮೂಗು ಜಂತುಗಳು ಕಾಗೆ ಮೊದಲಾದವು ಅವುಗಳಿಗೂ ಏನಾದರೂ ಸ್ವಲ್ಪ ಸ್ವಲ್ಪ ಹಾಕಬೇಕು ಇರುವೆಗೂಡಿಗೆ ಅಕ್ಕಿ ನುಚ್ಚನ್ನಾದರೂ ಹಾಕಬೇಕು ಕಾಗೆ ಹಲ್ಲಿಗಳಿಗೆ ಮೊದಲುಕೊಂಡು ಏನಾದರೂ ಸ್ವಲ್ಪ ಸ್ವಲ್ಪ ಕೊಡಬೇಕು ಯಾಕೆ ನಮ್ಮನ್ನೇ ನಂಬಿಕೊಂಡಿವೆ ಪ್ರಾಣಿಗಳು ಆದ್ದರಿಂದ ಇದು ಐದು ದಿವ್ಯವಾದ ಯಜ್ಞಗಳು ಯಜ್ಞ ಪಂಚಾಪಿ ಅಥ ಪಂಚ ಇಂದ್ರಿಯಾಣಿ ದೇವರು ಮನುಷ್ಯನಿಗೆ ಕೊಟ್ಟಿರುವುದು ಐದೇ ಇಂದ್ರಿಯಗಳನ್ನ ಜ್ಞಾನೇಂದ್ರಿಯಗಳ ಐದು ಕಣ್ಣು ಕಿವಿ ಮೂಗು ಮೊದಲಾದವು ಕೈ ಕಾಲು ಮೊದಲಾದವು ಐದು ಐದು ಸೇರಿಸಿ ಹತ್ತಾಗುವುದು at a time count only five ದೃಷ್ಟಾವೇದಿ ಪಂಚಚೂಡಾಪ್ಸರಾಶ್ಚ ಅಪ್ಸರೆಯರಲ್ಲಿ ಮುಖ್ಯರಾದವರು ಐವರು ಅವರು ಪಂಚಚೂಡರು ಅಂತ ಹೆಸರು ನಾ ಇಷ್ಟೊತ್ತು ಗೊತ್ತೆಲ್ಲ ಹೇಳಿದವಲ್ಲ ಅದರಲ್ಲಿ ಮೇನಕೆ ಊರು ಶ್ರೀರಂಭೆ ತಿರೋತ್ತಮೆ ಬರೋದಿಲ್ಲ ಇವರು ಬೇರೆ ಇವರು ಪಂಚಚೂಡರು ಚೂಡ ಅಂದ್ರೆ ತಲೆ ಜಡೆಗೆ ತಲೆ ಹೆಣ್ಕೊಳ್ತಾರಲ್ಲ ಜಡೆಗೆ ಚೂಡ ಅಂತ ಹೆಸರು ಐದು ಜಡೆ ಹೆಣ್ಕೊಳ್ಳುವ ಇವರು ಅವ್ರು ಯಾರೋ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ನೀವು ನೋಡಿದ್ರೆ ದಯವಿಟ್ಟು ತಿಳಿಸಿ ನನಗೆ ಲೋಕೆ ಖ್ಯಾತಂ ಪಂಚನದಂಚ ಪುಣ್ಯಂ ಐದು ನದಿಗಳಿರುವಂತಹ ಪ್ರಾಂತ ಇವತ್ತೇನು ಪಂಚ ಆಬ್ ಅಂತ ಹೇಳ್ತಾರೆ ಹಿಂದಿ ಭಾಷೆಯಲ್ಲಿ ಅದು ತುಂಬ ಶ್ರೇಷ್ಠವಾದ ಜಾಗ ಆರ್ಯಾವರ್ತ ನಮ್ಮ ಜ್ಞಾನ ಹುಟ್ಟಿದ್ದೆಲ್ಲ ಅಲ್ಲಿಯೇ ಸರಸ್ವತಿ ಇವತ್ತು ಒಣಗಿ ಹೋಗಿದೆ ಸರಸ್ವತಿ ತೀರದಲ್ಲಿ ವಿಪಾಸ ವಿಯಾಸ ಆಗಿದೆ ಅದು ಶತದ್ರು ಸಟ್ಲೇಜ್ ಆಗಿದೆ ಹೆಸರು ಬೇರೆಯಾಗಿದೆ ಆದ್ರಿಂದ ಅದು ದಿವ್ಯವಾದದ್ದು ಇವು ಐದು ಮುಖ್ಯವಾದದ್ದು ಪಂಚಾಗ್ನೇಯ ಪಂಚಪದಾಚ ಪಂಕ್ತಿ ಯಜ್ಞ ಪಂಚ ಅಥ ಪಂಚ ಇಂದ್ರಿಯಾಣಿ ದೃಷ್ಟ ವೇದೆ ಚೂಡಾಪ್ಸರಾಶ್ಚ ವೇದದಲ್ಲಿ ಹೇಳ್ತಾರೆ ಲೋಕೆ ಖ್ಯಾತು ದಂತ ಪುಣ್ಯಂ ಆಗ ಶುರು ಮಾಡಿದ ಅಷ್ಟಾವಕ್ರ ಹಾಗಿದ್ರೆ ಆರನ್ನು ಹೇಳ್ತೇನೆ ಕೇಳು ಷಡಾಧಾನೆ ಮಾಹುರೇಕೆ ಒಂದು ವಿಶಿಷ್ಟವಾದ ಯಾಗದಲ್ಲಿ ಷಡ್ ಆಧಾನೆ ಆಧಾನಾಗ್ನಿಯಲ್ಲಿ ಆರು ಗೋವುಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ಏಳನೇ ಗೋವು ಜಾಗ ಇಲ್ಲ ಇದವನು ಕೇಳೇ ಕೇಳಿರಲಿಲ್ಲ ಅವನು ಅಷ್ಟಾವಕರ ಹೇಳಿದ್ದನ್ನು ಅವನು ಮಂದಿ ಕೇಳಿರಲಿಲ್ಲ ಷಟ್ಚೈವೇ ಮೇ ಕಾಲ ಕಾಲಚಕ್ರಂ ಈ ಕಾಲಪುರುಷನ ಒಂದು ಸಂವತ್ಸರದ ಚಕ್ರದಲ್ಲಿ ಎಷ್ಟು ಋತುಗಳಿವೆ ಆರು ನಾವು ಹೇಳ್ತೇವೆ ಇದು counting it took a lot of time for even Indians to count the correct seasonal cycle ಪಶ್ಚಿಮದಲ್ಲಿ ಇವತ್ತಿಗೂ ಅವರು ನಾಲ್ಕೇ ಹೇಳ್ತಾರೆ ಯಾವ್ದು ಹೇಳ್ತಾರೆ ಸಮ್ಮರ್ ವಿಂಟರ್ ಆಟಮ್ ಮತ್ತೆ ಇನ್ನೊಂದು ಯಾವುದೋ ಒಂದು ಹೇಳ್ತಾರೆ hmm rainy season they count only four seasons ಇನ್ನೆರಡು ಕಂಡು ಕಾಣಿಸೋದಿಲ್ಲ ಅವರಿಗೆ ಯಾಕೆ ಅವರ ದೇಶ ಆಗಿದೆ ಭೂಮಿ ಹಾಗೆ ಸ್ಲ್ಯಾಂಟ್ ಆಗಿದೆ ಒಂದು ಡಿಗ್ರಿನಲ್ಲಿ ಸುತ್ತುವಾಗ ಆರು ಋತುಗಳು ಅನುಭವಕ್ಕೆ ಬರುವುದು ಎಲ್ಲ ಭಾರತ ದೇಶದಲ್ಲಿ ಮಾತ್ರ ಷಟ್ವ ರಥವ ನಮ್ಮಲ್ಲಿ ಒಂದು ಕಾಲದಲ್ಲಿ ಪಂಚ ಐದು ಋತು ಅಂತ ಹೇಳ್ತಿದ್ರು ಹೇಮಂತ ಋತು ಶರದ್ ಋತು ಎರಡೂ ಚಳಿಗಾಲವಾದದ್ದು ಒಂದೊಂದು ಲೆಕ್ಕ ಹಾಕ್ತಿದ್ರು ಒಂದು ಕಾಲದಲ್ಲಿ ಆದರೆ ಗೊತ್ತಾಗುತ್ತೆ ಶರದ್ ಋತು ಪ್ರಸನ್ನವಾಗಿರ್ತದೆ ಎಲೆ ಹಳದಿಯಾಗಿರೋದಿಲ್ಲ ಹೇಮಂತ ಋತು ಅಂದರೆ ಹಳದಿ ಬಣ್ಣ ತಿರುಗಿರುತ್ತೆ ಉದುರ್ತಾ ಇರುತ್ತೆ ಋತುಗಳು ಬೇರೆಯಾಗುತ್ತೆ ಮತ್ತು ಅದು ಅಕೌಂಟ್ಗೆ ಹೊಂದುತ್ತೆ ಮುನ್ನೂರ ಅರವತ್ತು ಇಪ್ಪತ್ನಾಲ್ಕು ಹನ್ನೆರಡು this are all units of six not units of five ಆದ್ರಿಂದ ಷಡ್ವಾ ಋತವಹ ಷಡಾಧಾನೆ ದಕ್ಷಿಣಾಮಾಹುರೇಕೆ ಷಟ್ಚೇಮೆ ಋತವಃ ಕಾಲಚಕ್ರಂ ಷಡೀಂದ್ರಿಯಾಣಿ ಉತ ಚ ಇಂದ್ರಿಯಗಳು ಆರು ಅವನ ಐದು ಅಂತ ಹೇಳಿದ್ನಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಲ್ಲ ಪೆದ್ದೆ ಒಂದು ಎಲ್ಲ ಮನಸ್ಸು ಅಂತ ಒಂದಿದೆ ಲೆಕ್ಕ ಹಾಕು ಆರಾಗತೆ ಯೋಚನೆ ಮಾಡು ಷಡೀಂದ್ರಿಯಾಣಿ ಆಹುತ ಷಟ್ ಕೃತಿಕಾಶ್ಚ ಕೃತಿಕಾ ನಕ್ಷತ್ರ ಎಂಬುವ ಒಂದು ಗುರುತಿನಲ್ಲಿ ಆಕಾಶದಲ್ಲಿ ಆರು ಇರ್ತವೆ ಷಟ್ಕೃತ್ಯಕಾಶ್ಚ ಷಟ್ ಸಾಧ ಸಾಧ್ಯಸ್ಕಾ ಸರ್ವ ವೇದೇಶು ದೃಷ್ಟಾ ಸಾಧ್ಯಸ್ಕ ಅಂತ ಒಂದು ವೇದ ಅದು ಆರು ಅಂಗಗಳನ್ನು ಉಳ್ಳದ್ದು ಕೇಳಿದ್ದೀಯಾ ಅಂದ ಒಂದೇ ತಲೆ ತಗ್ಗಿಸಿ ಎಲ್ಯಾಕ ಮಾಡಿದ್ದ ಎಲ್ಲಿ ಕೇಳಿದ್ದ ಸಾಧ್ಯಸ್ಕ ಹೆಸರೇ ಕೇಳಿಲ್ಲ ನಾವೇ ಕೇಳಲಿಲ್ಲ ಅದರಲ್ಲಿ ಆರು ಅಂಗಗಳಿರ್ತವೆ ಅಪ್ಪಣೆಯಾಗಲಿ ಏಳನೇದನ್ನು ಹೇಳು ಸಪ್ತಗ್ರಾಮ್ಯಾ ಪಶವ ಎಲಿಮೆಂಟ್ರಿ ಹೇಳ್ತಾನೆ ಮನುಷ್ಯ ಪಳಗಿಸಿ ಉಪಯೋಗ ಮಾಡುವುದು ಊರಲ್ಲಿ ಹಳ್ಳಿಯಲ್ಲಿರುವಂತಹ ಪ್ರಾಣಿಗಳು ಏಳು ಯಾವುದು ಹುಲಿ ಸಿಂಹ ತೋಳ ಆನೆ ಜಿಂಕೆ ನದಿ ಎಲ್ಲ ಹೇಳಿದ ಹಾಗೆಯೇ ಸಪ್ತ ವನ್ಯಾಹ ಕಾಡಲ್ಲಿರುವುದು ಏಳು ಪ್ರಾಣಿಗಳು ಊರಲ್ಲಿರುವುದು ನಾಯಿ ನದಿ ಮುಂತಾದ ಹೇಳ್ಬೋದು ಗೋವು ಪಳಗಿಸಿದ್ದು ಎಮ್ಮೆ ಗಿಮ್ಮೆ ಕಾಡಲ್ಲಿರೋ ಪ್ರಾಣಿಗಳು ಬೇರೆ ಸಪ್ತ ಛಂದಾಗಂಸೆ ಮುಖ್ಯವಾದದ್ದು ಏಳು ಛಂದಸ್ಸುಗಳು ಗಾಯತ್ರಿ ಉಷ್ಣಿಕಿ ಅನುಷ್ಠುಪಿ ಬೃಹತಿ ಪಂಚಿ ತ್ರಿಷ್ಟುಪಿ ಜಗತಿ ಛಂದಾಗಂಸೆ ನಿತ್ಯ ಗಾಯತ್ರಿ ಜಪ ಮಾಡುವಾಗ ಅದನ್ನೆಲ್ಲ ಹೇಳ್ತೇವೆ ನಾವು ಅದೇ ರೀತಿಯಲ್ಲಿ ಸಪ್ತ ಛಂದಾಗಂಸಿ ಕೃತಮೇಕಂ ವಹಂತಿ ಸಪ್ತ ಋಷಯ ಪತ್ರಿ ಪುಲಸ್ಯ ಅಗಸ್ತ್ಯ ಮುಂತಾದವರು ಸಪ್ತ ಋಷಿಗಳುಂಟು ಸಪ್ತಚಾಪಿ ಅರ್ಹಣಾನಿ ಮನುಷ್ಯರಿಗೆ ದೇವತೆಗಳಿಗೆ ಪೂಜೆಯನ್ನು ಮಾಡಿದರೆ ಗೌರವ ತೋರಿಸೋದು ಏಳು ಅಂಶಗಳಲ್ಲಿ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಹಾಂಬೂರ ಆಶಮನ ಗಣಪತಿ ಎಂದು ಹಿಡಿದು ವಿಷ್ಣು ಸಹಸ್ರ ಪೂಜೆವರೆಗೂ ಇದು ಏಳಾಗಲೇಬೇಕು ಗಂಧ ಗಂಧಾಂಧಾರ ಯಾಮಿ ಪುಷ್ಪಾಣಿ ಯಾಮಿ ಅಲ್ಲಿ ಇರಲಿ ಬಿಡಲಿ ಬಾಯಲ್ಲಿ ಹೇಳ್ತಾ ಹೋಗಬೇಕು ಗಂಧ ಸಮರ್ಪಣೆ ಮಾಡ್ತೇನೆ ಮಲಯಾಳದಲ್ಲಿದೆ ಪುಷ್ಪ ಮಾಡ್ತೇನೆ ಶಟ್ರ ತೋಟದಲ್ಲಿದೆ ಧೂಪಂ ಸಾರ್ಪಿಯಾಮಿ ಅಂಗಡಿಯಲ್ಲಿಟ್ಟಿದ್ದಾರೆ ದೀಪಂ ಸಾರ್ಪಿಯಾಮಿ ದೇವಸ್ಥಾನದಲ್ಲಿದೆ ನೈವೇದ್ಯಂ ಸಮರ್ಪ್ಯಾಮಿ ಆಗ್ತಾ ಇದೆ ಅಡಿಗೆ ತಾಂಬೂಲ ಸಮರ್ಪಿಯಾಮಿ ಬ್ರಾಹ್ಮಣರ ತೋಟದಲ್ಲಿದೆ ಆಚಮನ ಸಮರ್ಪಿಯಾಮಿ ಇದು ಒಂದೇ ತೋರಿಸುವುದು ದೇವರಿಗೆ ಇವು ಅರ್ಹಣಗಳು ಆಯ್ತಲ್ಲಪ್ಪ ಸಪ್ತತಂತ್ರಿ ಪ್ರಚಿತ ಶೇಷ ವೀಣಾ ವೀಣೆಯಲ್ಲಿ ಏಳು ತಂತಿಯಿಂದ ಇವರೆಲ್ಲೋ ಹೋಗ್ಬಿಡ್ತಾರೆ ಅವರಿಗೆ ನೀವು ಪೇಮೆಂಟ್ ಕಟ್ ಮಾಡಿ ಹೇಳ್ತೇನೆ ದಯವಿಟ್ಟು ಶಿಕ್ಷೆ ಕೊಡಿ ಅವರಿಗೆ ಇವು ತುಂಬಾ ಕಾಡ್ತಾ ಇದ್ದಾರೆ ನಮಗೆ ಅವರು ಅಲ್ಲೇ ಕೂತ್ಕೊಳ್ಳೋಕೆ ಏನು ಕಟ್ಟ ಅವರಿಗೆ ಏಳು ತಂತಿ ವೀಣೆ ಎಂದರು ಅಂದ್ರೆ ಏಳು ತಂತಿ ಪಿಟೀರ್ ಕೇಳಿದ್ದೇವೆ ಚೌಡಯ್ಯನವರು ನುಡಿಸ್ತಾ ಇದ್ರು ಆರ್ ಆರ್ ಕೇಶವಮೂರ್ತಿ ಅವರು ಶಾಂತವಾಗಿ ಹೋಯ್ತು ನಾ ಕೋಪಗೊಂಡಿದ್ದಕ್ಕೆ ಅದು ವೀಣೆ ವೀಣೇಂದ್ರ ಗೋಟ್ ಗೋಟವಾದ್ಯ ಅಂತ ಒಂದು ಕಾಣುತ್ತೆ ಅದು ಮೆಟ್ಲುಗಳಿಲ್ಲದೆ ಇರುವಂತಹ ವಾದ್ಯ ಆ ಮೆಟ್ಲಿರೋ ಜಾಗದಲ್ಲಿ ತಾನೇ ಒಂದೇನೋ ಒಂದು ತುಂಡು ಪದಾರ್ಥ ಇಟ್ಕೊಂಡು ಕಟ್ಟಿಯನ್ನು ಓಡಾಡಿಸಬೇಕು ಸಪ್ತತಂತ್ರಿ ಪ್ರಚಿತ ಶೈವ ವೀಣ ಅದಕ್ಕೆ ಕಷ್ಟಾವಕ್ರ ಹೇಳಿದ ಅಷ್ಟು ಶಾಣಾಹ ಶತಮಾನಂ ವಹಂತಿ ಶಾಣಾಹ ಶಾಣ ಅಂದ್ರೆ ಸೆಣಬಿನಿಂದ ಆಗೋ ದಾರ ಸುತ್ತಲಿ ದಾರ ಅಂತಾರೆ ಅದಕ್ಕಿನ್ನು ಸಪ್ಪೆ ಹುರಿ ಅಂತ ಈ ಮೈಸೂರು ಕಡೆಯಲ್ಲಿ ಸಪ್ಪೆ ಹುರಿ ನೋಡಿದ್ದೀರಲ್ಲ ಜೂಟ್ ರೇಷ್ಮೆ ಸಿಲ್ಕಿಂದ ಆಗೋ ಜೂಟ್ ಅಲ್ಲ ಅದು ಅದು ಎಷ್ಟು ಎಳೆ ಗಟ್ಟಿ ಗಟ್ಟಿಯಾಗಿರುತ್ತೆ ಯಾರು ಹೇಳ್ತೀರಾ ನೋಡೋಣ ಅಂಗಡಿಯಲ್ಲಿ ಮೆಣಸು ಜೀರಿಗೆ ಕೊತ್ತಂಬರಿ ತೊಗೊಂಬರುವಾಗ ಹಳೆ ಕಾಲದಲ್ಲಿ ದಾರ ಕಟ್ಟಿದ್ರು ಸಣ್ಣ ಎಳೆ ಅದು ಅದು ಹೀಗಂದ್ರೆ ಪುಸ್ ಅಂತ ಹೋಗ್ತದೆ ಅದು ಎಷ್ಟೆಳೆ ಇದ್ರೆ ಗಟ್ಟಿ ಅದು ಅಷ್ಟಾವಕ್ರ ಹೇಳಿದ ಅಷ್ಟೌಷಾಣಾ ವರ್ತ ಶತಮಾನಂ ವಹಂತಿ ಎಂಟು ಎಳೆ ಹಾಕಿ ಗಟ್ಟಿ ಮಾಡಿದರೆ ಗೋಣಿಶೀಲವಾಗ್ತದೆ ಶತಮಾನಂ ವಹಂತಿ ಒಂದು ನೂರು ಕೆಜಿ ಅಕ್ಕಿಯನ್ನು ಹೊಯ್ಯಬಹುದು ಒಂದು ಪಲ್ಲ ಭತ್ತವನ್ನು ಅಕ್ಕಿಯನ್ನು ಎಂಟು ಎಳೆ ಸಣಬಿನಾರಿಂದ ಮಾಡಿದರೆ ಗೋಣಿಶೀಲ ಎಂಥ ಭಾರವನ್ನು ಹೊರತೆ ಮೊದಲನೆಯದು ತಥಾ ಅಷ್ಟಪಾದ ಶರಭ ಸಿಂಹಘಾತಿ ಸಿಂಹಕ್ಕಿಂತ ಕ್ರೂರವಾದ ಭಯಂಕರ ಪ್ರಾಣಿ ಇನ್ನೊಂದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ಅನುಭವದಲ್ಲಿ ಹೇಳ್ತಾರೆ ಯಾರು ನೋಡಿಲ್ಲ ಅದನ್ನ ಶರಭ ಅಂತ ಒಂದು ಪ್ರಾಣಿ ಇದೆ ಎಂಟು ಕಾಲಂತೆ ಅದಕ್ಕೆ ಎಂಟು ಕಾಲಿಂದ ಲಾರಿ ಅಲ್ಲ ಎಂಟು ಕಾಲಿನ ಶರಭ ಅಂತ ಒಂದು ತಮಿಳುನಾಡಲ್ಲಿ ಕೆಲವರು ಹೆಸರಿಟ್ಕೊಳ್ತಾರೆ ಶರ್ಭಶಾಸ್ತ್ರಿ ಅಂತ ಫ್ಲೂಟ್ ಒಬ್ರು ನುಡಿಸಿದ್ರು ಮಹಾಲಿಂಗಮ್ಮ ಅವರನ್ನ ಅವ್ರಲ್ಲಿ ಕರ್ಕೊಂಡು ಹೋಗಿ ಆಗಿನ ಕಾಲದಲ್ಲಿ ಅವರು ವಾಸ್ ಕ್ರೇಸ್ ಶರ್ಭಶಾಸ್ತ್ರಗಳಲ್ಲಿ ಕಲಿಸಿದ್ರೆ ಈಗೇನಾಗಿದೆ ಒಂದು ನುಡಿಸು ಅಂದ್ರೆ ಒಂದು ಹಾಡು ನುಡಿಸಿದ್ರು ಇವರು ಅದು ಶ್ರುತಿ ಮ್ಯಾಗಝೈನ್ ಅಲ್ಲಿ ಬಂದಿತ್ತು ಇವರು ಹೇಳಿದ್ದನ್ನು ಕೇಳಿ ಚೆನ್ನಾಗಿಲ್ವಲ್ಲ ಅಂದ್ರಂತೆ ಏಳು ವರ್ಷದ ಹುಡುಗ ಮಹಾಲಿಂಗಂ ಸರ್ವಶಾಸ್ತ್ರಿಗಳಿಗೆ ಅವರು ಸವಾಲು ಹಾಕಿದ್ರು ಅಷ್ಟಾವಕ್ರ ಹಾಕಿ ನೀವು ನುಡಿಸಿ ನೋಡೋಣ ಅಂತ ಅವರೊಂದು ಹಾಡು ನುಡಿಸಿದ್ರೆ ನನ್ನ ಇಲ್ಲಿಯೇ ಈ ಹುಡುಗ ಅವರಿಗೆ ಹೇಳಿದಂತೆ ಅದು ಸರ್ವಶಾಸ್ತ್ರಿಗಳಿಗೆ ಟೋಪಿ ಹಾಕಿದ್ದು ಶರಭ ಅಂತ ಹೆಸರು ತಮಿಳುನಾಡಲ್ಲಿ ಕೆಲವರು ಶೈವರು ಕುಶೋದ್ಯ ಮಾಡ್ತಾರೆ ನರಸಿಂಹಾವತಾರದಲ್ಲಿ ಭಗವಂತ ಅಟ್ಟಹಾಸ ಮಾಡಿ ಹಾ ಅಂತ ಬಾಯಿ ತೆಗೆದು ಗರ್ಜಿಸ್ತಾ ಇದ್ದು ಹಿರಣ್ಯ ಕಶಿಪು ಸತ್ತು ಮೇಲೆಯೂ ಆರು ಬಟ ಇರುವಾಗ ಶಿವ ಶರಭರೂಪದಲ್ಲಿ ಬಂದು ನರಸಿಂಹನನ್ನು ಕೊಂದ ಅಂತ ಒಂದು ಸುಳ್ಳು ಕತೆ ಈ ತಮಿಳುನಾಡಿನಿಂದ ಪೋಲಿ ಕಥೆಗಳು ಬಹಳ ಅದಕ್ಕೆ ಅವರು ಶರಭನ ಈ ರಾವಣನ ಕಥೆಯಲ್ಲಿ ಅವತ್ತೆಲ್ಲೋ ಹೇಳಿ ತೋರಿಸಿದ್ದೆ ನೋಡಿ ಅದು ರಾಮನಿಗೆ ಸೇತುವೆ ಕಟ್ಟೋದಕ್ಕೆ ಮುಹೂರ್ತಕ್ಕೆ ಬ್ರಾಹ್ಮಣರಿಲ್ಲದೆ ಜೋಯಿಸನ್ ಕರಿ ಕಷ್ಟ ಕಷ್ಟಪಡ್ತಾನಲ್ಲ ಅಂತ ರಾವಣನೇ ಬ್ರಾಹ್ಮಣ ವೇಷದಲ್ಲಿ ಬಂದು ಮುಹೂರ್ತ ಇಟ್ಟುಕೊಟ್ಟ ಅಂತ ಒಂದು ಸುಳ್ಳು ಕಥೆ ಸುಳ್ಳು ಕಥೆ ಕಟ್ಟುವುದರಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಕರುಣಾನಿಧಿಯವರೆಗೆ ತಮಿಳರು ಬಹಳ ಪ್ರಸಿದ್ಧರು ಅಷ್ಟೌ ಶತಮಾನಂ ವಹಂತಿ ತಥಾ ಅಷ್ಟಪಾದ ಶರ್ಭ ಸಿಂಹಘಾತಿ ಅಷ್ಟೌ ದೇವತಾಸು ದೇವಸಗಳಲ್ಲಿ ಅಷ್ಟವಸುಗಳು ನಾವು ಕೇಳಿದ್ದೇವೆ ನೀವು ಕೇಳಿದ್ದೀರಿ ಹೆಸರು ಹೇಳಿ ಮಾರಾಯರೇ ಧರ ಧ್ರುವ ಸೋಮ ಅಹ ಅನಿಲಹ ಅನಲಹ ಪ್ರತ್ಯೂಷಃ ಪ್ರಭಾಸ ಇವರು ಎಂಟು ಜನ ವಸುಗಳ ಹೆಸರು ಯೂಪಾಶ್ಚ ಅಷ್ಟ ಅಷ್ಟಃ ತ್ರಿರ್ವಿಹಿತ ಸರ್ವಯಜ್ಞ ಯಜ್ಞದಲ್ಲಿ ಪಶುಬಲಿ ಕೊಡತಕ್ಕ ಯಾಗಗಳಲ್ಲಿ ಒಂದು ಕಂಬವನ್ನು ನೆಡ್ತಾರೆ ಆ ಕಂಬಕ್ಕೂ ಪಶುವನ್ನು ಕಟ್ಟಬೇಕು ಅದಕ್ಕೆ ಯೂಪಸ್ತಂಭ ಅಂತಾರೆ ಯೂಪಗಳು ಎಷ್ಟು ತರಹ ಎಂಟು ತರಹ ಬಿಲ್ಪುತ್ರ ಮರದಿಂದ ಆಗಿದ್ದು ಬೈಲ್ವ ಕಾಜರ ಔದುಂಬರ ಆಶ್ವತ್ಥ ಪರಾಶ ಮೊದಲಾದವು ಎಂಟು ವಿಧವಾದದ್ದು ಎಂಬುದಾಗಿ ಅಷ್ಟಾವಕ್ರ ಹೇಳಲಾಗಿ ಒಂಬತ್ತನ್ನು ಹೇಳಬೇಕಿವನು ನವೈ ಹೋಗ್ತಾ ಸಾಮಿಧೇನ್ಯ ಪಿತೃಣಾಂ ಸ್ವಾಮಿಧೇನಿ ಮಂತ್ರಗಳು ಅಂತ ಉಂಟು ವೇದದಲ್ಲಿ ಅದು ಅಗ್ನಿಯನ್ನು ಉಂಟು ಮಾಡುವ ತನ್ಪ ಸಮಿಧ್ಯರಂಗಿರ ಘೃತೇನ ವರ್ಧಯಾಮಸಿ ಬೃಹಚ್ಛೋಷಾಯರಿಷ್ಟ ಇದು ಮೂರು ಮೂರು ಸಾಲಿನ ಮಂತ್ರ ಸ್ವಾಮಿಧೇನಿ ಮಂತ್ರ ಬೈರಿಗೆ ತಗೊಂಡು ಒಂದು ಕಟ್ಟಿಗೆ ಕೆಳಗೆ ಇಟ್ಟು ಇನ್ನೊಂದನ್ನು ಹೀಗೆ ಮೇಲಿಟ್ಟು ಕಡಿಯುವಾಗ ಆ ಸಾಮಿಧೇನಿ ಮಂತ್ರಗಳನ್ನು ಹೇಳಿ ಕಳೆಯಬೇಕು ಇದು ಒಂಬತ್ತು ಮಂತ್ರ ಇದೆ ಸ್ವಾಮಿಧೇನಿ ಮಂತ್ರ ನಮ್ಮ ಯಜುರ್ವೇದದಲ್ಲೇ ಬರ್ತದೆ ಇದೆಲ್ಲ ಯಜುರ್ವೇದದ್ದು ಋಗ್ವೇದದಲ್ಲಿಲ್ಲ ಸ್ವಾಮಿಧೇನಿ ಮಂತ್ರಕ್ಕೆ ಏನು ಸ್ವಾರಸ್ಯ ಅಂದ್ರೆ ಹೇಳುವ ಬ್ರಾಹ್ಮಣನಿಗೆ ಅದರ ಅರ್ಥ ಚೆನ್ನಾಗಿ ಗೊತ್ತಿದ್ದರೆ ಹಸಿ ಹುಲ್ಲನ್ನು ಕೈಯಲ್ಲಿಟ್ಕೊಂಡು ಆ ಮಂತ್ರ ಹೇಳಿದ್ರು ಭಗ್ ಅಂತ ಹತ್ತಿಕೊಳ್ತದೆ ಇಬ್ಬರು ಹುಡುಗರು ಒಂದೇ ಗುರುಕುಲದಲ್ಲಿ ಓದಿದರು ನಮ್ಮ ಯಜುರ್ವೇದ ಸಂಹಿತೆಯಲ್ಲಿ ಬರೋ ಕಥೆ ಇದು ಬರೆದಿದ್ದೇನೆ ವೇದ ಸಂಸ್ಕೃತಿ ನಾಲ್ಕನೇ ಸಂಪುಟದಲ್ಲಿ ಆ ಹುಡುಗರಿಬ್ಬರು ಪರೀಕ್ಷೆ ಮಾಡಿದರು ಒಬ್ಬರನ್ನೊಬ್ಬರು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬ್ರಹ್ಮಿಷ್ಠರು ನೋಡೋಣ ಕಾಣುವಂತ ಒಂದು ಹಸಿ ಹುಲ್ ಕಡ್ಡಿಗೆಯನ್ನು ಕೈಯಲ್ಲಿಟ್ಕೊಂಡ ಒಬ್ಬ ಅಂಥದೇ ಇನ್ನೊಂದೊಬ್ಬ ಕೈಯಲ್ಲಿಟ್ಕೊಂಡ ನೋಡೋಣ ಯಾರು ಹೆಚ್ಚು ಬ್ರಹ್ಮಿಷ್ಠರು ಕತರೋ ನೋ ಭವಿಷ್ಯತೀತಿ ಒಬ್ಬ ಆ ಸಾಮಿಧೇನಿ ಮಂತ್ರಗಳನ್ನು ಹೇಳಿದ ಹೊಗೆ ಆಡಿತು ಉರಿಯಲಿಲ್ಲ ಹಸಿ ಹುಲ್ಲಲ್ಲಿ ಹೊಗೆ ಬಂದಿತು ಅಷ್ಟೇ ಬಂತು ಅವನು ತಿಳ್ಕೊಂಡಿದ್ದು ಇನ್ನೊಬ್ಬ ಅದೇ ಮಂತ್ರವನ್ನು ಹೇಳಿದ ಭಗ್ ಅಂತ ಹತ್ಕೊಂಡಿತು ಯಾವನ ಕೈಯಲ್ಲಿ ಬರೇ ಹೊಗೆ ಬಂದಿತ್ತೋ ಅವನು ಆ ಇನ್ನೊಬ್ಬ ಸ್ನೇಹಿತನ ಪಾದವನ್ನ ಕೈಯಲ್ಲಿ ಹಿಡ್ಕೊಂಡು ಋಷ ಇತ್ಯಬ್ರವೀತ್ ನೀ ಋಷಿಯಾಗಿದ್ದೀಯ ಅಂತ ಹೇಳಿದನಂತೆ ಆಮೇಲೆ ಕೇಳ್ತಾನೆ ಒಂದೇ ಮಂತ್ರ ಒಂದೇ ಗುರು ಇಬ್ರು ಕಲ್ತಿದ್ದೇವೆ ನಿನ್ನ ಕೈಯಲ್ಲಿ ಹೊಗೆ ನನ್ನ ಕೈಯಲ್ಲಿ ಹೊಗೆ ಬಂತು ನಿನ್ನ ಕೈಯಲ್ಲಿ ಯಾಕೆ ಅಗ್ನಿ ಬಂತು ಅಂದ್ರೆ ಅವನು ಹೇಳಿದ ನೀ ಮಂತ್ರ ಹೇಳ್ಕೊಂಡಿದ್ದೀಯೇ ಅದರ ಅರ್ಥ ಗೊತ್ತಿಲ್ಲ ನನಗೆ ಮಂತ್ರವೂ ಗೊತ್ತು ಅರ್ಥವೂ ಗೊತ್ತು ಅನುಭವವೂ ಆಗಿದೆ ಅಷ್ಟು ಎಂದು ಕರೆದ್ರೆ ಅಗ್ನಿ ಎಲ್ಲ ಅವಳ ಅಪ್ಪನೂ ಬರಬೇಕು ಅಂತ ಹೇಳಿದಂತೆ ಅವನು ಅವು ಸ್ವಾಮಿ ಮಂತ್ರಗಳು ಅದು ಒಂಬತ್ತು ಎಂಬುದಾಗಿ ಎಲ್ಲೋ ಕಲಿಸಿದ್ದ ಇದನ್ನು ಕೇಳಿಕೊಂಡು ಹೊಂದಿ ಹೋಮ ಗೀಮ ಮಾಡಿದವನಲ್ಲ ನವಯುವೋಕ್ತಾ ಸ್ವಾಮಿ ಧೇನ್ಯ ಪಿತೃಣಾಂ ತಥಾ ಪ್ರಾಹು ನವಯೋಗಂ ವಿಸರ್ಗಂ ಸೃಷ್ಟಿ ಎಂಬುದು ಒಂಬತ್ತು ರೀತಿಯಲ್ಲಾಗ್ತದೆ ಪ್ರಕೃತಿ ಪುರುಷ ಮಹತ್ವ ಅಹಂಕಾರ ಐದು ತನ್ಮಾತ್ರಗಳು ಸೇರಿಕೊಂಡ್ರೆ ಒಟ್ಟು ಒಂಬತ್ತಾಯಿತು ನವಾಕ್ಷರ ಬೃಹತಿ ಸಂಪ್ರದಿಷ್ಟ ಬೃಹತಿ ಛಂದಸ್ಸಿನಲ್ಲಿ ಒಂಬತ್ತು ಅಕ್ಷರ ಇರ್ತದೆ ನವಯೋಗೋ ಗಣನಾಮೇತಿ ಶಶ್ವತಿ ಅಂಕೆಗಳು ಒಂಬತ್ತು ಹತ್ತು ಅನ್ನೋದು ಅಂಕೆ ಅಲ್ಲ ಓನ್ಲಿ ನೈನ್ ಡಿಜಿಟ್ಸ್ ಅಂತ ಒನ್ ಟು ನೈನ್ ಇದೆ ಇದು ಕಂಡು ಹಿಡಿದವರು ಭಾರತೀಯರು ಚೈನಾದಲ್ಲಿ ಹತ್ತು ಅನ್ನೋದು ಗೊತ್ತಿಲ್ಲ ಅವರಿಗೆ ಒಂದೊಂದು ಅಂಕೆಗೆ ಒಂದೊಂದು ಚಿತ್ರವನ್ನೇ ಬರೀತಾರೆ ಅವರು ಸಾವಿರ ಎಷ್ಟು ಬೇಕು ನೋಡಿ ಅವರು ಚೈನೀಸ್ ಮ್ಯಾಥಮ್ಯಾಟಿಕ್ಸು ನಮ್ಮಲ್ಲಿ ಒಂಬತ್ತಾದ ಕೂಡ ಒಂದು ಅನ್ನೋದಕ್ಕಿನ್ನೊಂದು ಸೊನ್ನೆ ಸೇರಿಸ್ಬಿಟ್ಟ ಡಿಸ್ಕವರಿ ಆಫ್ ಝೀರೋ ಹತ್ತಾಯಿತು ಇನ್ನೊಂದು ಸೊನ್ನೆ ಸೇರಿಸಿದ್ರೆ ನೂರಾಯಿತು ಇನ್ನೊಂದು ಸೇರಿಸಿದ್ರೆ ಸಾವಿರವಾಯಿತು mathematics progress was possible only in India because of discovery of zero ತಮಿಳುನಾಡಿನ ರಾಮಾನುಜಂ ಶ್ರೀನಿವಾಸ ರಾಮಾನುಜಂ ಇಂಗ್ಲೆಂಡ್ಗೆ ಹೋದಾಗ ಬರ್ಟ್ರಾಂಡ್ ರಸಲ್ ಚುಟ್ಟ ಸೇತ ಕೂತಿದ್ದ ಟೇಬಲ್ ಹತ್ರ ಇವರು ಹೋಗಿ ಚೋಟದ ಹುಡುಗ ಎದುರಿಗೆ ನಿಂತರೆ your country's contribution is zero ಅಂದಂತೆ ಅವನು ಇವ್ರಿಗೆ ಅರ್ಥವಾಗಲಿಲ್ಲ ಆಮೇಲೆ ಬೆನ್ನು ತಟ್ಟಿ ಜೀರೋ ಕೊಟ್ಟವರಪ್ಪ ಈ ದೇಶಕ್ಕೆ ಜಗತ್ತಿಗೆ ಅಂತ ಬಲ್ಟ್ರಾಂಡದಲ್ಲಿ ಕೊಂಡಾಡಿದ ಅಂತ ಅವ್ರ ಚರಿತ್ರೆಯಲ್ಲಿ ಹೇಳ್ತೇವೆ ಆದ್ರಿಂದ ಇರುವುದೆಲ್ಲ ಒಂಬತ್ತೇ ಅಕ್ಷರ ಜಗತ್ತು ಅಡಗಿರುವುದು ಅಂಕೆಯಲ್ಲಿ ಒಂಬತ್ತೇ ಅಂಕೆ ನವಾಕ್ಷರ ನವಯೋ ಗಣನಾಮಿ ಯತಿ ಸರಸ್ವತಿ ಅಲ್ಲಿನ ಮೇಲಕ್ಕೆ ಹತ್ತು ಅಂತಿದ್ದು ಹೇಳಿ ನೋಡೋಣ ಅಂತ ಹೇಳಲಾಗಿ ಆ ಹತ್ತನ್ನು ವರ್ಣನೆ ಮಾಡ್ತಾನೆ ಇದು ತುಂಬಾ ಮುಖ್ಯವಾದದ್ದು ಯಾವುದು ಹತ್ತು ದಿಶೋ ದಶೋಕ್ತಾ ಪುರುಷಸ್ಯ ಲೋಕೆ ಮನುಷ್ಯನಿಗೆ ಲೋಕದಲ್ಲಿ ಕಾಣುವುದೇ ಹತ್ತು ದಿಕ್ಕುಗಳು ಆಗ್ತಾನೆ ಎಂಟು ಅಂತ ಹೇಳಿದ್ರಲ್ಲ ಅದು ಎಂಟು ಬಂದಾಗ ಎಂಟು ಅಂತ ಹೇಳಿದ್ರು ಹತ್ತು ಬಂದಾಗ ಹತ್ತು ಅಂತ ಹೇಳ್ತೇವೆ ಇನ್ನೊಂದು ಸಮಯ ಬಂದರೆ ಇಪ್ಪತ್ತು ಅಂತಲೂ ಹೇಳ್ತೇವೆ ಹೇಗ್ರಿ ಹೇಳ್ತೀರಿ ದಿಕ್ಕುಗಳು ಉಪದಿಕ್ಕುಗಳು ಅಂತೇವೆ ನನಗೆ ಗೊತ್ತಾಗಿರೋದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭಾರತೀಯರು ಮಾತ್ರ ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ ಅಂತ ಹೇಳ್ತಾರೆ ಈ ನಿಮ್ಮ ಹುಡುಗರಿಗೆ ಇದು ಗೊತ್ತೇ ಆಗೋದಿಲ್ಲ ಸೌತ್ ಈಸ್ಟ್ ನಾರ್ತ್ ವೆಸ್ಟ್ ಅವ್ರ ತಲೆ ಬೋಳಿಸ್ತು ಇದು ಎರಡೆರಡು ಸೇರಿಸಿ ಸೇರಿಸಿ ಹೇಳಬೇಕಿದೆ ನಾರ್ತ್ ವೆಸ್ಟ್ ಅಂದೇ ಅರ್ಥ ಆಗೋದಿಲ್ಲ ಓ ನಿಂತ್ಕೊಂಡು ನಾರ್ತು ವೆಸ್ಟು ಇದು ನಮಗೆ ವಾಯುವ್ಯ ಅಂತ ಅರ್ಥವಾಗುತ್ತೆ ವಾಯು ದಿಕ್ಕು ಐಶಾನ್ಯ ದಿಕ್ಕು ಇದು ಬಿಟ್ಟೆ ಹೋದವು ಆದ್ರಿಂದ ಒಟ್ಟು ಅದು ಹತ್ತು ದಿಕ್ಕುಗಳು ದಿಶೋ ದಶೋಕ್ತಾಹ ಎಂಟೆ ಆಯ್ತಲ್ಲ ಹಾಗೂ ಭೂಮಿ ಮೇಲೆ ಅಂದ್ರೆ ಮೇಲೆ ಕೆಳಗೆ ಇದು ಎರಡು ದಿಕ್ಕೆ ಮೇಲಿಂದು ಒಂದು ದಿಕ್ಕು ಕೆಳಗೆ ಅನ್ನುವುದು ಒಂದು ದಿಕ್ಕು ಇದು ಎರಡು ಮುಖ್ಯವಾದದ್ದು ಮೇಲಿದ್ದೇವಿಯೇ ಕೆಳಗಿದ್ದೇವೆಯೇ ಅದೇ ಗೊತ್ತಿಲ್ಲ ಪೂರ್ವ ಪಶ್ಚಿಮ ಗೊತ್ತಿದ್ರೆ ಏನು ಪ್ರಯೋಜನ ಎಕ್ಸಾಕ್ಟ್ ಲೊಕೇಶನ್ ಆಗಬೇಕು ಅಂದ್ರೆ ದಿಶೋ ದಶೋಕ್ತಾಹ ಪುರುಷಸ್ಯ ಲೋಕೆ ಸಹಸ್ರಮಾಹು ದಶಪೂರ್ಣಂ ಶತಾನಿ ಸಹಸ್ರ ಅಂತ ಒಂದಿದೆ ಥೌಸಂಡ್ ಅನ್ನುವುದು ಅದು ನೂರನ್ನು ಹತ್ತಾಗಿ ಹಾಕ್ಸಿದ್ರೆ ಬರ್ತದಪ್ಪ ಅದು ದಶೈವ ಮಾಸಾನ್ ಬಿಭ್ರತಿ ಗರ್ಭವಾಸ್ಪತ್ಯ ಒಂದು ಒಳ್ಳೆಯ ಮಗು ಪರಿಪೂರ್ಣವಾದದ್ದು ಆರೋಗ್ಯವಂತವಾದದ್ದು ಮನುಷ್ಯ ಜನ್ಮಕ್ಕೆ ಲಾಯಕ್ಕಾದ ಮಗು ಹುಟ್ಟಬೇಕಾದ್ರೆ ತಾಯಿ ಗರ್ಭದಲ್ಲಿ ಹತ್ತು ತಿಂಗಳಿರಬೇಕು ದೇವರು ಮಾಡಿದ ನಿಯಮ ಆಗ ಬುದ್ಧಿ ಭ್ರಮಣೆಯಾಗದೆ ಅಂಗವಿಕಲವಾಗದೆ ಆಸ್ಪತ್ರೆಗೆ ನೀವು ದೊಡ್ಡ ಕೊಡದೇ ಇರುವಂತೆ ತಂದೆ ತಾಯಿ ಕಷ್ಟಪಡದೇ ಇರುವಂತೆ ಗಂಡು ಗೂಳಿಯಾಗಿ ತಾಯಿ ಗರ್ಭದಲ್ಲಿ ಹತ್ತು ತಿಂಗಳು ಹುಟ್ಟಿದ್ದು ಮನುಷ್ಯ ಲೆಕ್ಕದಲ್ಲಿ ಪೂರ್ಣ ಶಿಶು ದೇವರ ಲೆಕ್ಕದಲ್ಲಿ ಹನ್ನೆರಡು ತಿಂಗಳಿರಬೇಕು ತತಶ್ಚದ್ವಾದಶಯ ಮಾಸೆ ಚೈತ್ರೇ ನಾವಮಿಕೆ ಚಿತ್ರ ರಾಮಚಂದ್ರ ಹನ್ನೆರಡು ತಿಂಗಳು ದೇವಿಕೆ ಗರ್ಭದಲ್ಲಿ ಕೃಷ್ಣ ಹನ್ನೆರಡು ತಿಂಗಳು ಆ ಹುಟ್ಟಿನಲ್ಲೇ ಗೊತ್ತಾಗುತ್ತೆ ಇದು ಅಜುಮಾನುಷ ಎಂಬುದಾಗಿ ಮನುಷ್ಯರ ಲೆಕ್ಕದಲ್ಲಿ ಹತ್ತು ತಿಂಗಳಿರಬೇಕು ಬೇಡ ಒಂಬತ್ತುವರೆಯಾದರೂ ಇರಬೇಕು ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿವಸ ಅಂತ ಒಂದು ಲೆಕ್ಕ ಹೇಳ್ತಾರೆ ಕೆಲವರು ಏಳೇ ತಿಂಗಳು ಹುಡ್ತಾರೆ ಆರೇ ತಿಂಗಳು ಹುಡ್ತಾರೆ ಎಂಟೇ ತಿಂಗಳು ಹುಡ್ತಾರೆ ದುರ್ಯೋಧನಾದಿಗಳು ಹೇಗೆ ಹುಟ್ಟಿದ್ರು ಗರ್ಭಸ್ರಾವದಿಂದ ಹುಟ್ಟಿದ್ರು ಮಡಕೆಗಳಲ್ಲಿಟ್ಟು ಬೆಳೆಸಿದರು ಅದಕ್ಕೆ ವಕ್ರ ಬುದ್ಧಿ ಉಂಟಾಯಿತು ವೇದವ್ಯಾಸರೇ ಮಾಡಿದ್ರು ಬುದ್ಧಿ ಪೂರ್ಣ ಆಗಲಿಲ್ಲ ಅವರಿಗೆ ಇದು ಕಂಸ ಅದು ಕೃತ್ಸ್ನ ಬೇಂದ್ರೆ ಹೇಳೋರು ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಕೃಷ್ಣ ಅನ್ನೋದನ್ನ ಕೃತ್ಸ್ನ ಅನ್ನೋರು ಅವರು ಕೃತ್ಸ್ನ ಅಂದ್ರೆ ಕಂಪ್ಲೀಟ್ ಅಂತ ಕಂಸ ಅಂದ್ರೆ ಒಂದು ಆರ್ಕ್ ಅದು ಒಂದು ಸೆಗ್ಮೆಂಟ್ ಒಂದು ಸರ್ಕಲ್ನಲ್ಲಿ ಇದು ಅಪರಿಪೂರ್ಣ ಅದು ಪರಿಪೂರ್ಣ ವ್ಯತ್ಯಾಸ ನೋಡಿಕೊಳ್ಳಿ ದಿಶೋ ದಶೋಕ್ತಾ ಪುರುಷಸ್ಯ ಲೋಕೆ ಸಹಸ್ರಮಾಹು ದಶಪೂರ್ಣಂ ಶತಾನಿ ದಶೈವ ಮಾಸಾನ್ ಬಿಭ್ರತಿ ಗರ್ಭವತ್ಯ ದಶ ಏರಕಾ ದಶ ದಾಶಾ ದಶ ಅರ್ಹಾ ದಶ ಏರಕಾ ದಶರು ಹತ್ತು ನಿಂಜರಿದ್ದಾರೆ ಲೋಕದಲ್ಲಿ ನಿಂದೆಗೆ ಒಳಗಾಗೋರು ಹತ್ತು ತರ ಜನ ಯಾರ್ಯಾರು ರೋಗಿ ರೋಗಿಯನ್ನು ಯಾರು ಪ್ರಶಸ್ತ ಅಂತ ಹೇಳೋದಿಲ್ಲ ಒಂದು ಹಬ್ಬ ಆಯಿತು ಹರಿದಿನವಾಯಿತು ಅವರನ್ನು ಕರೀರಿ ಅಂದ್ರೆ ಅಯ್ಯೋ ಅವನೆಲ್ಲರೂ ಬರ್ತಾನೆ ಆಸ್ತಮ ಅವನು ಅವನು ಏಳ್ಸು ಅವನು ಬೇಡಪ್ಪ ಇಲ್ಲಿ ಸದ್ಯ ದರಿದ್ರ ದರಿದ್ರ ಯಾರು ಇಂಟ್ರೆಸ್ಟ್ ಕೊಡೋದಿಲ್ಲ ಶೋಕಾರ್ಥ ದುಃಖದಲ್ಲಿರುವವರು ರಾಜದಂಡಿತ ಒಮ್ಮೆ ಜೈಲಿಗೆ ಹೋಗಿ ಬಂದವರು ಶಠಃ ತಾನು ಮಾಡಿದ್ದೆ ಸರಿ ಅಂತ ಹಠ ಮಾಡುವವರು ಕಲಹ ಎಲ್ಲಿ ತಪ್ಪನ್ನೇ ಹುಡುಕೋರು ಮೂರ್ಖರು ವೃತ್ತಿವಂಚಿತ ಯಾವ ಕೆಲಸವೂ ಇಲ್ಲದೆ ಪೋಲಿ ತಿರುಗಾಡುವವರು ಉನ್ಮತ್ತ ಕುಡಿದು ಬಿದ್ದಿರುವವರು ಪರಾಯಣ ಹೊಟ್ಟೆ ಉರಿಯಲ್ಲೇ ಸಾಯುವವರು ಕಾಮಿ ಎಷ್ಟಾದರೂ ಕಾಮ ಇಲ್ಲದೇ ಇದ್ದವರು ಇವರು ದಶ ನಿಂದ್ಯ ಈ ಹತ್ತು ಜನ ಯಾವತ್ತೂ ನಿಂದೆಗೆ ಒಳಗಾಗ್ತಾರೆ ಹತ್ತು ಅಧ್ಯಾಪಕರು ಯಾರು ಒಬ್ಬ ಮನುಷ್ಯನಿಗೆ ಅಕ್ಷರ ಹೇಳಿಕೊಟ್ಟ ಗುರು ತಂದೆ ಜ್ಯೇಷ್ಠ ಭ್ರಾತ ರಾಜ ಸೋದರ ಮಾವ ಹೆಣ್ಣು ಕೊಟ್ಟು ಮಾವ ತಾಯಿಗೆ ತಂದೆ ತಾತ ದೊಡ್ಡಪ್ಪ ಚಿಕ್ಕಪ್ಪ ಕುಟುಂಬದ ಮುಖ್ಯ ಯಾರೇ ಆಗಲಿ ಇವರು ಹತ್ತು ಜನ ಮನುಷ್ಯನಿಗೆ ತಪ್ಪಿ ಹಾಕದೇ ಇರತಕ್ಕಂತಹ ಗುರುಗಳು ಹತ್ತು ಅವಸ್ಥೆಗಳು ಯಾವುದು ಮನುಷ್ಯನಿಗೆ ಮೊದಲನೇದು ಗರ್ಭವಾಸ ಎರಡನೇದು ಜನ್ಮ ಆಮೇಲೆ ಬಾಲ್ಯ ಆಮೇಲೆ ಕೌಮಾರ ಪೌಗಂಡವ ಐದು ವರ್ಷದೊಳಗಡೆ ಕೈಶೋರ ಯೌವನ ಪ್ರೌಢ ವಾರ್ಧಕ್ಯ ಕೊನೆಯದು ಮೃತ್ಯು ಈ ಹತ್ತು ಅವಸ್ಥೆಗಳನ್ನ ಯಾರೂ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ವಿಕಾರಗಳು ಮನುಷ್ಯನಿಗೆ ಯಾವುದು ಕಾಮಕ್ರೋಧ ಲೋಪ ಮೋಹ ಮದ ಮಾತ್ಸರ್ಯ ಜೊತೆಗೆ ಹರ್ಷ ಶೋಕ ದ್ವೇಷ ಅಹಂಕಾರ ಇವೆಲ್ಲ ಮನುಷ್ಯನೇ ಕಟ್ಟಿರ್ತಕ್ಕಂಥ ವಿಕಾರಗಳು ಹನ್ನೊಂದನೇ ಹೇಳಯ್ಯ ಏಕಾದಶ ಏಕಾದಶಿನ ಪಶೂನಾಂ ಕರ್ಕೊಂಡು ಹೋಗ್ತಾ ಹೀಗೆ ಏಕಾದಶಿ ಮಾತ್ರ ಭವಂತಿ ಯೂಪಾಹ ಯೂಪಸ್ತಂಭಗಳು ಹನ್ನೊಂದು ಏಕಾದಶ ಪ್ರಾಣಭ್ರತ ಅಂಬಿಕಾರ ಈಗಲೇ ಹೇಳಿದವಲ್ಲ ಏಕಾದಶೋಕ್ತ ದಿವಿ ದೇವೇಶ ರುದ್ರಾಹ ರುದ್ರರು ಹನ್ನೊಂದು ಪರಮಶಿವನಿಗೆ ಹನ್ನೊಂದು ರೂಪ ಅಂತಾರೆ ಕೆಲವು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಶಿವನನ್ನು ಲಿಂಗಾಕಾರದಲ್ಲಿ ಪೂಜೆ ಮಾಡ್ತಾರೆ ಉತ್ಸವ ಮೂರ್ತಿಯನ್ನು ಲಿಂಗಾಕಾರದಲ್ಲಿ ಯಾವ ದೇವಸ್ಥಾನದಲ್ಲಿಯೂ ಮಾಡೋದಿಲ್ಲ ಒಂದು ಕೈಯಲ್ಲಿ ಒಂದು ಜಿಂಕೆ ಇರುತ್ತೆ ನೋಡಿದ್ದೀರಾ ಶಿವನಿಗೆ ಶಿವನಿಗೆ ಒಂದು ಕೈಯಲ್ಲಿ ಜಿಂಕೆ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಅಥವಾ ಡಮರುಗ ಇದು ಅತಿಕೆ ಅಂತ ಕೇಳಿದ್ರೆ ಮೊದಲನೇ ರೂಪ ಮೃಗವ್ಯಾಧ ಬೇಡರ ರೂಪ ಜಿಂಕೆ ಹೇಳ್ಕೊಂಡಿರ್ತಾನೆ ಎರಡನೇದು ಸರ್ಪ ಮೂರನೇದು ನಿರತಿ ದಿಕ್ಷ ದಿಕ್ಕಿನ ಅಧಿಪತಿ ಅಜಯ್ ಕಪಾತ್ ಅಹಿರ್ಬುಧ್ಯ ಪಿನಾಕಿ ದಹನ ಈಶ್ವರ ಕಪಾಲಿ ಸ್ಥಾಣು ಭವ ಎಂಬುದಾಗಿ ಹನ್ನೊಂದು ರೂಪಗಳು ನೀ ಹೇಳುವಂದ ಮುಂದೆ ಅಷ್ಟಾವಕ್ರ ಹೇಳಿದ ಸಂವತ್ಸರಂ ದ್ವಾದಶ ಮಾಸ ಮಾಹುಹು ಬೇಜಾರಾಗ್ತಾ ಇದೆ ಕೇಳೋದಕ್ಕೆ ನೋಡಿ ಇದು ಹೇಗಿದೆ ಕ್ರಮ ಇವರು ಎಷ್ಟೋ ಜನ ಅಷ್ಟಾವಕ್ರ ಗೀತೆ ಅಂತ ಬರೆದಿದ್ದಾರೆ ಇದು ಒಂದು ಶ್ಲೋಕವನ್ನು ಹಾಕಿಲ್ಲ ಇಲ್ಲಿರೋದೇ ಒಂದು ಅವರು ಬರೆದಿರೋದೇ ಒಂದು ಈ ವಾದ ಹೇಗೆ ಅಂದ್ರೆ ನನಗಿಂತ ನೀನು ಹೆಚ್ಚು ಬುದ್ಧಿವಂತ ಈ ಕ್ರಮದಲ್ಲಿ ಹೇಳ್ತಾ ಹೋಗು ಎಷ್ಟು ಹೇಳಬೇಕು ನಾ ಸಾವಿರ ಬೇಕಾದ್ರೆ ಹೇಳ್ತೇನೆ ನೀನು ಎರಡು ಸಾವಿರ ಹೇಳಿ ನೋಡೋಣ ಇದು ಸ್ಪರ್ಧೆ ಸಂವತ್ಸರಂ ದ್ವಾದಶ ಮಾಸ ಮಾಹು ಒಂದು ವರ್ಷದಲ್ಲಿ ಹನ್ನೆರಡೇ ತಿಂಗಳಿರ್ತದೆ ಅದನ್ನು ಡೆಸಿಮಲ್ ಸಿಸ್ಟಮ್ಗೆ ತರೋದಕ್ಕೆ ಆಗೋದಿಲ್ಲ ಪ್ರಯತ್ನ ನೋಡಿ ವ್ಯರ್ಥವಾಗಿ ಹೋಗ್ತದೆ ಇದು ಹನ್ನೆರಡು ಭಗವಂತ ಮಾಡಿದ ಸಂಖ್ಯೆ ದ್ವಾದಶ ಮಾಸ ಸಂವತ್ಸರ ಸಂವತ್ಸರ ಮೇವಾವರುಂಧೆ ಮೌಂಜಿ ಭವತಿ ದೇವರಿಗೆ ಆರ್ತಿಯತ್ವವಾಗಿ ಹೇಳುವಂತಹ ದೀಪಾರಾಧನೆ ಮಂತ್ರ ಇದು ಸಾಂಗ್ರಹಣ್ಯೇಷ್ಟ ಇಜತೆ ಇಮಾಂ ಜನತಾಂ ಸಂಗೃಹಾನೇತಿ ದ್ವಾದಶಾರತ್ನೈರ ಸನಾಭವತಿ ದ್ವಾದಶ ಮಾಸ ಸಂವತ್ಸರ ಅಶ್ವಮೇಧಿಯಾಗದ ಮಂತ್ರ ಇದು ಹನ್ನೆರಡು ತಿಂಗಳು ಒಂದು ಕುದುರೆ ಓಡಾಡಿಕೊಂಡು ಬಂದು ರಾಜನ ಕುದುರೆ ಇಮಾಂ ಜನತಾಂ ಸಂಗೃಹಾನೀತಿ ವೇದ ಪುರುಷನ ಚಿಹ್ನೆ ನಾನು ಬಾಯಲ್ಲಿ ಯಾತಕಪ್ಪ ಸುಳ್ಳು ಹೇಳಬೇಕು ನಿಮ್ಮ ಮೋಸ ಮಾಡಿ ನಾನು ನಾನು ಅಷ್ಟಾವಕ್ರನೂ ಅಲ್ಲ ನಂದಿಯೂ ಅಲ್ಲ ಇದ್ದದ್ದನ್ನು ಹೇಳ್ತೇನೆ ದೊಡ್ಡ ಬ್ರಾಹ್ಮಣ ಆದ್ದರಿಂದ ಜನತೆಯನ್ನು ಒಗ್ಗೂಡಿಸುವ ಯಾಗ ಅಶ್ವಮೇಧ ಯಾಗ ಅದರ ಮೇಲೆ ಪುಸ್ತಕ ಬರೀತೇನೆ my next volume on the Veda will be on Ashwamedha yaga ಪ್ರಾಣಾಯಾಮದ ಅರ್ಥ ಇದೆ ಅಧ್ಯಾತ್ಮ ಅರ್ಥವಿದೆ ರಾಜಕೀಯ ಅರ್ಥವಿದೆ ಇಮಾಂ ಜನತಾಂ ಸಂಗ್ರಹಣ ನೀತಿ ಸಾಂಗ್ರಹಣ್ಯ ಇಷ್ಟಿ ಮರಾಠಿ ತೆಲುಗು ತಮಿಳು ಎಲ್ಲ ಭಾಷೆ ಮಾತಾಡಿದ್ದಾರೆ ಇಷ್ಟೊಂದು ಭಾಷೆ ಇಷ್ಟೊಂದು ವೈವಿಧ್ಯ ಇಮಾಂ ಜನತಾಂ ಸಂಗ್ರಹಣ ನೀತಿ ಕಲ್ಚರಲ್ ಫ್ಯೂಷನ್ ಕಲ್ಚರಲ್ ಯೂನಿಫಿಕೇಶನ್ ಅದಕ್ಕೆ ಹನ್ನೆರಡು ತಿಂಗಳು ಆ ರಾಜನ ಚಿಹ್ನೆಯಾದ ಕುದುರೆ ಅದು ಹೋದ ದಿಕ್ಕಿನಲ್ಲಿ ಹೋಗ್ತದೆ ಹಿಂದೆ ಪರಿವಾರ ಹೋಗಬೇಕು ಯಾರು ಅಡ್ಡ ಹಾಕ್ತಾರೆ ಅವರು ಕಪ್ಪ ಕಾಣಿಕೆ ಕೊಡಬೇಕು ಇಲ್ಲ ಯುದ್ಧ ಮಾಡಬೇಕು ಧರ್ಮರಾಜ ಮಾಡಿದ ರಾಮಚಂದ್ರ ಮಾಡಿದ ಅಶ್ವಮೇಧ ಸಾವಿರ ಮಾಡಿದ ಅಂತ ಹೇಳ್ತಾರೆ ದ್ವಾದಶ ಮಾಸ ಸಂವತ್ಸರ ಸಂವತ್ಸರ ಸಂವತ್ಸರ ಅಂದ್ರೆ ಪರಿಪೂರ್ಣವಾದ ಅಂಕೆ ಸಂವತ್ಸರೋ ವೈ ಪ್ರಜಾಪತಿ ಇವತ್ತು ನಿಮ್ಮ ಗಡಿಯಾರದಲ್ಲಿ ಕೂಡ ಹನ್ನೆರಡೇ ನೋಡಿ ಅದು ಟೈಮ್ ಸಿಂಬಲ್ ಹೇಗಿದೆ ಎಷ್ಟು ದೊಡ್ಡ ಬೃಹಸ್ಪತಿ ಪಶ್ಚಿಮದವನಾಗಿದ್ರು ಅದನ್ನ ಹತ್ತು ಮಾಡೋಕ್ಕಾಗಿಲ್ಲ ನೂರು ಮಾಡೋಕ್ಕಾಗಿಲ್ಲ multiples of six or nine ಹನ್ನೆರಡು ಹನ್ನೆರಡರಿಂದ ಅರವತ್ತು ಅರವತ್ತು ಸಂವತ್ಸರಗಳು ಸಿಕ್ಸ್ಟಿ ಭಾರತ ದೇಶದಲ್ಲಿ ಅರವತ್ತು ವರ್ಷಕ್ಕೆ ಅರವತ್ತು ಹೆಸರಿದೆಯಪ್ಪ ಇದು ಬಿಟ್ಟರೆ ಚೈನಾದಲ್ಲಿ ಒಂದಿದೆ ಬೇರೆ ಕಡೆಯಲ್ಲಿಲ್ಲ ಬರೀ ಅಂಕಿ ಹಾಕೋದಲ್ಲ ಜೈಲು ಕೈ ಕೈದಿಗಳು ಕೊಡುವ ಹಾಗೆ ಅರವತ್ತು ನಿಮಿಷ ಅರವತ್ತು ಸೆಕೆಂಡು ಎಲ್ಲ ಅರವತ್ತರವತ್ತು ಯೂನಿಟ್ ಅರವತ್ತಾರಲ್ಲಿ ಋತುಗಳಿಂದ ಗುಣಿಸಿದ್ರೆ ಮುನ್ನೂರ ಅರವತ್ತು ತ್ರೀ ಸಿಕ್ಸ್ಟಿ ಫೋರ್ ಹಂಡ್ರೆಡ್ ಮಾಡೋಕೆ ಬರೋದಿಲ್ಲ ಯಾಕೆ ದೈವ ನಿಯಮ ಅದು ಭೂಮಿ ಸೂರ್ಯನ ಸುತ್ತ ಸುತ್ತುವುದಕ್ಕೆ ಅದಕ್ಕೆ ಅಷ್ಟೇ ದಿವಸ ಬೇಕು ಅದನ್ನು ಹೆಚ್ಚು ಕಮ್ಮಿ ನೀವು ಯುವಕ ಸರ್ಪೋ ಸರ್ಪೋಭವ ಬೇಗ ಹೋಗು ಬೇಗ ಹೋಗು ನಹುಷ ಹೇಳಿದಾಗೆ you can't pressurise time time is your God ದೇವರು ನಮ್ಮ ಕಾಲ್ ರೂಪದಲ್ಲಿದ್ದಾನೆ ಆದ್ದರಿಂದ ಜಗತ್ಯ ಪಾದೋ ದ್ವಾದಶ ಜಗತಿ ಅಂತ ಒಂದು ಛಂದಸ್ಸು ಋಗ್ವೇದದಲ್ಲಿ <coughs> <coughs> ಒಂದು ನೂರು ಛಂದಸ್ ವೆರೈಟಿ ಬರ್ತದೆ ಜಗತ್ತಿನ ಅತ್ಯಂತ ಪ್ರಾಚೀನ ಪ್ರಥಮ ಗ್ರಂಥದಲ್ಲಿ how many varieties of poetic metres ಯೋಚನೆ ಮಾಡಿಕೊಳ್ಳಿ ಅಷ್ಟೊಂದು ಛಂದಸ್ ಬರಬೇಕಾದ ಅದಕ್ಕಿಂತ ಎಷ್ಟು ಸಾವಿರ ವರ್ಷಗಳ ಹಿಂದೆ ಸಂಸ್ಕೃತಿ ಇರಬೇಕು ಅದನ್ನು ಜಗತ್ತಿ ಛಂದಸ್ಸಿನಲ್ಲಿ ಹನ್ನೆರಡು ಅಕ್ಷರಗಳುಂಟು ದ್ವಾದಶಾಹ ಪ್ರಾಕೃತೋ ಯಜ್ಞ ಪ್ರಾಕೃತ ಯಜ್ಞ ಮಾಡಬೇಕಾದ್ರೆ a sacrifice involving common folk ಹನ್ನೆರಡು ದಿವಸವಾದರೂ ಮಾಡಬೇಕು ಹನ್ನೆರಡು ವರ್ಷ ವರ್ಷವಾದರೂ ಮಾಡಬೇಕು ದ್ವಾದಶಾದಿತ್ಯಾನ್ ಕಥೆಯಂತಿ ಅಧೀರ ಆದಿತ್ಯರು ಹನ್ನೆರಡು ಸೂರ್ಯ ಹನ್ನೆರಡುಂಟು ದಾತ ಮಿತ್ರ ಅರ್ಯಮ ಶಕ್ರ ವರುಣ ಅಂಶು ಭಗ ವಿವಸ್ವಾನ್ ಪೂಷ ಸವಿತಾ ತ್ವಷ್ಟ ವಿಷ್ಣುಂ ಕೊನೆ ಆದಿತ್ಯರಲ್ಲಿ ಅದಿತಿಯ ಮಕ್ಕಳಲ್ಲಿ ಕೊನೆಯವನು ವಿಷ್ಣು ತ್ರಿಮೂರ್ತಿಗಳಲ್ಲಿ ಮಧ್ಯ ಕೊನೆಯಲ್ಲಿ ನಿಂತುಕೊಂಡ ನಾ ರಕ್ಷ ರೈಲಲ್ಲಿ ಕೊನೆಯಲ್ಲಿ ಗಾರ್ಡ್ ನಿಂತುಕೊಂಡ ಹಾಗೆ ಎಂಜಿನ್ ಡ್ರೈವರ್ನ ಮೊದಲು ಬಿಟ್ಟ ಮಲಗೋವ್ರನ್ನೆಲ್ಲ ಮೊದಲು ಬಿಟ್ಟ ತಾನು ಕೊಡೆ ಗಾರ್ಡ್ ಆಗಿ ಸೀತ್ಕೊಂಡು ಸೀಟಿ ಹೊಡಿಯೋ ಹಾಗೆ ಭಗವಂತ ತಲೆಯಲ್ಲಿ ಕೊನೆಯವನಾಗಿ ಹುಟ್ಟಿದ್ದಾನೆ ಆದ್ರಿಂದ ಇದು ಹನ್ನೆರಡು ಮುಖ್ಯವಾದದ್ದು ಅಪ್ಪಣೆಯಾಗಲಿ ಹದಿಮೂರನ್ನು ಹೇಳು ಸತ್ತ ಒಂದಿ ತ್ರಯೋದಶಿ ತಿಥಿರುಕ್ತ ಪ್ರಶಸ್ತ ತ್ರಯೋದಶಿ ದಿಶಿ ತಿಥಿ ತುಂಬಾ ಶ್ರೇಷ್ಠವಾದದ್ದು ಅಂದ ಯಾರು ಹೇಳಿದ್ರಾಗಂತ ಅಬದ್ಧ ಆಯ್ತದ ತ್ರಯೋದಶಿ ಅಷ್ಟು ಶ್ರೇಷ್ಠವಲ್ಲ ಇಲ್ಲ ಅಮಾವಾಸ್ಯೆಗೆ ಹತ್ರ ಆಗುತ್ತೆ ಇಲ್ಲ ಪೌರ್ಣಮಿಗೆ ಹತ್ರವಾಗುತ್ತೆ ತ್ರಯೋದಶಿ ಸಹ ಆದಷ್ಟು ಶುಭ ಕರ್ಮಗಳನ್ನು ಮಾಡುವುದಿಲ್ಲ ದ್ವಾದಶಿ ಆದ್ಮೇಲೆ ಮಾಡೋದಿಲ್ಲ ಪರಸಮೆ ಬಿಟ್ಬಿಡ್ತಾರೆ ದ್ವಿತೀಯೇ ಇಲ್ಲ ಚತುರ್ಥಿ ಪಂಚಮಿ ಷಷ್ಠಿ ಮಾಡೋದಿಲ್ಲ ಸಪ್ತಮಿ ಉಂಟು ಅಷ್ಟಮಿ ಮಾಡೋದಿಲ್ಲ ನವಮಿ ಮಾಡೋದಿಲ್ಲ ದಶಮಿ ಮಾಡ್ತಾರೆ ಏಕಾದಶಿ ನಾರಾಯಣ ಮಾಡೋದಿಲ್ಲ ದ್ವಾದಶಿ ಮಾಡೋದಿಲ್ಲ ಇವನು ಹದಿಮೂರನೇ ತಿಥಿ ತುಂಬಾ ಶ್ರೇಷ್ಠವಾದದ್ದು ಯಾವ ತಿಥಿ ಅವನ ತಿಥಿ ತ್ರಯೋದಶಿ ತಿಥಿಯುಕ್ತ ಪ್ರಶಸ್ತ ತ್ರಯೋದಶ ದ್ವೀಪವತಿ ಮಹೀಚ ಸುಳ್ಳು ಹೇಳಿದ ಭೂಮಿಯ ಮೇಲೆ ಎಷ್ಟು ದ್ವೀಪಗಳಿವೆ ಹೇಳ್ತೀರಾ how many total islands are continents ಸಪ್ತದ್ವೀಪವತಿ ಭೂಮಿ ನಾವು ಕೇಳಿದ್ದೇವೆ ಇವನೆಲ್ಲೋ ಪತ್ತೆ ಮಾಡಿದ ಹದಿಮೂರು ಕಾಂಟಿನೆಂಟ್ಸ್ ಇವೆ ಅವನ್ ಜಗತ್ತು ಬೇರೆ ಜಗತ್ತು ಗುರು ಬೇರೆ ತ್ರಯೋದಶಿ ದೀಪವತಿ ಮಹೀಶ ಆಯ್ತಲ್ಲ ಸಾಲ್ ಪೂರ್ತಿ ಆಗ್ಲಿಲ್ವಲ್ಲ ಅರ್ಧ ಶ್ಲೋಕ ಆಯಿತು ಹೇಳೋ ಮುಂದಕ್ಕೆ ಎಂದ ತಲೆ ಕೆರೀತಾ ಕೆಲ ಕೂತು ಬಿಟ್ಟ ಏತಾವದುಕ್ವಾ ವಿರರಾಮ ಬಂದಿ ಗೊತ್ತಿಲ್ಲ ನನಗೆ ಎಂದ ತಲೆ ಆಕಾಶ ನೋಡಿದ ಜನ ಎಲ್ಲ ಚಪ್ಪಾಳೆ ಹಾಕಿದರು ಮುಗಿದೋಯ್ತು ಇವನ ಕಥೆ ಹದಿಮೂರು ಹೇಳಕ್ ಬರಲಿಲ್ವಲ್ಲ ಇವನಿಗೆ ಶ್ಲೋಕಸ್ಯಾರ್ಧಂ ವ್ಯಾಜಹಾರ ಅಷ್ಟಾವಕ್ರ ಅಷ್ಟಾವಕ್ರ ಹೇಳಿದ ಪೆದ್ದೆ ನಾ ಪೂರ್ತಿ ಮಾಡ್ತೇನೆ ಶುರು ಮಾಡಿದ್ದಾನೆ ಕೇಳು ತ್ರಯೋದಶಾಹಾನಿ ಸಸಾರ ಕೇಶಿ ಕೇಶಿ ಎಂಬ ರಾಕ್ಷಸನ ಜೊತೆಯಲ್ಲಿ ಭಗವಂತ ಹದಿಮೂರು ದಿವಸ ಯುದ್ಧ ಮಾಡಿದ ಎಲ್ಲಿದೆ ನರಸಿಂಹ ಪುರಾಣದಲ್ಲಿದೆ ಇವನಲ್ಲಿ ಓದಿದ್ದ ಪುರಾಣವನ್ನ ಕೃಷ್ಣಾವತಾರದಲ್ಲಿ ಕೊಂದನಲ್ಲ ಕೇಶಿ ಕುದುರೆ ಅದು ಕ್ಷಣದಲ್ಲಿ ಸತ್ತದ್ದು ಅದಲ್ಲ ಇನ್ನೊಬ್ಬ ರಾಕ್ಷಸನನ್ನ ಹದಿಮೂರು ದಿವಸ ಯುದ್ಧ ಮಾಡಿದ ತ್ರಯೋದಶೀನಿ ಅತಿ ಛಂದಾಂಸಿ ಸಾಹು ಅತಿ ಜಗತಿ ಅಂತ ಒಂದು ಛಂದಸ್ಸಿದೆ ಅದರಲ್ಲಿ ಹದಿಮೂರು ಅಕ್ಷರ ಉಂಟು ತಥೋ ಮಹಾನ್ ಉದತಿಷ್ಠತಿ ನಿನಾದ ಸಭೆಯವರೆಲ್ಲ ಚಪ್ಪಾಳೆ ಹಾಕಿದರು ವಸ್ತ್ರಗಳನ್ನು ಮೇಲಕ್ಕೆ ಬೀಸಿದರು ಕುಣಿದಾಡಿದರು ಮಗು ಗೆದ್ದು ಬಿಡಿತು ಹತ್ತು ವರ್ಷದ ಮಗು ಒಂದೀ ಸೋತ ಎಂಬುದಾಗಿ ಆಗ ಅಷ್ಟಾವಕ್ರ ಹೇಳಿದ ಮಹಾರಾಜರೇ ತೀರ್ಪು ನೀವು ಕೊಡಬೇಕು ಜನ ಹೇಳಿದ್ದಾಯಿತು ಯಾರು ಗೆದ್ದರು ಹೇಳಿ ಬಾಯಿ ಮುಚ್ಕೊಂಡು ಕೂತ್ಕೋಬೇಡಿ ನೀವು ಆಗ ಬಂದು ಹೇಳಿದ ತಲೆ ತಗ್ಗಿಸಿ ನೋಡಿ ಈ ಕಳ್ಳ ಈಗ ಹೇಳ್ತಾನೆ ನಾನೇ ನಿಮ್ಮ ಅಪ್ಪನನ್ನು ಕೊಲ್ಲಿಲ್ಲ ಅಂದ ಮತ್ತೆ ಕಹೋಳ ನೀರಿಗೆ ಹಾಕಿದ್ರಲ್ಲ ನೀರಿಗೆ ಹಾಕಲಿಲ್ಲ ಅದರ ಹಿಂದೆ ಇನ್ನೂ ಎಷ್ಟೋ ಜನನ ಕೊಂದಿದ್ದೆಲ್ಲ ಕೊಲ್ಲಿಲ್ಲ ಮತ್ತೇನು ಮಾಡಿದ್ಯಾ ಇಡ್ಲಿ ಮಾಡಿದ್ಯಾ ಸಾಂಬಾರ್ ಮಾಡಿದ್ಯಾ ಅವ್ರನ್ನ ಏನು ಮಾಡಿದ್ಯಾ ಅವ್ರನ್ನ ಬಹಳ ಒಗಟೆ ಅಂತ ಮಾತಾಡ್ತಾನೆ ನಿಮಗೆ ತುಂಬ ಒಳ್ಳೆ ಬೆಳಕನ್ನು ಕೊಡ್ತದೆ ವರುಣದೇವ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಯಾಗ ಮಾಡ್ತಿದ್ದಾನೆ ಬ್ರಾಹ್ಮಣರು ಭಾರತ ದೇಶದಿಂದ ಹೋಗೋದಕ್ಕೆ ಹಿಂದೆ ಮುಂದೆ ನೋಡಿದರು ನಾನು ಒಳ್ಳೆ ಬ್ರಾಹ್ಮಣರನ್ನು ಹಿಡಿದು ಹಿಡಿದು ರಫ್ತು ಮಾಡ್ತಿದ್ದೆ ಅಂತ there the historical fact here ಈಗ ರೋಮ್ ದೇಶದಲ್ಲಿ ಒಂದು ಅತಿರುದ್ಧ ಯಾಗವನ್ನು ಚಂಡಿಯಾಗವನ್ನು ಅಶ್ವಮೇಧವನ್ನು ಯಾರೋ ಗ್ರೀಕರೋ ಇಟಾಲಿಯನ್ರೋ ಮಾಡ್ತಾರೆ ಅಂದ್ರೆ ಇಲ್ಲಿಂದ ದುಡ್ಡು ಕೊಡ್ತೇವೆ ಅಂತ ಯಾರು ಹೋಗ್ತಾರೆ ಯೋಚನೆ ಮಾಡಿ ಕೋಟಿ ರೂಪಾಯಿ ಕೊಟ್ಟರೆ ಬ್ರಾಹ್ಮಣರು ಹೋಗ್ತಾರೆ ಅಲೆಕ್ಸಾಂಡರ್ ಇಲ್ಲಿ ಬಂದಾಗ ಮೂರು ನಾಲ್ಕು ಬ್ರಾಹ್ಮಣರು ಹಿಡ್ಕೊಂಡು ಹೋಗಿದ್ದ ಅದೇನು ಯೋಗ ಅಂತ ಮಾಡ್ತೀರಲ್ಲ ಅದೇನು ಯೋಗ ನಮಗೆ ಹೇಳ್ಕೊಡಿ ಅಂತ ಬ್ರಾಹ್ಮಣರು ಉಪವಾಸ ಮಾಡಿ ದಾರಿಯಲ್ಲಿ ಸತ್ತರು ಅವ್ರಿಗೆ ಯೋಗ ಹೇಳ್ಕೊಡ್ಲಿಲ್ಲ ಎದುರು ನಿಂತ ಅವನು ಸರಸ್ವತಿ ನಿಧಿ ತೀರದಲ್ಲಿ ಅವನು ಕಣ್ಣೇ ಬಿಡಲಿಲ್ಲ ಕತ್ತಿಯಿಂದ ಚುಚ್ಚಿದ ಅವನಿಗೆ ಹೇ ಏನ್ ಮಾಡ್ತಿದ್ದಿ ಎಂದ ಆ ಕತ್ತಿಯಿಂದ ಚುಚ್ಚಿದ ಮೇಲೆ ಕಣ್ಣು ಬಿಟ್ಟ ಯೋಗೀಶ್ವರ ಯಾರು ನೀನು ಅಂತ ಕೇಳಿದ ಹಾ ನನ್ನನ್ನು ಯಾರು ಅಂತ ಕೇಳ್ತೀಯ ಗೊತ್ತಿಲ್ವಾ ನಿನಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂದ ಅವನು ಗ್ರೇಟ್ ಅಂದ್ರೆ ಏನು ಮಾಡಿದ್ದೀಯೇ ಎಂದ ಜಗತ್ತನ್ನು ಗೆದ್ದಿದ್ದೇನೆ ಎಂದ ಯೋಗಿ ಕೇಳಿದ ಆಮೇಲೆ ಎಂದ ಆಮೇಲೆ ಏನು ಜಗತ್ತನ್ನು ಗೆದ್ದಿದ್ದೇನೆ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಹೇಳ್ತಾ ಹೋದ ಆಮೇಲೆ ಆಮೇಲೆ ಆಮೇಲೆ ಇದೇ ರೀತಿ ಆಮೇಲೆ ಸುಖವಾಗಿದ್ದೇನೆ ಅಯ್ಯೋ ಪೆದ್ದೆ ಸುಖವಾಗಿರೋಕೆ ಇಷ್ಟೆಲ್ಲ ಮಾಡಿದ್ಯಾ ಐದು ನಿಮಿಷ ಸುಖವಾಗಿರೋ ದಾರಿ ಹೇಳ್ಕೊಡ್ತೇನೆ ಕೂತ್ಕೊಳ್ಳಿ ಪ್ರಾಣಾಯಾಮ ಹೇಳ್ಕೊತ ಅವನು ಹಾಗಿದ್ರೆ ಹಿಡ್ಕೊಂಡು ಹೋಗ್ಬೇಕು ಬ್ರಾಹ್ಮಣರನ್ನ ದುರ್ಬುದ್ಧಿ ಉಂಟಾಯಿತು ಬ್ರಾಹ್ಮಣ ಹಿಡ್ಕೊಂಡು ಹೋದ್ರೆ ಅಲ್ಲಿ ಪಶ್ಚಿಮದಲ್ಲಿ ಯಾಗ ಮಾಡ್ತಾರೆ ಅಪ್ಪ ಕರ್ಮಭೂಮಿ ಅಲ್ಲವೋದು ನೀವು ಅಮೆರಿಕೆಯಲ್ಲಿ ಅಶ್ವಮೇಧ ಮಾಡಿದ್ರೆ ಏನು ಪ್ರಯೋಜನ ಬರ್ತದೆ ಚೈನಾದಲ್ಲಿ ವಾಜಪೇಯಿ ಮಾಡಿದ್ರೆ ಏನು ಬರ್ತದೆ ಹಗಲು ರಾತ್ರಿಗಳು ಸಮ ಪ್ರಮಾಣದಲ್ಲಿಲ್ಲ ಆರು ಋತುಗಳು ಹಗಲು ರಾತ್ರಿಗಳು ಸಮ ಸಮ ಪ್ರಮಾಣದಲ್ಲಿ ಒಲಿದಿರುವುದು ಅಯ್ಯ ಭಾರತ ದೇಶಕ್ಕೆ ಇಲ್ಲಿಯೇ ಮಾಡಬೇಕು ವಿಧಿ ಇಲ್ಲ ಅಲ್ಲಿ ಮಾಡ್ತೀರಿ ಪಿತೃಶ್ರಾದ್ದ ಇಲ್ಲಿದ್ರೆ ಒಬ್ರು ಕೇಳಿದ್ರೆ ಏನು ಸಂಕಲ್ಪ ಮಾಡಬೇಕಲ್ಲಿ ವಿಂಧ್ಯಸ್ಯ ದಕ್ಷಿಣೆ ಭಾಗೆ ಬೌದ್ಧಾವತಾರೆ ನೀವು ಅಂತ ಕಾಣುತ್ತೆ ನಿಮ್ಗೇನು ಹೇಳ್ಕೊಟ್ಟಿದ್ದಾರೋ ಅದನ್ನು ಹೇಳಿ ಅಲ್ಲಿ ಅಮೆರಿಕಕ್ಕೆ ಹೋದ್ರೆ ಏನು ಮಾಡಬೇಕು ಅದನ್ನೇ ಭಾರತ ಭೂಮಿ ಅಂತ ಭಾವಿಸಿಕೊಂಡು ಇಲ್ಲಿ ಸಂಕಲ್ಪವನ್ನೇ ಅಲ್ಲಿ ಹೇಳಿ ಅದಾಗ್ರೆ ಹೇಳೋದಲ್ಲಿ ಬೇರೆ ಭೂಮಿ ಆಯ್ತಲ್ಲ ಒಂದು ಪೆಟ್ಟಿಗೆ ಇಲ್ಲಿ ಭಾರತ ಭೂಮಿಯ ಒಂದಿಷ್ಟು ಮಣ್ಣನ್ನು ತಗೊಂಡು ಹೋಗಿ ಇದ್ದ ಜಾಗಕ್ಕೆ ಬೆರೆಸಿ ಅದನ್ನೇ ಭಾರತ ಅಂತ ತಿಳ್ಕೊಳ್ಳಿ ಅಲ್ಲಿಯೇ ಧ್ಯಾನ ಮಾಡಿ ಅಯೋಧ್ಯೆಯನ್ನು ಮೃತಿಗೆ ತನ್ನ ಮನೆಯಲ್ಲಿ ಪೂಜೆ ಮಾಡ್ತಾರೆ ರಾಮದೇವರನ್ನಿಟ್ಟು ಭಾರತ ಭೂಮಿ ಎಷ್ಟು ಪವಿತ್ರವಾದದ್ದು ಈ ಮಣ್ಣು ವಿವೇಕಾನಂದರು ದಕ್ಷಿಣ ಭಾರತದ ಮೂಲಕವಾಗಿ ಕೊಲಂಬೋ ಮೂಲಕವಾಗಿ ಭಾರತಕ್ಕೆ ಬಂದರು ಕನ್ಯಾಕುಮಾರಿಗೆ ಮಗುವಿನಂತೆ ಹೊರಳಾಡಿದರು ಮಣ್ಣಿನಲ್ಲಿ ಯಾರೋ ಕೇಳಿದ್ರು ಅವರನ್ನ ಮಣ್ಣಲ್ಲಿ ಹಾಕ್ರಿ ಹೊರಳಾಡ್ತಿದ್ದೀರಿ ನಮ್ಮ ತಾಯಿ ದೇಶಕ್ಕೆ ಬಂದುಬಿಟ್ಟೆ ನಾನು ಅಳ್ತಾರೆ ಬಿಚ್ಚಿ ಬಿಚ್ಚಿ ಅಳ್ತಾರೆ ಮಾತೃಭೂಮಿಯನ್ನು ಅಭಿಮಾನ ಜನ್ಮ ಕೊಟ್ಟ ತಾಯಿ ಒಬ್ಬಳೆ ಜನ್ಮ ಕೊಟ್ಟ ದೇಶ ಒಂದೇ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಬಿಗರೀಸಿ ಲಂಕೆಯಲ್ಲಿ ಎದ್ಬಿಡೋಣ ಅಭಿಸ್ವರ್ಣಮಯಿ ಲಂಕಾ ಬಂಗಾರದ ಊರು ಇಲ್ಲೇ ಇರೋಣ ಅಂದ ಎಲ್ಲರೂ ಉಂಟೆ ಅಂತ ರಾಮಚಂದ್ರ ನನಗೆ ಅಯೋಧ್ಯೆ ತಾಯಿ ನಾನು ಅಲ್ಲಿಗೆ ಹೋಗಬೇಕು ಅಯೋಧ್ಯೆಗೆ ಹೋಗಬೇಕು ಈ ತಾಯಿ ಜನ್ಮ ಕೊಟ್ಟದ್ದು ಅದು ಭಾಷೆ ಇರಬಹುದು ಕುಲವಿರಬಹುದು ಭೂಮಿ ಇರಬಹುದು ಅದನ್ನು ನಾವು ಗೌರವಿಸಬೇಕು ಆದ್ದರಿಂದ ಇವನು ಹೇಳಿದ ಅಲ್ಲಿ ಕರ್ಕೊಂಡು ಹೋಗ್ತೇವೆ ಅವರು ಬರೋದಿಲ್ಲ ಅಂತ ಹೇಳಿದ್ರಿಂದ ನಾನು ಕರ್ಕೊಂಡು ಹೋದೆ ವರ್ಣಲೋಕಕ್ಕೆ ಹೋದೆ ಅಂದ್ರೆ ವರುಣ ಅಂದ್ರೆ ನೀರು ನೀರಲ್ಲಿ ಮುಳುಗಿಸಿದವು ಒಂದು ಸಾಮಾನ್ಯ ಅರ್ಥವಾಗುತ್ತೆ ವರುಣ ದಿಕ್ಕು ಪಶ್ಚಿಮ ದಿಕ್ಕಿಗೆ ಕರ್ಕೊಂಡು ಹೋಗಿದ್ದೇನೆ ವರುಣ ಮಾಡ್ತಿರೋ ಯಾಗ ಕರ್ಕೊಂಡು ಹೋಗಿದ್ದೇನೆ ಅಹಂ ಪುತ್ರೋ ಸ್ಯೋತರಾಜ್ಞ ನಾನು ವರುಣನ ಮಗ ಅಂದ ಅವನು ಅಲ್ಲ ಎಲ್ಲರೂ ವರುಣನ ಮಕ್ಕಳೇ ಧೃತವ್ರತರಾಜನ ಮಕ್ಕಳು ತತ್ರಾಸ ಸತ್ರಂ ವಾರ್ಷಿಕಂ ವೈ ಸತ್ರೇಣತೆ ಜನಕ ತುಲ್ಯಕಾಲಂ ತದರ್ಥಂತೆ ಪ್ರಹಿತಾಮೇ ದ್ವಿಜಾತ್ಯ ದ್ವಿಜಾಗ್ರಹ ಈ ಬ್ರಾಹ್ಮಣ ಶ್ರೇಷ್ಠರೆಲ್ಲ ಅಲ್ಲಿಗೆ ಒಯ್ದು ಬಿಟ್ಟೆ ಬರೋದಿಲ್ಲ ಅಂತಾರೆ ಅಂತ ಅದಕ್ಕೆ ಅವರನ್ನು ಜಯಿಸಿ ಉಪಾಯ ಮಾಡಿ ಅವರಿಗೆಲ್ಲ ವೀಸಾ ಪಾಸ್ಪೋರ್ಟ್ ಮಾಡಿ ಕಳಿಸಿದ್ದೇನೆ ತೇತು ಸರ್ವೇ ವರುಣಸ್ಯೋತ ಯಜ್ಞಂ ಗತಾಹ ಇಹ ಆಯಾಂತಿ ಭೂಯ ಯಜ್ಞ ಮುಗಿಸ್ಕೊಂಡು ಇನ್ನೇನು ಸ್ವಲ್ಪ ಕಾಲದಲ್ಲಿ ಬರ್ತಾರೆ ಅಂತ ಹೇಳ್ತಾ ಇರುವಷ್ಟರಲ್ಲಿ ಎಷ್ಟೆಲ್ಲ ಬ್ರಾಹ್ಮಣರನ್ನು ಕಿಡ್ನಾಪ್ ಮಾಡಿದ್ದೋ ಅವರೆಲ್ಲ ಬಂದರು ಬಂದವರಲ್ಲಿ ಕಹೋಳನು ಇದ್ದ ಆಗ ಅಷ್ಟಾವಕ್ರನಿಗೆ ಹೇಳಿದ ಇರೋ ಇಲ್ಲಿದ್ದಾನೆ ನಿಮ್ಮಪ್ಪ ವಾಪಸ್ಸಿದ್ದೇನೆ ಅಂತ ಹೇಳಿದ ಮೃತ್ಯುಲೋಕದಿಂದ ವಾಪಸ್ ಬಂದಾಗ ಆಗಿನ ಕಾಲದಲ್ಲಿ ಇನ್ನೊಂದು ದೇಶಕ್ಕೆ ಹೋಗೋದು ಅಂದ್ರೆ ವಿದೇಶ ಅಲ್ಲ ಪರಲೋಕ ಅಂತ ಭಾವನೆ ಇತ್ತು ಅಲ್ಲಿಂದ ಬಂದವರು ಅಂತ ಗೌರವಿಸಿದ್ರು ಅಷ್ಟಾವಕ್ರನನ್ನು ಎತ್ತಿಕೊಂಡರು ಬ್ರಾಹ್ಮಣೋತ್ತವರು ಗಾಳಿಯಲ್ಲಿ ಎಸಿತಾ ಇದ್ದಾರೆ ಮಗು ಅಷ್ಟು ಜನರಿಗೆ ಪುನಜನ್ಮ ಕೊಟ್ಟಪ್ಪ ನೀನು ಅದಾದ ಮೇಲೆ ದೊರೆಯನ್ನು ಕೇಳಿದ ಇವನನ್ನೇನು ಮಾಡೋದು ದೊರೆ ಹೇಳಿದ ನೀ ಹೇಳಿದಾಗೆ ಮಾಡೋದು ಏನು ಪಣ ಇಟ್ಟಿದ್ದೀಯ ಅವನಿಗೆ ಈಗ ಇದರಲ್ಲಿ ಮುಳುಗಿಸಿ ಸಾಯಿಸಬೇಕು ಆಮೇಲೆ ಅಲ್ಲಿದ್ದವರೆಲ್ಲ ಆಯ್ತಪ್ಪ ಅವನು ತಗೊಂಡು ಏನು ಮಾಡ್ತೀಯ ಅಂದ್ರು ಅವನು ಜೀವ ಸಹಿತ ಬಿಟ್ಟರು ಕಹೋಳ ಮಗನನ್ನು ತಬ್ಬಿಕೊಂಡ ಮಗು ನಾನಿನ್ನು ತಾಯಿ ಗರ್ಭದಲ್ಲಿರುವಾಗ ಎಂಟು ಕಡೆ ನಿನ್ನ ಶರೀರ ವಕ್ರವಾಗಲಿದ್ದು ಶಾಪ ಕೊಟ್ಟುಬಿಟ್ಟೆ ನನ್ನನ್ನು ಕ್ಷಮಿಸುವ ಎಂಬುದಾಗಿ ಮಗನನ್ನು ಕೇಳ್ತಾನೆ ಆ ಮಗು ಮುಂದಕ್ಕೆ ದೊಡ್ಡವನಾಗಿ ತಂದೆಗಿಂತ ಪ್ರಚಂಡ ಪಂಡಿತನಾಗಿ ಧರ್ಮರಾಜ ಅವನು ಸ್ನಾನ ಮಾಡಿ ಎಂಟು ಕಡೆ ಡೊಂಕನ್ನ ಕಳ್ಕೊಂಡ ನದಿ ಇದು ಸಮಂಗಾ ನದಿ ಎಂಬುದಾಗಿ ಆ ಕಹೋಳನ ಕಥೆಯನ್ನ ಅಷ್ಟಾವಕ್ರ ಕಥೆಯನ್ನು ಹೇಳಿದರೆಂಬಲ್ಲಿ ಇವತ್ತು ಒಂದು ಉಪಾಖ್ಯಾನ ಮುಗಿಯಿತು ಇದು ಅಷ್ಟಾವಕ್ರ ಗೀತೆ ಇಷ್ಟು ದೊಡ್ಡದಾಗಿ ಹೇಳಬೇಕು ಅಂತ ನನಗೆ ಅನಿಸಿರಲಿಲ್ಲ ಆದ್ರೆ ಬಂದ್ಬಿಡ್ತು ತತ್ವ ಅದು ವೇದ ಶಾಸ್ತ್ರ ಪುರಾಣ ಇತಿಹಾಸ ಸ್ಮೃತಿ ಗ್ರಂಥಗಳು ಎಲ್ಲವನ್ನೂ ಓದಿದ್ರೆ ಈ ಒಂದು ಎರಡು ಮೂರು ಸಂಖ್ಯೆ ಈ ಎಂಥ ವಾದ ಅಂದ್ರೆ ಇದರಲ್ಲಿ ಇಂಟೆಲೆಕ್ಚುಯಲ್ ಎಲಿಮಿಗೆಂಟ ನೆನಪು ಮತ್ತು ಆ ಸಿಂಬಾಲಿಕ್ ಮೀನಿಂಗ್ ಇರುವುದಿದೆ ನೋಡಿ ನಾನು ಒಂದು ಪುಸ್ತಕ ಬರೀತೇನೆ ಒರಿಜಿನಲ್ ಅಷ್ಟಾವಕರ ಗೀತೆ ಏನಿದೆಯೋ ಇದರ ವ್ಯಾಖ್ಯಾನವನ್ನು ಬರೀತೇನೆ ಮತ್ತೆಲ್ಲಿಯಾದರೂ ಬೆಂಗಳೂರಲ್ಲಿ ಮಹಾಭಾರತ ಹೇಳುವ ಅವಕಾಶವಿದ್ರೆ ಅದನ್ನೇ ಪುಸ್ತಕ ಮಾಡಿ ಕಾಮೆಂಟ್ರಿ ಮಾಡಿ ಉಚಿತವಾಗಿ ಹಂಚುವ ಭಾಗ್ಯ ಉಂಟಾಗಲಿ ಮೂಲ ಗ್ರಂಥಗಳಂತ ಅವೆಲ್ಲ ಓದಬೇಕು ಈಗ ಇನ್ನೊಂದು ಪ್ರಕರಣಕ್ಕೆ ಹೋಗ್ತಾ ಇದ್ದೇವೆ ಸೌಗಂಧಿಕ ಪ್ರಕರಣ ಸ್ವಲ್ಪ ವೇಗ ಓಡಿಸ್ತೇನೆ ಗಾಳಿ ಅರ್ಜುನ ಇನ್ನೂ ಬಂದಿಲ್ಲ ಇಂದ್ರಕೀಲ ಪರ್ವತಕ್ಕೆ ಹೋದವನು ಪಾಂಡವರು ಯೋಚನೆ ಮಾಡ್ತಿದ್ದಾರೆ ಎಲ್ಲಿ ಹೋದನೋ ಪಾಪ ದ್ರೌಪದಿಗೂ ತುಂಬಾ ಬೇಜಾರಾಗಿದೆ ಈ ಗಂಡನನ್ನು ಮಾತ್ರ ಕಂಡಿಲ್ಲ ಉಳಿದವರು ನಾಲ್ಕು ಜನ ಹತ್ರ ಇದ್ದಾರೆ ಅರ್ಜುನನ ಪಾಡೆಲ್ಲ ವನವಾಸವೇ ಆಯಿತು ಮದುವೆಯಾದ ಸ್ವಲ್ಪ ದಿವಸಕ್ಕೆ ಹನ್ನೆರಡು ವರ್ಷ ತೀರ್ಥಯಾತ್ರೆಯಾಗಿ ಹೋಯಿತು ಕಿರಾತನ ಜೊತೆಯಲ್ಲಿ ಶಿವನ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ ಶಸ್ತ್ರಾಸ್ತ್ರ ಸಂಪಾದನೆ ಮಾಡ್ತಿದ್ದಾನೆ ಇವನಿಗೆ ಸಾಂಸಾರಿಕ ಸುಖ ಝೀರೋ ಅರ್ಜುನ ರಾಮಚಂದ್ರನ ಹಾಗೆ ಜೀವನದಲ್ಲಿ ಸುಖಪಟ್ಟವನಲ್ಲ ಹೀಗೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಗಂಧಮಾದನ ಪರ್ವತದ ಸಮೀಪಕ್ಕೆ ಬಂದು ಬಿಟ್ಟರು ಗಂಧಮಾದನ ಪರ್ವತ ಯಾವುದು ಅಂದ್ರೆ ನಮ್ಮ ಬದರಿ ಕ್ಷೇತ್ರದ ಸಮೀಪ ಆ ಇಡೀ ಪರ್ವತ ಶ್ರೇಣಿಗೆ ಗಂಧಮಾದನ ಅಂತ ಹೆಸರು ಪವಿತ್ರವಾದ ಒಂದು ಗಂಧ ವಾಸನೆ ಅಲ್ಲಿ ಬರ್ತದೆ ಅದು ಹನುಮಂತನ ಕ್ಷೇತ್ರ ಅದ್ಯಾಕೆ ಹನುಮಂತನ ಕ್ಷೇತ್ರ ಅಲ್ಲಿ ಹಳೆ ಕಾಲದಲ್ಲಿ ಒಂದು ಊರನ್ನು ತೋರಿಸ್ತಿದ್ರು ಆ ಊರು ಇವತ್ತಿಗೂ ಇದೆ ಹನುಮಾನ್ ಚಟಿ ಬೋರ್ಡ್ ಹಾಕಿರ್ತಾರೆ ಹನುಮಾನ್ ಚಟಿ ಚಟಿ ಅಂದ್ರೆ ಛತ್ರ ಹನುಮಂತ ಈ ಜಾಗದಲ್ಲಿ ಅಲ್ಲಿ ಯಾರೋ ಛತ್ರ ಕಟ್ಟಿದ್ದಾರೆ ಕಾಲ್ನಡಿಗೆ ಪ್ರಯಾಣ ಹೋಗೋರು ಅಲ್ಲಿ ಇಳ್ಕೊಳ್ತಿದ್ರು ಅಲ್ಲಿಂದಲೇ ಯಮುನೋತ್ರಿಗೆ ಹೋಗಬೇಕು ಅಲ್ಲಿಂದಲೇ ಗಂಗೋತ್ರಿಗೆ ಹೋಗಬೇಕು ಅಲ್ಲಿಂದಲೇ ಕೇದಾರನಾಥಕ್ಕೆ ಹೋಗಬೇಕು ಅಲ್ಲಿಂದಲೇ ಬದ್ರಿನಾಥ್ಗೆ ಹೋಗಬೇಕು ಆ ಜಾಗ ಬಿಟ್ಟು ಯಾರು ಎಲ್ಲಿ ಮಿಸ್ಕೋ ಆಗಿಲ್ಲ ಹನುಮಾನ್ ಶೆಟ್ಟಿ ಅದು ಹನುಮಂತ ನಿತ್ಯವಾಸ ಮಾಡುವ ಕ್ಷೇತ್ರ ತ್ರೇತಾಯುಗ ಆಯಿತು ಹನುಮಂತ ಚಿರಂಜೀವಿ ಬೇರೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಪಾಂಡವರು ನಡೆಯೋದ್ರ ತುಂಬಾ ಕಾಲು ಸುಸ್ತಾಗ್ತಾ ಇದೆ ಜೀವಮಾನವೆಲ್ಲ ನಡೆದು ನಡೆದು ನಡೆದು ಇವರ ಆಯುಷ್ಯ ದ್ರೌಪದಿ ಮೂರ್ಛೆ ಹೋಗ್ತಾಳೆ ಇನ್ನು ಅದು ಶೀತ ಬೇರೆ ಮೇಲ್ ಹತ್ತೋದಕ್ಕಾಗಲಿಲ್ಲ ಭೀಮಸೇನ ತನ್ನ ಮಗನನ್ನು ಧ್ಯಾನ ಮಾಡಿಕೊಂಡ ಕಟೋತ್ಕಜ ಬಾರೋ ಇಲ್ಲಿ ಏನಾಗಬೇಕು ನೀ ಡೋಲಿ ಆಗಬೇಕು ಇವಳನ್ನ ಮೇಲೆ ಕೆತ್ಕೊಂಡು ಹೋಗಬೇಕು ಸರಿ ಎಷ್ಟಾದರೂ ತಾಯಿ ಅಂತ ಹೆಗಲ ಮೇಲೆ ಕೂತ್ಕೊಂಡು ಆ ಕಠೋತ್ಕಚ ಇವಳನ್ನು ಎತ್ತುಕೊಂಡು ಹೋಗ್ತಾನೆ ಸ್ವಲ್ಪ ದೂರ ಹೋದ ಮೇಲೆ ಅವಳಿಗೆ ಚೈತರಿಕೆ ಆಯಿತು ಎಲ್ಲಿಂದಲೋ ಒಂದು ಕಡೆಯಿಂದ ಒಂದು ದಿವ್ಯ ಪುಷ್ಪ ಗಾಳಿಗೆ ಹಾರಿ ಅದು ದ್ರೌಪದಿ ಕೈಯಲ್ಲಿ ಬಂದು ಸೇರಿತು ಎಷ್ಟು ಅದ್ಭುತವಾದಂತಹ ಪುಷ್ಪ ಅಂದರೆ ಒಂದು ಸಾವಿರ ದಳಗಳನ್ನುಳ್ಳ ಚಿನ್ನದಂತಹ ಹೂವು ಹೂವಿನಲ್ಲಿ ಹತ್ತು ಇಪ್ಪತ್ತು ದಳ ನೋಡಿದ್ದೇವೆ ಸಾವಿರ ದಳ ಇರುವಂತಹ ಹೂವು ಏನು ಪರಿಮಳ ಅದರದ್ದು ಬಾಯಲು ವರ್ಣನೆ ಮಾಡೋಕ್ಕಾಗೋದಿಲ್ಲ ಅಂಥದ್ದೊಂದು ಗಾಳಿಗೆ ಸೇರಿಕೊಂಡು ಬಂತು ಅದು ದ್ರೌಪದಿ ನೋಡಿದಳು ಯಜಮಾನನ ಭೀಮನನ್ ಕೇಳಿದಳು ಇದು ಒಂದೇ ಪುಷ್ಪ ಈ ಕಡೆ ಎಲ್ಲೋ ಇರಬೇಕು ಇದು ಪುಷ್ಪ ಬೆಳೆಯೋ ಜಾಗ ಇಂಥದ್ದು ತುಂಬಾ ಪುಷ್ಪಗಳು ನನಗೆ ಬೇಕು ಏನಮ್ಮ ಏನೂ ಕೇಳಿಲ್ಲ ಕಾಡಲ್ಲಿ ಏನ್ ಕೇಳ್ತಾ ಇದ್ದೀಯಲ್ಲ ಇಲ್ಲ ನನ್ನ ಧರ್ಮರಾಜನ ಕೊಡಬೇಕು ಅರ್ಜುನ ಬಂದವನ ಮೇಸಲು ಇಡಬೇಕು ಉಳಿದವರಿಗೆ ಇಡಬೇಕು ಬಾಡೋ ಹೂವಲ್ಲ ಅದು ಅದು ಎಲ್ಲಿಂದ ಬಂತು ಕುಬೇರನ ರಾಜಧಾನಿ ಅಲಕಾಪುರಿಯಿಂದ ಬರ್ತಾ ಇದೆ ಅಲಕಾಪುರಿಯಲ್ಲಿತ್ತು ಕಂಠಾಕರ್ಣನೂರು ಬದರಿ ಕ್ಷೇತ್ರದ ಮೇಲಿತ್ತು ಅಲ್ಲಿಂದ ಬರುವ ನದಿ ಆದ್ದರಿಂದ ಮೊದಲನೇ ಗಂಗೆಗೆ ಅಲಕನಂದ ಎಂಬುದಾಗಿ ಹೆಸರು ಇವತ್ತಿಗೂ ಅಲ್ಲಿ ಕುಬೇರ ವಾಸ ಮಾಡ್ತಾನೆ ಅಂತ ಹೇಳ್ತೇವೆ ಪುಣ್ಯವಂತರು ಕಾಣಿಸ್ತಾನಂತೆ ಅಲ್ಲಿಂದ ಬಂದಿದ್ದು ಹೂವು ಭೀಮಸೇನ ತಲೆ ಕೆರ್ಕೊಂಡ ಇಷ್ಟೇ ತಾನೆ ಎಷ್ಟು ಹೂ ಬೇಕು ಹೇಳು ಒಂದು ಲಕ್ಷ ಬೇಕೆ ಹತ್ತು ಲಕ್ಷ ಬೇಕೆ ಎಷ್ಟು ಹೂ ಬೇಕು ನೀವು ಕೈಯಲ್ಲಿ ಎಷ್ಟು ತಗೊಂಡ್ಬರೋಕ್ಕಾಗುತ್ತೋ ತಗೊಂಬಂದು ಅಂತ ಹೇಳಿದ್ಲು ಹೊರಟೆಯಿಂದ ಭೀಮಸೇನ ಹೊರಟು ಬಿಟ್ಟ ಗದೆ ಹಾಕೊಂಡು ಹೋಗ್ತಾ ಇದ್ದಾನೆ ದಾರಿಯಲ್ಲೇನಾಯಿತು ಹನುಮಾನ್ ಶೆಟ್ಟಿಯ ಪ್ರಾಪ್ತವಾಯಿತು ಹನುಮಾನ್ ಚಟಿಯಲ್ಲಿ ಹನುಮಂತ ನಿದ್ರಿಸ್ತಾ ಬಾಲವನ್ನು ಅಡ್ಡಲಾಗಿ ದಾರಿಯಲ್ಲಿ ಬಿಟ್ಟು ಮಲಗಿದ್ದ ಅಲ್ಲಿ ಕದಲಿ ಷಂಢಮಾವೃತ್ಯ ಕದಲಿ ಷಂಢ ಕದಲಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಬಾಳೆ ಗಿಡಗಳಲ್ಲಿ ಸುರುಳಿ ಸುರುಳಿಯಾಗಿ ಎಲೆಗಳು ಬರುತ್ತವೆ ಬದರಿ ಕ್ಷೇತ್ರ ಹೋಗಿದ್ದವರು ದಯವಿಟ್ಟು ಜ್ಞಾಪಕ ಮಾಡಿಕೊಳ್ಳಿ ಒಂದು ಸಲಕ್ಕೆ ಆರಾರು ಎಲೆಗಳನ್ನು ಬಿಡುವಂತಹ ಚಾಮರದಂತಹ ಒಂದು ವಿಚಿತ್ರವಾದ ಬಾಳೆ ಎಲೆ ಅಲ್ಲಿ ಬೆಳೆಯುತ್ತೆ ನಾವು ನೋಡಿದ್ದೇವೆ ಅದನ್ನು ಅದು ಫ್ಯಾಷನ್ಗೆ ಅಂತ ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿ ಹಾಕಿರ್ತಾರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನೋಡಿದ್ದೇವೆ ಒಂದು ಸಲಕ್ಕೆ ಆರು ಎಲೆ ಗುಚ್ಛ ಅದು ಒಂದು ಅದು ಒಂದೊಂದು ಎಲೆ ಎಷ್ಟು ಉದ್ದ ಇರುತ್ತೆ ಅಂತ ಯಾರು ಸತ್ತಾಗ ಸುಡುವುದಕ್ಕೆ ಮೈ ಮೇಲೆ ಮುಚ್ಚುವುದಕ್ಕೆ ಬರ್ತದೆ ಬಹಳ ದೊಡ್ಡ ಎಲೆಗಳವು ಅಂಥದ್ದೊಂದು ದೊಡ್ಡ ತೋಟ ಕದಳೀವನ ಮಧ್ಯಸ್ಥಂ ಅಥ ಪೀನೇ ಶಿಲಾತಲೆ ಅಲ್ಲೊಂದು ದೊಡ್ಡ ಕಲ್ಲು ಬಂಡೆ ದದರ್ಶ ಸುಮಹಾಬಾಹು ವಾನರಾಧಿಪತಿಂ ತದಾ ಅಲ್ಲಿ ನೋಡಿದ್ದಾನೆ ಹನುಮಂತನನ್ನ ಇವನು ಹನುಮಂತ ಅಂತ ಗೊತ್ತಿಲ್ಲ ಭೀಮಸೇನನಿಗೆ ಇದೊಂದು ನಾಟಕ ಇಲ್ಲಿ ಕುಮಾರವ್ಯಾಸ ಚೆನ್ನಾಗಿ ಬರೆದಿದ್ದಾನೆ ಕ್ಷಿಪ್ರಂ ವಿಲಂಘ್ಯ ಶಂಭು ಭಾರತ ಗಿರಿಶೈ ಬಲಿನಿ ವನಾನಿ ಗಚ್ಚನ್ನ ಸೌಪತಿ ದದರ್ಶ ಕಪಿಂ ಮಹಾಂತಂ ಬೆಟ್ಟ ತಪ್ಪಲು ಗುಡ್ಡ ಎಲ್ಲ ದಾಟ್ಕೊಂಡು ಇಲ್ಲೊಂದು ಕಾಲು ಅಲ್ಲೊಂದು ಕಾಲ್ ಭೀಮಸೇನಿಗೆ ಆಯಾಸ ಸಂಬೋಳಿ ಅಲ್ಲ ವಾಯುಪುತ್ರ ನಡೀತಾ ಇದ್ದಾನೆ ಗಚ್ಚನ್ನಸೌ ಪತಿದರ್ಶ ಮಹಾಂತಂ ಕಲಿಯುಗದಲ್ಲಿಯೂ ಬಹಳ ದೊಡ್ಡ ಆಕಾರ ಹನುಮಂತ ತ್ರೇತಾಯುಗದಲ್ಲಿ ಹಾಗಿರ್ಬೋದು ಯೋಚನೆ ಮಾಡಿಕೊಳ್ಳಿ ಅವನ ನೋಡಿದ ದೃಗ್ಭ್ಯಾಮವಂತ ಮರಿಪಟ್ಟಣ ಪಟ್ಟಣ ದಾಹ ಕಾಲೇ ಕಣ್ಣಿಂದ ನೋಡಿಬಿಟ್ಟ ಹನುಮಂತನ ದಿವ್ಯ ತೇಜಸ್ಸು ಹರಿಪಟ್ಟಣ ದಾಹ ಕಾಲೆ ಶತ್ರುವಿನ ಊರಾದ ರಾವಣನ ಊರನ್ನು ಸುಟ್ಟು ಈಗ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ನಿದ್ರ ಅಂಭಯ ದುಪಗತಾ ಕುಂಭಕರ್ಣಾತೆ ಕುಂಭಕರ್ಣನು ಸತ್ತು ಹೋದಾಗ ನೋಡಿದ ನನ್ನ ಆಸ್ತಿ ಯಾರಿಗೆ ಕೊಡಬೇಕು ಅಂತ ಹನುಮಂತ ನಿನಗೆ ಕೊಟ್ಟಿದ್ದೇನೆ ಅಂತ ಹೇಳಿ ನಿದ್ದೆಯನ್ನು ನಿಧಾನ ಮಾಡಿದನು ಎಂಬುವಂತೆ ತೋತ್ತು ಮುನಕ್ಕೆ ಪೆರುಂತು ಇಲ್ದ ಅಂತಂದಾನೋ ತಜ್ಜನ್ವಾಯುವಿಂದ ಕುಂಭಕರ್ಣನು ಆ ಭಾವ ಇಟ್ಕೊಂಡು ಅವನು ಕೂತಿದ್ದಾನೆ ಕೂತಿದ್ದೇ ತೂಕಡಿಸ್ತಾ ಇದ್ದಾನೆ ಅವನಿಗೆ ಚಿರಂಜೀವಿ ಆದ್ರಿಂದ ಮುಪ್ಪನ್ನುವುದಿಲ್ಲ ಇದು ಒಂದು ಲೀಲೆ ಅಷ್ಟೇ ತಿಳ್ಕೋಬೇಕು ಹೇಗಿದ್ದ ಹನುಮಂತ ಹೃಸ್ವೋಷ್ಟಂ ತಾಮ್ರಜಿಹ್ವಾಸ್ಯಂ ರಕ್ತವರ್ಣಂ ಚಲಧ್ರುವಂ ವಿವೃತ್ತ ದಂಶ್ರಾದಶನಂ ಶುಕ್ಲ ತೀಕ್ಷ್ಣ ಅಗ್ರಶೋಭಿತಂ ಆ ಹನುಮಂತನನ್ನು ಕಂಡ ಇವನಿಗೆ ಅವಸರ ಹೆಂಡತಿ ಹೂ ತಗೊಂಡ್ಬರ್ಬೇಕು ಅಂತ ಏ ಕಪಿ ಸ್ವಲ್ಪ ಆ ಕಡೆ ಹೋಗು ನಾ ಹೋಗ್ಬೇಕು ಮುಂದಕ್ಕೆ ಆ ಬಂಡೆಯೋ ಈ ಕಡೆಯಿಂದ ಆ ಕಡೆ ತನಕ ಹಬ್ಬಿದೆ ಅದು ನಡೆಯುವುದಕ್ಕೆ ಆ ಕಡೆ ಈ ಕಡೆ ಕಿರಿದಾದ ದಾರಿ ಒಬ್ಬ ಮನುಷ್ಯ ಕಾಲ್ನಡಿಗೆಯನ್ನು ಮಾತ್ರ ಹೋಗಬೇಕು ಆ ಬಾಳ ಅಡ್ಲಾಗಿತ್ತು ಹನುಮಂತ ಕಣ್ಣು ಬಿಟ್ಟು ನೋಡಿದೆ ಯಾರಯ್ಯ ನೀನು ಇಲ್ಲಿ ಯಾರು ತೊಂದರೆ ಮಾಡೋದಿಲ್ಲ ನಿದ್ದೆ ಮಾಡೋದು ಒಳ್ಳೆ ಪ್ರವಚನ ಮಂದಿರ ಅಂತ ನಾ ಬಂದ್ರೆ ನೀ ಬಂದು ಬರ್ತಾ ಇದೆಯಲ್ಲ ಇಲ್ಲಿ ಎಲ್ಲಿ ಹೋಗ್ಬೇಕು ನೀನು ಹೇ ಅದೆಲ್ಲ ದೊಡ್ಡ ಕಥೆ ನನ್ನ ಹೆಂಡತಿ ಒಂದು ಹೂ ಕೇಳಿದ್ದಾಳೆ ತಕೊಂಡು ತಗೊಂಡ್ಬರ್ಬೇಕು ಹೆಂಡತಿ ಹೇಳಿದ್ದು ಹೂ ತಗೊಂಡ್ಬಂದಂತೆ ನನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೆ ಮಹಾರಾಯ ಇಲ್ಲ ನಾ ಹೋಗ್ಬೇಕಲ್ಲ ಹೋಗಿ ಹಾಗೆ ಹೋಗು ಅವನು ಹೇಳ್ದ ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ ಒಂದು ಬಾಲವನ್ನು ದಾಟುವುದು ಒಂದೇ ದೇವರನ್ನು ದಾಟುವುದು ಒಂದೇ ಮಹಾಪಾಪ ಅಂತ ಹೇಳ್ತಾರೆ ದಾಟಬಾರದು ಅದಕ್ಕೆ ನೀನು ಆ ಕಡೆ ಹೋಗು ಓ ಇಷ್ಟು ಧರ್ಮ ಇದೆಯಲ್ಲ ಇವನಿಗೆ ಇನ್ ಸ್ವಲ್ಪ ಕೆಣಕಬೇಕು ರೇಗಿಸ್ಬೇಕು ಅಂತ ತಿಳ್ಕೊಂಡು ಹಾಗಿದ್ರೆ ಈ ಬಾಲವನ್ನು ಎತ್ತಿ ಆ ಕಡೆ ನೀನೇ ಇಟ್ಟು ಹೋಗು ನನಗೆ ತುಂಬಾ ಆಯಾಸ ಆಗಿದೆ ಎಷ್ಟು ಆಯಾಸ ಅಂದ್ರೆ ಕೆಲವರು ತುಂಬ ವಯಸ್ಸಾದಾಗ ಕೈಯನ್ನು ಈ ಕಡೆ ಆಗೋದಿಲ್ಲ ಈ ಡ್ರಿಪ್ಸ್ ಅಂತ ಒಂದು ಹಾಕಿರ್ತಾರೆ ನೋಡಿ ಆಸ್ಪತ್ರೆಯಲ್ಲಿ ಆ ಡ್ರಿಪ್ಸ್ ಇದ್ರೆ ಡಾಕ್ಟ್ರೇ ಬಂದು ಕೈ ಇಡಬೇಕು ಸತ್ತ ಮೇಲೆ ಕೈ ತಾವೇ ಮಡಿಸೋದಿಲ್ಲ ಮನುಷ್ಯರು ಮಡಿಸಬೇಕು ನನಗಾಗೋದಿಲ್ಲಪ್ಪ ಶಕ್ತಿ ಇಲ್ಲ ಬಾಲ ನೀನೇ ಇಟ್ಟು ಹೋಗುವ ಆ ಕಡೆಯಲ್ಲಿ ಭೀಮ ಹೇಳಿದ ನಿರ್ಗುಣ ಪರಮಾತ್ಮ ತೂ ದೇಹಂ ವ್ಯಾಪ್ಯಾವತಿಷ್ಠತಿ ತಮಹಂ ಜ್ಞಾನ ವಿಜ್ಞೇಯಂ ನಾವಮನ್ಯೇ ಲಂಘಯೇ ಬಾಲ ಎತ್ತಿ ನಾನೇ ನಿನ್ನ ಬಾಲ ನಾನೇ ಹೇಳೋದು ಒಳ್ಳೆ ಚೆನ್ನಾಯ್ತಲ್ಲ ನಿರ್ಗುಣನಾಥ ಪರಮಾತ್ಮ ನಿನ್ನಲ್ಲಿದ್ದಾನೆ ದಾಟಬಾರದು ಶಾಸ್ತ್ರ ಹೇಳಿದ್ದೇನೆ ಯದಿ ಆಗಮೈಹಿ ನವಿದ್ಯಾಂಚ ತಮಹಂ ಭೂತಭಾವನಂ ಕ್ರಮೇಯಂ ನೀ ಹೇಳಿದ ಯುಕ್ತಿಯಿಂದಲಾಗಲಿ ಶಾಸ್ತ್ರಜ್ಞಾನದಿಂದಲಾಗಲಿ ನಾನು ಭಗವಂತನನ್ನು ದಾಟೋದಿಲ್ಲ ಒಬ್ಬರು ಮಲಗಿದ್ದಾಗ ಇನ್ನೊಬ್ಬರು ದಾಟ್ಕೊಂಡು ಹೋಗೋದು ಮಹಾಪಾಪ ತಿಳ್ಕೊಳ್ಳಿ ಅದರಲ್ಲಿ ಗೋವಿನಂತಹ ಪ್ರಾಣಿಯಾದರೆ ಗೋವಿನ ನೆರಳನ್ನು ದಾಟುವುದು ಪಾಪ ಗೋವಿನ ಹಗ್ಗವನ್ನು ದಾಟುವುದು ಪಾಪ ಇದೆಲ್ಲ ತಿಳುವಳಿಕೆ ಇದ್ದವರಿಗೆ ಅತಿ ಸೂಕ್ಷ್ಮ ಪ್ರಜ್ಞೆ ಇದ್ದವರಿಗೆ ಅದನ್ನು ತೆಗೆದ ಆ ಕಡೆ ಇಡು ಇಷ್ಟೆಲ್ಲ ಹೇಳ್ತಿದ್ಯಲ್ಲ ನೀನು ಯಾರಯ್ಯ ಆವಾಗ ಹನುಮ ಅವನು ಉದಾಹರಣೆ ಕೊಟ್ಟ ನಿನ್ನ ನೋಡಿದ್ರೆ ಹನು ನಾನು ಮುಂದಕ್ಕೆ ಹೋಗಬಲ್ಲೆ ಶಕ್ತಿ ಇದೆ ಆದರೆ ದಾಟೋದಿಲ್ಲ ದಾಟೋದು ತಪ್ಪಾಗುತ್ತೆ ಓಹೋ ನೀನು ಶಕ್ತಿ ಇದೆಯೋ ಹಾಗೆ ದಾಟ್ತೀಯೇ ಹನುಮಾನಿವ ಸಾಗರಂ ಹನುಮಂತ ಸಾಗರವನ್ನ ನೆಗೆದು ಲಂಕೆಗೆ ಹೋದಂತೆ ಹೋಗಬಲ್ಲೆ ಅಂತ ಭೀಮ ಹೇಳಿದ ಕೂಡಲೇ ಓಹೋ ಹನುಮಂತನ ಹೆಸರು ಬೇರೆ ಕೇಳಿದ್ದೀಯೋ ನೀನು ಬಹಳ ಸಂತೋಷ ಯಾರ ಯಾವನ ಹನುಮಾನ್ ಅಂದ್ರೆ ಕಯೇಶ ಹನುಮಾನ್ ನಾಮ ಸಾಗರೋ ಏನ ಲಂಘಿತ ಪೃಚ್ಛಾಮಿ ತ್ವಾಂ ನರಶ್ರೇಷ್ಠ ಕಥ್ಯತಾಂ ವಿಧಿ ಶಕ್ಯತೆ ಆ ಹನುಮಂತ ಯಾರು ಗೊತ್ತಿದ್ರೆ ಹೇಳು ಆಗ ಭೀಮ ಹೇಳಿದ ಅವನು ಗೊತ್ತಿಲ್ವೆ ಅವನು ನನಗೆ ಅಣ್ಣ ಆಗಬೇಕು ನಾವಿಬ್ರು ವಾಯುಪುತ್ರರು ಭ್ರಾತ ಮಮಗುಣ ಶ್ಲಾಘ್ಯ ಬುದ್ಧಿಸತ್ವಬಲಾನ್ವಿತ ರಾಮಾಯಣೇ ಅತಿವಿಖ್ಯಾತ ರಾಮಾಯಣದಲ್ಲಿ ಬರುತ್ತೆ ಅವನ ಕಥೆ ರಾಮಾಯಣ ಓದಲ್ವೇ ನೀನು ಎಂಥ ಕಪಿಯೋ ನೀನು ರಾಮಾಯಣ ಇದ್ದವನು ಶ್ರೀಮಾನ್ ವಾದರ ಮಂಗವ ರಾಮಪತ್ನಿ ಕೃತಂ ಏನ ಇವನು ಭೀಮ ಒಂದು ರಾಮಾಯಣ ಹೇಳಿದ ಇದನ್ನು ಕೇಳಿದ ಹನುಮಂತ ಬಹವ ಬಹವಾಂದ ಜೋಲೋ ಹುಬ್ಬುಗಳು ರಾಮಾಯಣ ಬೇರೆ ಗೊತ್ತೋ ಇವನಿಗೆ ಬಹಳ ಸಂತೋಷ ಆದರೆ ಕೊಂಚ ಗರ್ವ ಬಂದಿದೆ ಅಂತ ಕಾಣುತ್ತೆ ವಿಜ್ಞಾಯತಂ ಬಲೋನ್ಮತ್ತಂ ಬಾಹುವೀರ್ಯೇಣ ದರ್ಪಿತಂ ಹೃದಯೇನ ಏನು ಹನುಮಾನ್ ವಾಕ್ಯ ಅಪಹಾಸ್ಯ ಅವನ ಅಪಹಾಸ್ಯ ಮಾಡುವಂತ ಹೃದಯದಲ್ಲಿ ಹನುಮಂತ ವಾಕ್ಯವನ್ನು ಹೇಳಿದ ಇರಬಹುದು ಹನುಮಂತ ಹಾಗೆ ನೀ ದಾಟೋ ಶಕ್ತಿ ನಿನಗಿರ್ಬೋದು ನನಗೆ ಮಾತ್ರ ಬಾಲ ಎತ್ತಿ ಈ ಕಡೆ ಹೇಳೋದಕ್ಕೂ ಶಕ್ತಿ ಇಲ್ಲವಪ್ಪ ದಯವಿಟ್ಟು ನೀನೇ ಎಟ್ಟು ಎಟ್ಟಿಡು ಅಂತ ಹೇಳಿದಾಗ ಥೂ ಎತ್ತ ಕಬಿ ಇದು ಹೀನ ವೀರ್ಯ ಪರಾಕ್ರಮ ಒಂದು ಬಾಲ ಈ ಕಡೆ ಹೇಳ್ಕೊಳ್ಳೋಕೆ ಬರೋದಿಲ್ಲ ಈ ಕಬಿಯೇ ಮನಸಾ ಚಿಂತೆಯ ಭೀಮ ಸ್ವಬಾಹುಬಲದರ್ಪಿತ ಪುಚ್ಛೆ ಪ್ರಗೃಹ್ಯ ಬಾಲವನ್ನೆತ್ತಿ ಆ ಕಡೆ ಇಡಬೇಕು ಅಂತ ಹೋಗ್ತಾನೆ ಆ ಬಾಲದಲ್ಲಿ ಒಂದು ಕೂದಲನ್ನು ಎತ್ತುವುದಕ್ಕಾಗಲಿಲ್ಲ ಅವನಿಗೆ ಕುಮಾರ ವ್ಯಾಸ ಗದೆಯಿಂದ ನೂಕೋಡ ಅಂತ ಬರೆದಿದ್ದಾನೆ ಗದೆಯೇ ಪುಡಿಯಾಯಿತೆ ಹೊರತು ಬಾಲ ಎತ್ತೋದಕ್ಕಾಗಲಿಲ್ಲ ಆಮೇಲೆ ನೋಡಿದ ಏನೆಯ ಬಾಲಕ್ಕೆ ಮಾಡಿ ನೋಡಿ ಹಾಕಿದ್ದೀಯೇ ಇದು ಮೋಡಿ ಹಾಕಿದ್ದಲ್ಲ ಇದು ರಾಮಾಯಣದ ಬಾಲ ಅಂದ ಅವನು ರಾಮಾಯಣದ ಬಾಲ ಅಂತ ನೀನ್ ಯಾರು ನಾನೇ ಹನುಮಂತ ಕಾಣೋ ನಿನ್ನ ಅಣ್ಣ ಅಂದ ಹನುಮಂತ ಕಥೆ ಮುಗಿಸಿಬಿಡ್ತೇನೆ ಹಾಗಿದ್ರೆ ಆಶ್ಚರ್ಯವಾಯಿತು ಭೀಮಸೇನನಿಗೆ ನಾನು ಯಾವುದೋ ಹೂವು ತಗೊಂಡು ಹೋಗೋಣ ಅಂತ ಬಂದ್ರೆ ಹನುಮಂತನ ದರ್ಶನವಾಯ್ತಲ್ಲ ಅಂತ ಆನಂದ ಪಟ್ಟ ಅವನಿಗೆ ಅಭಿವಾದನೆ ಮಾಡಿದ ನಾನು ಕುಂತಿ ಪುತ್ರನಪ್ಪ ನಾನು ಈ ಅವತಾರದಲ್ಲಿ ಕೃಷ್ಣನಿಗೆ ಸಹಾಯವಾಗಿ ಬಂದಿದ್ದೇನೆ ನನ್ನ ಉಪಕಾರವನ್ನು ಮಾಡಬೇಕು ಒಂದು ಪ್ರಶ್ನೆ ಕೇಳ್ತೇನೆ ನನ್ನ ಕೋರಿಕೆ ನಡೆಸಿಕೊಡ್ತೀಯ ಏನು ಕೋರಿಕೆ ನೀನು ಸಮುದ್ರವನ್ನು ಲಂಘಿಸಿದಾಗ ಎಷ್ಟು ದೊಡ್ಡ ರೂಪ ಇತ್ತೋ ನಿನ್ನದು ಅದನ್ನು ತೋರಿಸಬೇಕು ಅದನ್ನು ನಾನು ನೋಡಬೇಕು ಅಂತ ಆಶ್ಚರ್ಯಪಟ್ಟ ಆಗ ಹನುಮಂತ ನಾಲ್ಕು ಯುಗಗಳ ಗುಣಲಕ್ಷಣಗಳನ್ನು ವರ್ಣಿಸುವ ಬಹಳ ಅದ್ಭುತವಾದ ಭಾಗವಿದೆ ಇದು ಇದು ನೂರ ನಲವತ್ತೊಂಬತ್ತನೇ ಅಧ್ಯಾಯವನ್ನು ಬರುವ ಕೃತಿಯುಗದ ಪ್ರಮಾಣ ಹೇಗೆ ಭಗವಂತ ಯಾವ ರೂಪದಲ್ಲಿರ್ತಾನೆ ಮನುಷ್ಯರ ಆಕಾರ ಎಷ್ಟು ಎತ್ತರ ಎಷ್ಟು ಶಕ್ತಿ ಎಷ್ಟು ತ್ರೇತೆಯಲ್ಲಿ ಹೇಗೆ ಕಡಿಮೆಯಾಯಿತು ಕೃತಿಯುಗದ ವ್ಯಕ್ತಿಗಳು ಕಲಿಯುಗದಲ್ಲಿದ್ದರೆ ಕಲಿಯುಗದ ಪ್ರಜೆಗಳಂತೆಯೇ ಕಾಣಬೇಕು ಅವರ ನಿಜ ಸ್ವರೂಪದಲ್ಲಿರಬಾರದು ತ್ರೇತಾಯುಗದಲ್ಲಿದ್ದ ನನ್ನ ರೂಪದಲ್ಲಿ ಈಗಿದ್ರೆ ಏನು ಗತಿ ಗುಡಿ ಗೋಪುರ ಯಾರು ಕಟ್ತಾರೆ ನನಗೆ ಯಾರ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ ಆದ್ರಿಂದ ಕಲಿಯುಗದಲ್ಲಿ ಕುಬ್ಧವಾಗಿಯೇ ಇದ್ದೇನೆ ಅದೆಲ್ಲ ಕೇಳಬೇಡ ಹನುಮಂತ ಹೇಳಿದ ನೀ ನಿಜ ಸ್ವರೂಪ ತೋರಿಸದೇ ಮುಂದೆ ಹೋಗೋದೇ ಇಲ್ಲ ಇಲ್ಲೇ ಕೂತು ಬಿಡ್ತೇನೆ ನಾನು ಆ ರೂಪವನ್ನು ತೋರಿಸ ಆಂಜನೇಯ ಸ್ವಾಮಿ ಆ ದೇವಿ ರೂಪವನ್ನು ಕಂಡು ಮರುಳಾಗಿ ಕಣ್ಣು ಮುಚ್ಚಿಕೊಂಡು ಸಾಕು ಸಾಕು ನಾನು ನೋಡೋಕ್ಕಾಗೋದಿಲ್ಲ ಅಂತ ಭೀಮಸೇನ ವಿಶ್ವರೂಪವನ್ನು ಕಂಡು ಅರ್ಜುನನಂತೆ ಬೆದರ್ತಾನೆ ಅದಾದ ಮೇಲೆ ಮುಂದಕ್ಕೆ ಹೋಗು ಪರವಾಗಿಲ್ಲ ಕೆಲಸ ಮೂಡ್ಕೊಂಡು ಬಾ ಅಂತ ಹೇಳಲಾಗಿ ಹನುಮಂತ ಕಣ್ಣೀರನ್ನು ಹಾಕಿ ರಾಮಾವತಾರವನ್ನು ನೆನೆಸಿಕೊಳ್ತಾನೆ ಇವತ್ತು ಶ್ರೀನಿವಾಸ ಏನೋರು ಬಂದಿಲ್ಲ ನೋಡಿ ಅವರಿಗೆ ತುಂಬ ಪ್ರಿಯವಾದ ಭಾಗ ಭಾಗವತ ಹೇಳಬೇಕು ಈ ಜಾಗದಲ್ಲಿ ನಮ್ಮ ಕೈ ಸೇವೆಯನ್ನು ತಗೊಂಡ ಪ್ರಭು ತ್ರೇತಾಯುಗದಲ್ಲಿ ಈ ದ್ವಾಪರದಲ್ಲಿ ನನ್ನ ಸೇವೆ ಅವನಿಗೆ ಅವಶ್ಯ ಬರಲಿಲ್ಲ ಅಂತ ಕಾಣುತ್ತೆ ಅಂತ ಗೊಳೋ ಅಂತ ಹೇಳ್ತಾನೆ ಹನುಮಂತ ಭಗವಂತಲ್ಲಿ ಭಕ್ತರು ಕೇಳುವುದೇ ನನ್ನ ಸೇವೆಯನ್ನು ಸ್ವೀಕಾರ ಮಾಡು ಸೇವೆ ಸ್ವೀಕಾರ ಮಾಡೋದಂದ್ರೇನು ದರ್ಶನ ಕೊಡು ಆರತಿ ಎತ್ತೇನೆ ಧೂಪ ಹಾಕ್ತೇನೆ ದೀಪ ಎತ್ತೇನೆ ನೈವೇದ್ಯ ಮಾಡ್ತೇನೆ ಸಾಧ್ಯ ಆದ್ರೆ ಆಲಿಂಗನ ಮಾಡ್ತೇನೆ ಮನಸ್ಸಲ್ಲಿ ಚಿಂತನೆ ಮಾಡ್ತೇನೆ ನಮ್ಮ ಜೀವನದಲ್ಲಿ ನಮಗೆ ಎರಡು ಮೂರು ಆಸೆ ಇದೆ ಒಂದನೇದು ವೇದವ್ಯಾಸರನ್ನ ಕಣ್ಣಿಂದ ನೋಡಬೇಕು ಬದರಿ ಕ್ಷೇತ್ರಕ್ಕೆ ಹೋದ್ರೆ ಈ ಸಲ ವ್ಯಾಸರ ಗುಹೆಗೆ ಹೋಗುವುದಕ್ಕಾಗಲಿಲ್ಲ ನನಗೆ ತೊಂದರೆಯಾಗಿ ಹೋಯಿತು ನೀವೆಲ್ಲ ಪುಣ್ಯಮಂತರು ಅಲ್ಲಿ ತನಕ ಹೋಗಿ ಬಂದ್ರಿ ವ್ಯಾಸರು ಚಿರಂಜೀವಿ ಭಗವಂತನ ಅವತಾರಗಳಲ್ಲಿ ಆ ವ್ಯಾಸ ಯಾವ ರೂಪದಲ್ಲಿರ್ತಾರೆಯೋ ಗೊತ್ತಿಲ್ಲ ಇಲ್ಲೇ ಇದ್ದಾರೆ ಸಭೆಯಲ್ಲಿ ಇಲ್ಲೇ ಕೂತಿದ್ದಾರೆ ನಮ್ಮ ಮೇಲೆ ಆವಾಹನೆಯಾಗಿದ್ದಾರೆ ಆದ್ರೆ ನಾನು ಕಣ್ಣಿಂದ ನೋಡೋ ಹಾಗಿಲ್ಲ ನಿಮಗೆ ಕಾಣಿಸ್ಬೋದು ಒಂದು ವೇಳೆ ನಾ ವ್ಯಾಸರನ್ನ ಕಣ್ಣಿಂದ ಕಾಣುವಂತಿಲ್ಲ ಅದು ನೋಡಬೇಕು ಅಂತ ಒಂದಾಸೆ ಎರಡನೇದು ಹನುಮಂತನ ನಿಜ ಸ್ವರೂಪವನ್ನು ನೋಡಬೇಕು ಗಂಗಾಲೇಖರ್ ಮಹಾರಾಜರಂತಿದ್ರು ಮಹಾರಾಷ್ಟ್ರದಲ್ಲಿ ಅವರನ್ನು ಹನುಮಂತನ ಅವತಾರ ಅಂತ ಹೇಳೋರು ನಮ್ಮ ಧಾರವಾಡದಲ್ಲೊಬ್ಬರು ಶಾಸ್ತ್ರಿಗಳು ಈಗ ಸುಮಾರು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಹನುಮಂತನ ಉಪಾಸಕರು ಅವರು ಗೊಂದಾವಲೇಕರ್ ಮಹಾರಾಜರನ್ನು ಕೇಳಿದ್ರಂತೆ ನಾ ಹನುಮಂತನ ನೋಡಬೇಕಲ್ಲ ಹೌದಪ್ಪ ನಾಳೆ ಬೆಳಿಗ್ಗೆ ನಿನಗೆ ಹನುಮಂತನ ದರ್ಶನ ಆಗುತ್ತೆ ಹೋಗು ಅಂದರು ಅವರ ಬೆಟ್ಟಿಗೆ ಉಪ್ಪಿನ ಅವರು ಇವತ್ತು ಬೆಳಗ್ಗೆ ಇದ್ದ ಏನು ಮಾಡಿದ್ದಾರೆ ಎಲ್ಲೋ ಬಹಿರ್ದೇಶಕ್ಕೆ ಹೋಗಬೇಕು ಅಂತ ಜೀವಿ ಜನವಾರ ಸುತ್ತಿ ಕಚ್ಚೆ ಕಟ್ಕೊಂಡು ಹೊರಟಿದ್ದಾರೆ ಎದುರುಗಡೆ ಯಾವನೋ ಒಬ್ಬ ಬಂದ ಹರಿಸಲ್ ಬಟ್ಟೆ ಕೊಳಕು ಮನುಷ್ಯ ಇವನು ಶಿ ಹೋಗಾಚೆಗೆ ಅವರು ನೀ ಹೋಗಾಚೆಗೆ ಇದು ಹೋಗಾಚೆಗೆ ಅಂತ ಶುರುವಾಗಿ ಆ ಎದುರಿಗೆ ಬಂದ ವ್ಯಕ್ತಿ ಬೆನ್ನಿನ ಮೇಲೆ ಒಂದು ಬಲವಾದ ಗುದ್ದನ್ನು ಕೊಟ್ಟರು ಇವ್ರಿಗೆ ಅಲ್ಲಿಯೇ ಮಲಮೂತ್ರ ವಿಸರ್ಜನವಾಯಿತು ಆಮೇಲೆ ಮನೆಗೆ ಬಂದು ಸಾಯಂಕಾಲ ತನಕ ಉಪವಾಸ ಇದ್ರು ದಿವಸ ಗೊಂದಾವಲೇಕರ್ ಮಹಾರಾಜರನ್ನು ಕೇಳಿದ್ರಂತೆ ಹನುಮಂತ ದರ್ಶನ ಆಗಲೇ ಇಲ್ವಲ್ಲ ಅಂತ ಲೇ ನಿನ್ ಬೆನ್ ಮೇಲೆ ಗುದ್ದಿದವರು ಯಾರು ಅಂತ ಕೇಳಿದ್ರಂತೆ ಅವರು ನೀವು ಅಪೇಕ್ಷೆ ಮಾಡಿದ ರೂಪದಲ್ಲಿ ಅವರು ಬರೋದಿಲ್ಲ ಯಾವ ರೂಪದಲ್ಲಿ ಕಲಿಯುಗ ಆ ಮಾತಿಗೆ ಎಷ್ಟು ಆಗುತ್ತೆ ನೋಡಿ ಕಲಿಯುಗದಲ್ಲಿ ಅವರು ಬಂದ ರೂಪದಲ್ಲಿ ನೀವು ಪತ್ತೆ ಮಾಡುವಂತಹ ಗುಣವನ್ನು ನೀವು ಸಂಪಾದಿಸಿಕೊಳ್ಳಬೇಕು ಹನುಮನ್ ದರ್ಶನ ಆಗಬೇಕು ಅಂತ ನನಗಾಸೆ ಮೂರನೇದು ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡು ನನ್ನ ತಂದೆಯನ್ನು ನೋಡಬೇಕು ಅಂತ ಒಂದು ಆಸೆ ಯಾವ ದೇವರು ಯಾವಾಗ ಐದು ಸಲ ಕನಸಲು ಬಂದಿದ್ದಾರೆ ಒಂದು ಸಲ ಬರೀ ತೊಡೆ ತನಕ ದರ್ಶನ ಇನ್ನೊಂದು ಸಲ ಬರೀ ಕೈ ದರ್ಶನ ಒಂದ್ಸಲ ಬರೀ ಮುಖದ ದರ್ಶನ ಒಂದೇ ಒಂದು ಸಲ ಎರಡು ಮಾತನ್ನಾಡಿದ್ದು ಇಷ್ಟು ಎಪ್ಪತ್ನಾಲ್ಕು ವರ್ಷದಲ್ಲಿ ಕನಸಿನಲ್ಲಿ ಐದು ಸಲ ನನಗೆ ಹುಚ್ಚು ಅವರು ದರ್ಶನ ಮಾಡಬೇಕು ವ್ಯಾಸನ ನೋಡಬೇಕು ಹನುಮಂತನ ದರ್ಶನ ಮಾಡಬೇಕು ದೇವಳು ಗೊತ್ತಿಲ್ಲ ಭೀಮಸೇನಿಗೆ ಅಷ್ಟು ರೋಚಕವಾಯಿತು ಹನುಮಂತನ ದರ್ಶನ ಒಂದು ಚಿತ್ರವನ್ನು ನೋಡಿದರೆ ಮತ್ತೊಂದನ್ನು ನೋಡಿದರೆ ಶ್ರೀನಿವಾಸ ಏನೋರಿಗೆ ಎಷ್ಟು ಹುಚ್ಚು ಆ ಮೊನ್ನೆ ಒಂದು ಚಿತ್ರ ತಗೊಂಡ್ಬಂದಿದ್ದು ಎಲ್ಲಿಯೋ ಯಾರೋ ಬರೆದಿದ್ದು ಆ ಚಿತ್ರ ತೋರಿಸಿದ್ರೆ ಏನು ಕಾಣಿಸುತ್ತೆ ನೋಡಿ ನಿಮಗೆ ಇಲ್ಲಿ ಅಂತ ಅವರು ಸರಿಯಾಗಿ ನೋಡಿರಲಿಲ್ಲ ಬರೀ ರೋಮಕೂಪ ಎಷ್ಟು ಅದ್ಭುತವಾದ ಮುಖದ ಚಿತ್ರ ನಾ ಹೇಳಿದೆ ಇವನಲ್ಲಿ ರುದ್ರಾಂಶ ಉಂಟು ಅಂತ ಹೇಳ್ತಾರೆ ಆ ತೋಳಿನ ತುಂಬ ರುದ್ರಾಕ್ಷಿ ಸುತ್ತಕೊಂಡಿದ್ದಾನೆ ತಲೆ ತುಂಬ ರುದ್ರಾಕ್ಷಿ ಮಣಿ ನೋಡಿ ಓ ನಿಮ್ಮ ಕಣ್ಣು ಕಾಣಿಸ್ತು ನನಗಿದೇ ಕಾಣಿಸ್ಲಿಲ್ವಲ್ಲ ಅಂದ್ರು ಅವರು ಹನುಮಂತನನ್ನು ಪತ್ತೆ ಮಾಡೋದು ತುಂಬಾ ಕಷ್ಟ ತುಳಸಿದಾಸರ ದರ್ಶನವಾಗಿತ್ತು ಉತ್ತರ ದೇಶ ರಾಮಾನಂದ ಸ್ವಾಮಿಗಳ ದರ್ಶನವಾಗಿತ್ತು ಇನ್ನೂ ಎಷ್ಟೋ ಎಷ್ಟು ಭಕ್ತರಿಗೆ ಆಗಿದೆ ಅವರೆಲ್ಲ ಬಾಯಲ್ಲಿ ಹೇಳ್ಕೊಳ್ಳೋದಿಲ್ಲ ಮೇಕ ಮೇಲೆ ಹೇಳುವುದಿಲ್ಲ ದರ್ಶನವಾದವರು ನಮ್ಮ ಜನ್ಮದ ಭಾಗ್ಯ ಅದು ಆಮೇಲೆ ಹನುಮಂತ ರಾಮಾವತಾರವನ್ನು ಕೊಂಡಾಡಿ ಒಂದು ಹತ್ತೆಂಟು ವಾಕ್ಯ ಇದೆ ನಿನಗೇನು ಬೇಕೋ ತಮ್ಮ ಕೇಳು ಅಂತ ಕೇಳಲಾಗಿ ಕುಮಾರವ್ಯಾಸ ಭಾರತದಲ್ಲಿ ಕೊಟ್ಟಿರೋ ರೀತಿ ಮುಂದೆ ಯುದ್ಧ ಅನ್ನೋದು ನಿಶ್ಚಿತವಾಯಿತು ವನವಾಸ ಅಜ್ಞಾತವಾಸ ಆದ ಮೇಲೆ ಅಣ್ಣ ನಾನು ತಮ್ಮನ ರಥದ ಮೇಲೆ ಕೂತ್ಕೊಂಡು ನೀ ಸಹಾಯ ಮಾಡಬೇಕು ಅಂತ ಕೇಳಲಾಗಿ ಅವಶ್ಯವಾಗಲಪ್ಪ ಮಗು ಅರ್ಜುನ ರಥದ ಮೇಲೆ ಕೂತ್ಕೊಳ್ತೇನೆ ಸ್ವಲ್ಪ ತಾಳು ವನ್ಮಯ ಕ್ಷುದ್ರ ಗತ್ವ ವಾರಣ ಸಾಕ್ವಯಂ ಈಗಲೇ ನಾನು ವಾರಣಾವತಕ್ಕೆ ಹೋಗಿ ಹಸ್ತಿನಾವತಿಗೆ ಹೋಗಿ ನಿಮ್ಮ ಶತ್ರುಗಳನ್ನೆಲ್ಲ ಕೊಂದು ಬರಲೇ ಅಂತ ಕೇಳಿದ ಹನುಮಂತ ವನವಾಸ ಮುಗಿಸ್ಕೊಂಡು ಅಜ್ಞಾತವಾಸ ಯಾತಕ್ಕೆ ಅಲ್ಲಿ ಇಲ್ಲಿ ಸುತ್ತಾಡ್ಬೇಕು ನೀವು ಈಗಲೇ ಹೋಗಿ ಬಾಲದಲ್ಲಿ ಕಟ್ಟಿ ಎಳ್ಕೊಂಡ್ ಬಂದ್ಬಿಡ್ತೇನೆ ಧೃತರಾಷ್ಟ್ರನ್ನ ಅವನ ಮಕ್ಕಳನ್ನೆಲ್ಲ ಕೊಲ್ಲಲಿ ಅಂತ ಹೇಳಲಾಗಿ ಅಯ್ಯೋಯ್ಯೋ ಅದು ಕೃಷಿಯುಗದ ತ್ರೇತಾಯುಗದ ಕೆಲಸ ಅದು ಬೇಡ ನಾವೇ ಮಾಡ್ತೇವೆ ಅಂತ ಹೇಳಿ ಆ ದೀರ್ಘದಂಡ ಪ್ರಣಾಮ ಮಾಡುವಷ್ಟರಲ್ಲಿ ಹನುಮಂತ ಆ ಜಾಗದಲ್ಲಿ ಅದೃಶ್ಯನಾಗ್ತಾನೆ ಅಂತ ಒಂದು ಕಥೆ ಇದು ಸೌಗಂಧ ಆಮೇಲೆ ಆಚೆಗೆ ಹನುಮಂತ ದರ್ಶನ ಕೊಟ್ಟ ಮೇಲೆ ಮುಂದಕ್ಕೆ ಹೋಗ್ತಾನೆ ಭೀಮಸೇನ ಅಲಕಾಪುರಿಗೆ ಹೋಗಿ ಕುಬೇರ್ನ ಊರಿಗೆ ಮುತ್ತಿಗೆ ಹಾಕಿ ಯಾವ ಸರೋವರದಲ್ಲಿ ಆ ಸುಗಂಧ ಪುಷ್ಪಗಳಿದ್ದವೋ ಬೇಕಾದಷ್ಟು ಅವುಗಳನ್ನು ಕಿತ್ತುಕೊಂಡು ಬರುವಾಗ ಕುಬೇರನ ದೂತರು ಗಂಧರ್ವರು ಅಡ್ಡ ಹಾಕ್ತಾರೆ ಆ ಗಂಧರ್ವನ್ನೆಲ್ಲ ಹೊಡೆದು ಬಡಿದು ಅವ್ರನ್ನೆಲ್ಲ ಶಿಕ್ಷೆ ಮಾಡಿ ಪುಷ್ಪಗಳನ್ನು ತಂದು ದ್ರೌಪದಿ ತೃಪ್ತಿಯಾಯಿತೆ ಎಂಬುದಾಗಿ ಅವರಿಗೆ ಕೊಡ್ತಾನೆ ಎನ್ನುವುದು ಇದು ಸೌಗಂಧಿಕ ಹರಣದ ಕಥೆ ಅದಾದ ಮೇಲೆ ನಾವು ಘೋಷಯಾತ್ರಾ ಕಥೆಗೆ ಬರ್ತಿದ್ದೇವೆ ಅಥವಾ ಧರ್ಮವ್ಯಾದ ಕಥೆ ಹೇಳಬೇಕು ನನಗೆ ಆಶ್ಚರ್ಯವಾಗ್ತಾ ಯಾವ್ದು ಹೇಳಿ ಮೊದಲು ಘೋಷಯಾತ್ರೆ ಹೇಳ ಘೋಷಯಾತ್ರೆಯನ್ನೇ ಹೇಳಿಬಿಡೋಣ ಘೋಷಯಾತ್ರೆ ಅಂದ್ರೆ ಏನು ಈ ಮುಸಲ್ಮಾನರಲ್ಲಿ ಘೋಷ ಅಂತ ಹಾಕ್ತಾರಲ್ಲ ಅದಲ್ಲ ಸಂಸ್ಕೃತದಲ್ಲಿ ಘೋಷ ಅನ್ನೋ ಶಬ್ದಕ್ಕೆ ವೇದವನ್ನ ಗಟ್ಟಿಯಾಗಿ ಹೇಳುವುದು ಅಂತ ಒಂದರ್ಥ ಕ್ರಿಯಾಪದವಾದರೆ ನಾಮಪದವಾದರೆ ದನಗಳ ದೊಡ್ಡಿ ಅಂತ ಅರ್ಥ ಇದೆ ದನಗಳ ಈ ಗುಂಪು ಒಂದು ಕಡೆ ಗೋವುಗಳು ಸಾಯಂಕಾಲ ನೂರು ಸಾವಿರ ಬೆಳೆಸುವ ಗೋಪಾಲಕರು ಎಲ್ಲಿ ಕೂಡ ಹಾಕ್ತಾರೆಯೋ ಆ ಗೋಷ್ಠ ಗೋವುಗಳು ವಾಸ ಮಾಡುವ ಸ್ಥಾನಕ್ಕೆ ದೊಡ್ಡಿಗೆ ಗೋ ಗೊಲ್ಲ ದೊಡ್ಡಿ ಅದಕ್ಕೆ ಘೋಷ ಎಂಬುದಾಗಿ ಹೆಸರು ಇದೇನು ಯಾತ್ರೆ ಕೌರವರು ನೋಡಿದ್ರು ಹತ್ತು ವರ್ಷ ವನವಾಸ ಆಗಿ ಹೋಯಿತು ಪಾಂಡವರದು ಅವರು ಲೆಕ್ಕ ಇಟ್ಟಿದ್ದಾರೆ ಇನ್ನೂ ಬದುಕಿದ್ದಾರೆ ಅಂತ ಕಾಣುತ್ತೆ ಪಾಂಡವರು ಸಮಾಚಾರ ಗೊತ್ತಿತ್ತು ಎಲ್ಲಿದ್ದಾರೆ ದ್ವೈತವನದಲ್ಲಿದ್ದಾರೆ ಪಾಂಡವರು ಅಲ್ಲಲ್ಲೇ ಸುತ್ತಾಡ್ತಿದ್ದಾರೆ ಕಾಮಿಕೋನ ದ್ವೈತವನ ಅಲ್ಲೇ ಎಲ್ಲೇ ಕುರುಕ್ಷೇತ್ರ ಕರ್ಣ ಹೇಳಿದ ಈಗ ಅವರನ್ನು ಹೋಗಿ ಹೊಟ್ಟೆ ಉರಿದು ಸಾಯುವಂತೆ ಮಾಡಬೇಕು ನಾವೇನು ಪ್ರಯತ್ನ ಮಾಡಿದರೂ ದುರ್ವಾಸರ ಕೋಪದಿಂದಲೂ ಸುಡುವುದಕ್ಕಾಗಲಿಲ್ಲ ಅವರನ್ನ ಕಾಡಲ್ಲಿ ಹೋಗಿ ನಮ್ದು ಒಳ್ಳೆ ಬಟ್ಟೆಗಳು ಚೀನಾಂಬರಗಳು ಒಡವೆ ವಸ್ತ್ರಗಳು ಹಾಕಿಕೊಂಡು ಮೆರೆದು ಪತ್ನಿಯ ಸಮೇತವಾಗಿ ಹೋಗಿ ಉಟ್ಕೊಳ್ಳೋಕೊಂಡು ಬಟ್ಟೆ ಇಲ್ದಿರುವ ದ್ರೌಪದಿಯನ್ನು ಹೊಟ್ಟೆ ಉರಿಸಿ ಪಾಂಡವರನ್ನ ಎಲೆಯಲ್ಲಿ ಮೂತ್ರದಲ್ಲಿ ಸಿಕ್ಕಿ ಸಿಕ್ಕಿದ ಅನ್ನ ತಿಂತಾರೆ ಕೊಳಪು ನೀರು ಸ್ನಾನ ಮಾಡ್ತಾರೆ ನಿಮ್ಮ ಭೋಗ ನೋಡಿ ನಮ್ಮ ಭೋಗ ನೋಡಿ ಅಂತ <laughs> ವ್ಯತ್ಯಾಸ ಉಂಟು ಮಾಡಿ ಅವರನ್ನ ಹೊಟ್ಟೆ ಊರಿಂದ ಸಾಯುವಂತೆ ಮಾಡಬೇಕು ಇದು ದುರ್ಬುದ್ಧಿ ಇದು ಕಾರಣನ ಬುದ್ಧಿ ತುಂಬ ಬಡವರು ನಿಮ್ಮನ್ನ ಅವ್ರ ಮನೆಯಲ್ಲಿ ಏನೋ ಒಂದು ಹೆಣ್ಣು ತುಂಬಿಸ್ಕೊಳ್ಳೋ ಹಬ್ಬವೋ ಒಂದು ಸೀಮಂತವೋ ನಾಮಕರಣವೋ ಕರೀತಾರೆ ನೀವು ಐಶ್ವರ್ಯವಂತರು ಹಾಗಮ್ಮ ಹೋಗ್ತೀರಾ ಅವ್ರ ಮನೆಗೆ ದಯವಿಟ್ಟು ಹೇಳಿ ನಿಮ್ಮ ಬಾಲ್ಯ ಸ್ನೇಹಿತರು ತುಂಬ ಬಡವರು ಅವರು ಒಂದು ಹಳೆಯ ಕಾಟನ್ ಸೀರೆ ಅದು ಮಡಿ ಮಾಡಿ ಇಟ್ಟಿದ್ದು ಅದೇ ಒಂದು ಇದ್ದಿದ್ದನ್ನು ಇಸ್ತ್ರಿ ಮಾಡಿ ಹುಟ್ಟಿರ್ತಾರೆ ಅವ್ರ ಮನೆಗೆ ನೀವು ಹೋಗಬೇಕು ತಾಂಬೂಲ ತಗೊಂಡ್ಬರ್ಬೇಕು ನೀವು ನಿಮ್ಮಲ್ಲಿರೋ ಕಾಸ್ಟ್ಲಿಯಸ್ಟ್ ಸೀರೆ ಪಂಚೆ ಉಟ್ಕೊಂಡು ಮೈ ಮೇಲಿನ ಆಭರಣ ಹಾಕೊಂಡು ಹೋದ್ರೆ ಅವರ ಹೊಟ್ಟೆ ಉರಿಸಿದಾಗ ಆಗ್ತದೆ ಅವು ಹೋಗಬಾರ್ದು ದಯವಿಟ್ಟು ತಿಳ್ಕೊಳ್ಳಿ ಐಶ್ವರ್ಯವೆಂಬುದು ಪ್ರದರ್ಶನಾತ್ವಾದ ವಸ್ತು ಅಲ್ಲ ನಿಮಗಿಂತ ಐಶ್ವರ್ಯವಂತರಿದ್ರೆ ಹೋಗಿ ಬೇಡ ಅಂತ ಹೇಳೋದಿಲ್ಲ ಸಮಾನಸ್ಕಂತರಿದ್ರೆ ಬಡವರು ಮನೆಗೆ ಹೋಗುವಾಗ ಪ್ರೀತಿಯನ್ನು ತಗೊಂಡು ಹೋಗಬೇಕು ಐಶ್ವರ್ಯ ತಗೊಂಡು ಹೋಗಿ ಅವರು ಕಣ್ಣಿಗೆ ಚುಚ್ಚುವಂತೆ ಮಾಡಿ ಹಿಂಸೆ ಮಾಡುವುದಲ್ಲ ಇದು ಇರಬೇಕಾದ ಸ್ವಾಭಾವಿಕವಾದ ಗುಣ ಒಂದನೇ ಕ್ಲಾಸ್ ಪಾಠ ಕಲಿಯುವಾಗ ಒಂದೇ ಬೆಂಚಿನ ಮೇಲೆ ಕೂತಿದ್ದ ನನ್ನ ಹಳೆಯ ಸ್ನೇಹಿತ ಒಬ್ಬ ರಾಮಸ್ವಾಮಿ ಅಂತ ಎಷ್ಟು ಪ್ರೀತಿ ನನ್ನಲ್ಲಿ I had lost him practically ಅವನ ಸಂಪರ್ಕ ಮತ್ತೆ ಉಂಟಾಯಿತು ಆ ಮಗಳ ಮದುವೆ ಅಂತ ಹೇಳಿ ಲಗ್ನ ಪತ್ರಿಕೆ ಕೊಡಬೇಕು ಅಂತ ಮೈಸೂರಿಗೆ ಬಂದಿದ್ದ ನಾನು ಮೈಸೂರಲ್ಲಿರಲಿಲ್ಲ ಪತ್ರಿಕೆ ಇಟ್ಟು ಹೋಗಿದ್ದ ನಾ ಗೋಕರ್ಣಕ್ಕೆ ಹೋಗಿದ್ದಾಗ ಕಣ್ಣು ತುಂಬ ನೀರು ತುಂಬಿಕೊಂಡ್ಬಿಡ್ತು ತುಂಬ ಬಡವರು ಅವನ ತಂದೆ ಕಾಲದಲ್ಲಿ ಹೇಗಿತ್ತು ಅದೇ ರೀತಿ ಮನೆ ಉಳಿಸ್ಕೊಂಡಿದ್ದಾನೆ ಆದರೆ ಪ್ರೀತಿ ನಮ್ಮೂರಲ್ಲಿ ನಾನು ಭಾಗವತ್ ಸಪ್ತಾಹ ಮಾಡಿದಾಗ ಬಾಚಿ ತಬ್ಬಿಕೊಂಡ ಪ್ರತಿನಿತ್ಯ ದೇವರ ಪೂಜೆಗೆ ಒಂದು ಹತ್ತು ಪಾರಿಜಾತ ಪುಷ್ಪಗಳನ್ನು ತಮ್ಮನೆ ಪುಷ್ಪ ತಂದು ಕೊಡ್ತಿದ್ದ ಆ ಸ್ನೇಹಿತ ಜಾತಿ ಕೇಳ್ತೇವೆ ಅಂದ್ರೆ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಸೀರೆಗೆ ಬೆಲೆ ಕಟ್ಟಬಹುದು ಪಂಚೆಗೆ ಬೆಲೆ ಕಟ್ಟಬಹುದು ಪಾಂಡವರ ಹೊಟ್ಟೆ ಉರಿಸಬೇಕು ಅಂತಾನೆ ಕಾರಣ ಅವನು ನಾಲಿಗೆಯಲ್ಲಿ ಕೀಳಬೇಡ ಯೋಚನೆ ಮಾಡಿ ಧೃತರಾಷ್ಟ್ರ ಹೋಗಿ ಕೇಳ್ತಾರೆ ನಾವು ಕಾಡಿಗೆ ಹೋಗಿ ನಮ್ಮ ಗೊಲ್ಲ ದೊಡ್ಡಿಯಲ್ಲಿ ಎಷ್ಟು ಗೋವುಗಳಿದೆ ಲೆಕ್ಕಾಚಾರ ಮಾಡಿ ಬರ್ತೇವೆ ಜಡ್ತಿ ಮಾಡಿ ಬರ್ತೇವೆ ಅರಮನೆ ಗೋವುಗಳನ್ನು ಕಾಡಲ್ಲಿ ಬೆಳೆಸ್ತಾ ಇದ್ರು ಲಕ್ಷಗಟ್ಟಲೆ ಗೋವುಗಳು ಪ್ರತಿ ವರ್ಷ ಅರಮನೆ ಆಫೀಸರ್ಗಳು ಹೋಗಬೇಕು ಮೂರು ವರ್ಷಕ್ಕೆ ಮೇಲ್ಪಟ್ಟ ಕರುಗಳಿಗೆ ಮುದ್ರೆಯನ್ನು ಹಾಕಿ ರಾಜಮುದ್ರೆಯನ್ನ ಇದು ರಾಜರಿಗೆ ಸೇರಿದ ಗೋವು ಅಂತ ಮುದ್ರೆ ಹಾಕಬೇಕು ಒಂದು ಕರು ಎರಡು ಕರು ಹಾಕಿದ್ದಕ್ಕೆ ಅದರ ಮೇಲೆ ನಂಬರ್ ಹಾಕಬೇಕು ಇದೆಲ್ಲ ಕೊಟ್ಟಿದ್ದಾರೆ ಲೆಕ್ಕಾಚಾರ ಒಟ್ಟು ಇಷ್ಟು ಕರುಗಳು ಇಷ್ಟು ಮಧ್ಯ ವಯಸ್ಸಿನ ಗೋವುಗಳು ಇಷ್ಟು ದೊಡ್ಡವು ಎತ್ತುಗಳು ಇಷ್ಟು ಹೋದ ವರ್ಷ ಸತ್ತವು ಇಷ್ಟು ಈ ವರ್ಷ ಆಗಿರೋ ಕರುಗಳು ಆ ಲೆಕ್ಕಾಚಾರ ತಗೊಂಡ್ಬರಬೇಕು ಈ ನೆಪ ಮಾಡಿ ಧೃತರಾಷ್ಟ್ರ ಮಹಾರಥ ಮಹಾರಾಜನ ಹತ್ರ ದುರ್ಯೋಧನ ಹೋದ ಅಪ್ಪ ನಾವು ಕಾಡಿಗೆ ಹೋಗ್ತಾ ಇದ್ದೇವೆ ಈ ಗೋವುಗಳ ಲೆಕ್ಕ ತಗೊಂಡ್ಬರ್ತೇವೆ ಯಾವ ಕಡೆ ಹೋಗ್ತೀರಪ್ಪ ಕೇಳಿದ ಎಲ್ಲ ಕಡೆ ಗೋವುಗಳಿದ್ವು ನಾವು ದ್ವೈತವನದ ಕಡೆಗೆ ಹೋಗ್ತಿದ್ದೇವೆ ಧೃತರಾಷ್ಟ್ರ ಹೇಳಿದ ಅಯ್ಯೋ ಹೋಗಬೇಡಿ ಪಾಂಡವರಿದ್ದಾರೆ ಪಾಂಡವರ ಕಾತಕ್ಕೆ ಹೋಗಬೇಡಿ ನಿಮ್ಗೆ ಆಪತ್ತು ಬರುತ್ತೆ ಎಂದ ಅವನು ಅದೇ ಆಯಿತು ಪಾಂಡವರಿಗೆ ಆಪತ್ತಲ್ಲ ನಿಮ್ಗೆ ಆಪತ್ತು ಬರುತ್ತೆ ಹೋಗಬೇಡಿ ಅಷ್ಟೊತ್ತಿಗೆ ಗೋಲದೊಡ್ಡಿಯಿಂದ ಒಬ್ಬ ಬಂದಿದ್ದ ಪೂರ್ವಮೇವ ನಿಯೋಜಿತ ಇಲ್ಲ ಮಹಾರಾಯರ ಎರಡು ವರ್ಷ ಆಯಿತು ನೀವು ಕಳಿಸಬೇಕು ಮಕ್ಕಳನ್ನ ನಾವು ಲೆಕ್ಕಾಚಾರ ಒಪ್ಪಿಸ್ತೇವೆ ಶಕುನಿ ಧ್ವರವನ್ನು ಸೇರಿಸಿದ ಅದಕ್ಕೆ ಹಿಮ್ಮೇಳಿದ ಗಾನವನ್ನ ಆಗ ಧೃತರಾಷ್ಟ್ರ ವಿಧಿಯಲ್ಲಿ ಸರಿ ಹೋಗಿ ಪಾಂಡ್ಯರು ಕಡೆಗೆ ಮಾತ್ರ ಹೋಗಬೇಡಿ ಲೆಕ್ಕಾಚಾರ ಮಾಡಿಕೊಂಡು ಸರಿಯಾಗಿ ಬಂದು ಬಿಡಿ ಆದಷ್ಟು ಬೇಗ ಬನ್ನಿ ಪಾಂಡವರ ಹತ್ರ ಕಾಣಬಾರದು ತಿಳಿತೆ ತಿಳಿತೆ ಅಂತ ಹೇಳಿ ಎಷ್ಟು ಜೋಕೆಯನ್ನು ಹೇಳಿದರು ಕೌರವರು ಕೇಳದೆ ಬಂಗಾರದ ರಥಗಳಲ್ಲಿ ತಮ್ಮ ತಮ್ಮ ಪತ್ನಿಯರನ್ನು ಉಪಪತ್ನಿಯರನ್ನು ಇಟ್ಕೊಂಡವರನ್ನು ಕಟ್ಕೊಂಡವರನ್ನು ಸುಟ್ಕೊಂಡವರನ್ನು ಎಲ್ಲ ವೈಭವ ಏನು ಅವರು ಸೀರೆ ಪಂಚೆ ವೈಭವ ಏನು ಒಡವೆ ವಸ್ತುಗಳೇನು ಕೇಳುವುದು ಬೇಡ ಎಲ್ಲ ತಗೊಂಡು ಹೊರಟಿದ್ದಾರೆ ಪಾಂಡವರು ಎಲ್ಲಿ ವಾಸ ಮಾಡಿದ್ರು ಆ ಜಾಗಕ್ಕೆ ತೀರ ಸಮೀಪದಲ್ಲಿ ಇವರು ಕ್ಯಾಂಪ್ ಮಾಡಿದ್ರು ಆ ಜಾಗ ಗೊತ್ತಿತ್ತಲ್ಲ ಇಲ್ಲೇ ಇದ್ದಾರೆ ಬುದ್ಧಿ ಪಾಂಡವರು ಅಂತ ಕಾಡಲ್ಲಿ ತೋರಿಸಿದ್ರು ಇವರು ಅಲ್ಲಿಯೇ ಹೋಗಿ ಸೇರಿದರು ಆ ಜಾಗದಲ್ಲಿ ಇನ್ನೊಂದು ಸ್ವಾರಸ್ಯವಾಯಿತು ಚಿತ್ರಸೇನೆನೆಂಬ ಗಂಧರ್ವ ಅರ್ಜುನನಿಗೆ ಪೂರ್ವದಲ್ಲಿ ಸ್ನೇಹಿತನಾಗಿದ್ದವನು ಅವನು ಪಾಠ ಹೇಳ್ಕೊಟ್ಟವನು ಸಂಗೀತ ನರ್ತನ ಹೇಳ್ಕೊಟ್ಟವನು ಅವನು ಒಂದು ಕಡೆ ಬೀಡು ಬಿಟ್ಟಿದ್ದ ದ್ವೈತವನದಲ್ಲಿ ಈ ಕಡೆಯಲ್ಲಿ ಗಂಧರ್ವರು ಈ ಕಡೆಯಲ್ಲಿ ಪಾಂಡವರು ಆ ಕಡೆಯಲ್ಲಿ ಕೌರವರು ಅರಮನೆಯ ತುಂಬಾ ವೈಶ್ಯಾಸ್ತ್ರೀಯರಿದ್ದರು ಗಣಿಕೆಯರು ಅವರನ್ನು ಕರ್ಕೊಂಡು ಹೊಟ್ಟಿದ್ದಾರೆ ಆಗ್ಲೇ ಹೇಳಿದ್ದಾರೆ ಇಟ್ಕೊಂಡವರು ಕಟ್ಕೊಂಡವರು ಅಂತ ಮೂಲ ಭಾರತದಲ್ಲಿ ಇಷ್ಟು ವಿವರಣೆ ಇಲ್ಲ ವ್ಯಾಸ ತುಂಬ ಹಾಸ್ಯ ಪ್ರಸಂಗ ಮಾಡಿದ್ದಾನೆ ಆ ವೇಷಾಸ್ತ್ರೀಯರಿಗೆ ಮಡಿ ಮೈಲಿಗೆ ಅಂತ ಉಂಟೆ ನಮ್ಮ ಯೋಚನೆ ಮಾಡಿ ಯಾರು ಹೇಳಿ ಅವರು ಬೇರೆ ಪರಪುರುಷ ಸಂಘ ಮಾಡುವಾಗ ಮಡಿಯಿಂದ ಮಾಡ್ತಾರೆ ಶುದ್ಧವಾಗಿ ಮಾಡ್ತಾರೆ ಹೇಳೋಕೆ ಬರುತ್ತೀಯ ಮಡಿ ಮೈಲಿಗೆ ಅಲ್ಲಿ ಗೊತ್ತವರಿಗೆ ಗೃಹಿಣಿಯರಿಗೆ ಗೊತ್ತಿಲ್ಲ ಇವತ್ತು ಬಾಯಿ ಎಂಜಲು ಕಾಲು ಮುಟ್ಟಿದ್ದೇವೆ ಕೈ ಮುಟ್ಟಿದ್ದೇವೆ ಗೊತ್ತಿರೋದಿಲ್ಲ ಒಳ್ಳೆ ಕುಳದಲ್ಲಿ ಬಂದವರಿಗೆ ಮಡಿ ಪ್ರಜ್ಞೆ ಇಲ್ಲ ಪರದೇಶರು ಹೇಳ್ಕೊಡೋಕ್ಕಾಗೋದಿಲ್ಲ ಇವರೇನ್ ಮಾಡಿದ್ದಾರೆ ಬ್ರಾಹ್ಮಣರಿದ್ದ ಜಾಗ ಧರ್ಮರಾಜ ಎಲ್ಲಿ ಕ್ಯಾಂಪ್ ಮಾಡಿದ್ದ ಹತ್ತು ಸಾವಿರ ಬ್ರಾಹ್ಮಣರಿದ್ದಾರೆ ಪಾಪ ಉಟ್ಕೊಂಡಿದ್ದು ಒಂದು ನಾರು ಮಡಿ ಇನ್ನೊಂದನ್ನು ಅಲ್ಲಲ್ಲಿ ಬೇಲಿ ಮೇಲೆ ಒಣಗಾಕಿದ್ದಾರೆ ಸ್ನಾನ ಮಾಡಿದ್ದಾರೆ ಜುಟ್ಟು ಒಣಗಿಸ್ಕೊಳ್ತಾ ಇದ್ದಾರೆ ಕೆಲವರು ವಿಭೂತಿ ಭಸ್ಮ ಧರಿಸಿದ್ದಾರೆ ನಾಮ ಹಾಕ್ತಾ ಇದ್ದಾರೆ ಜಪ ಮಾಡ್ತಾ ಇದ್ದಾರೆ ಇವರೆಲ್ಲ ಹೋದರೂ ಬ್ರಾಹ್ಮಣರನ್ನು ಲೇವಡಿ ಮಾಡ್ತಾರೆ ದುರ್ಯೋಧನ ಸೂಳೆಯರು ಆ ಪದ್ಯಗಳನ್ನು ತೇನೆ ಕೇಳಿ ಅರಸ ಕೇಳೈ ಕೌರವೇಶ್ವರ ನರಸಿಯರು ಲೀಲೆಯಲಿ ಶತ ಸಾವಿರ ಸಖಿ ಜನಸಹಿತ ಹೊರವಂಟರು ವನಾಂತರಕ್ಕೆ ಸರಸಿದ ನಿಜಗಂಧದಲ್ಲಿ ತರುಪನೊಳದ ತಕ್ಕಯಿಸಿ ವನದಲ್ಲಿ ತರಳೆಯರು ತುಂಬಿದರು ಮರಿದುಂಬಿಗಳ ಡೊಂಬಿನಲ್ಲಿ ದುಂಬಿಗಳು ಪುಷ್ಪಕ್ಕೆ ಹೋಗುವ ಹಾಗೆ ಇವರೆಲ್ಲ ಸೇರಿದರು ಬ್ರಾಹ್ಮಣರು ನೋಡಿದ್ರು ಹೋಮ ಮಾಡ್ತಾ ಕೂತಿದ್ರು ಕೆಲವರು ಥೂ ಯಾರೋ ಒಂದು ಹಿಂಡು ಹೆಂಗಸರು ಬರ್ತಾ ಇದ್ದಾರಲ್ಲ ಅವರು ಲಂಗ ನೋಡು ಉತ್ತರಿಯ ನೋಡು ಬಾಯಿ ತುಂಬಾ ತಾಂಬೂಲ ಹಾಕೊಂಡಿದ್ದಾರೆ ಎಡಗಡೆ ಬರಗಡೆ ಥೂ ಅಂತ ಒಗೀತಾ ಇದ್ದಾರೆ ಯಾರೋ ಇವರು ಅಂತ ಕೇಳುವಷ್ಟಲ್ಲಿ ಬಂದ್ರೆ ಬ್ರಾಹ್ಮಣರ ತಲೆಯೆಲ್ಲ ಹೀಗಂತಾರ ಅವ್ರ ಮೇಲೆ ಹಾಸ್ಯ ಮಾಡ್ತಿದ್ದಾರೆ ಜುಟ್ಟನ್ನು ನೋಡಿ ಅವ್ರು ಹೋಮ ಮಾಡ್ತಿದ್ದ ತುಪ್ಪದ ಸೌಟುಗಳನ್ನು ಮುಟ್ಟಿದ್ರು ಒಣಗಾಕಿದ್ರಲ್ಲ ಬಟ್ಟೆಗಳ ಅದರಲ್ಲಿ ಬಾಯನ್ನು ಒರೆಸಿಕೊಂಡು ತಾಂಬೂಲವನ್ನ ಅವರ ಅವಾಂತರ ಏನು ಹೇಳ್ತೀರಿ ಅವರು ಹೋಗಿ ಧರ್ಮರಾಜನಿಗೆ ಶಾಡಿ ಹೇಳಿದರು ಸೃಕ್ಷೃಭವ ಮುಟ್ಟಿದರು ದೌತಾಂಶಕದೊಳಗೆ ತಂಬುಲವ ಕಟ್ಟಿದರು ಅಕಟ ಉಪಾಧ್ಯರ ಮೋಹರೆಯನ್ನು ತೇಡಿಸುತ್ತ ಬೆರಲಿನಲ್ಲಿ ಚಕಿತ ಧೃತಿಯರು ದೀಕ್ಷಿತರ ಚಂಡಿಕೆಗಳನ್ನು ತುಡುಕಿದರು ಮುನಿವಟುನಿಕರ ಶಿರದಲ್ಲಿ ಕುಣಿಸಿದರು ಕುಂಚಿತ ಕರಾಂಗುಲಿಯ ಅಯ್ಯೋ ರಾಯರಿಲ್ವಲ್ಲ ಈ ದೊರೆ ದೊರೆಯಿದ್ರಿ ಸ್ಥಿತಿ ಬರ್ತಿತ್ತೆ ದುರ್ಯೋಧನ ಮನೆ ಹಾಳಾಗ ಶಾಪ ಹಾಕಿದರು ಕೆದರಿದ್ದರು ಗಡ್ಡವನ್ನು ಉಪಾಧ್ಯರು ಬ್ರಾಹ್ಮಣರು ಗಡ್ಡ ಹತ್ರ ಬ್ರಾಹ್ಮಣರೇ ಚೆನ್ನಾಗಿದ್ದಾರ ಅಂದ್ರಂತೆ ಅವರು ಅವ್ರ ಧೈರ್ಯ ನೋಡ್ರಿ ಹೇಗಿದೆ ಇದು ರಾಜನ ಪ್ರೋತ್ಸಾಹ ಜನಿವಾರವನ್ನು ನೋಡಿದ್ರು ಬಹಳ ಚೆನ್ನಾಗಿದೆ ಸೊಂಟು ಕಟ್ಕೊಳಕ್ ಬರುತ್ತೆ ಅಂತ ಕಿತ್ತು ಹರ್ಕೊಂಡಿದ್ದಾರೆ ಮಹಾ ಚಂಡಾಳಿಯರು ಬ್ರಾಹ್ಮಣರ ಹೊಟ್ಟೆ ಉರಿಸಿಬಿಟ್ರು ಅವರೆಲ್ಲ ಹೋಗಿ ಯಾರಮ್ಮ ನೀವು ಅಂತ ಕೇಳಿದ್ರೆ ಅವರು ತಮ್ಮ ಪ್ರತಾಪವನ್ನು ಮೆರೀತಾರೆ ಓದಬಾರದು ಪದ್ಯ ನಾವು ಅಶೋಕ ವೃಕ್ಷವನ್ನ ಕಾಲಲ್ಲಿ ಒದ್ದರೆ ಅದರಲ್ಲಿ ಹೂವು ಬರ್ತದೆ ಗೊತ್ತೇನೋ ಅದಕ್ಕೆ ಸುಳೇರೇಬೇಕು ಅಂದ್ರು ಎಲ್ಲ ಶಾಸ್ತ್ರವಂತೆ ಅವ್ರು ಹೇಳೋ ಜಂಭವನ್ನು ನೋಡಿದ್ರೆ ಪದ್ಯ ಓದೋಕ್ ಮನಸ್ಸು ಬರೋದಿಲ್ಲ ಆಮೇಲೆ ಈ ಬ್ರಾಹ್ಮಣರೆಲ್ಲ ಹೋಗಿ ಧರ್ಮರಾಜನಿಗೆ ಚಾಡಿ ಹೇಳ್ತಾರೆ ಯಾರೋ ಒಂದು ಹಿಂಡು ಬಂದಿದ್ದಾರೆ ಪೋಲಿ ಪೋಖರಿಗಳು ಗಂಡಸರಲ್ಲ ಮಹಾರಾಯರೇ ಹೆಂಗಸರು ಮಿತಿ ಮೀರಿ ನಡ್ಕೊಳ್ತಾ ಇದ್ದಾರೆ ನೋಡಿ ಇನ್ನು ಅಷ್ಟೊತ್ತಿಗೆ ಅವರೇ ಬಂದರು ಆ ಸೂಳೆರೆಯಲ್ಲಿ ಬಂದರು ಕೆಲವರು ಹೇಳ್ತಾರೆ ದ್ರೌಪದಿಯನ್ನು ನೋಡಿ ಈಕೆ ಪಾಂಡವ ಸತಿ ಕಣ ಇನ್ನೊಬ್ಬ ತೆಗೆ ಈಕೆ ಅತಿ ದಾರಿದ್ರ ಮನುಷೇ ದ್ರೌಪದಿಯಲ್ಲ ಇವಳು ಆಕೆಯಲ್ಲ ಒಳಗಿಹಳು ರಾಣಿ ಮಾಸವೆಂಬರಲೆ ಈಕೆ ಹೌದು ಅಲ್ಲ ಇದಕ್ಕೆ ಪಣವೇನು ದ್ರೌಪದಿಯೇ ಅಲ್ವೇ ದ್ರೌಪದಿ ಅಲ್ವೇ ಎಲ್ಲರೂ ಮಾತನಾಡ್ತಾ ಮಾತನಾಡ್ತಾ ಗುಜು ಗುಜು ಅಂತ ಹೇಳ್ತಾ ಇದ್ದಾರೆ ಅಷ್ಟರಲ್ಲಿ ಈ ಗಂಡಸರು ದುರ್ಯೋಧನಾದಿಗಳು ಇನ್ನೊಂದು ಕಡೆ ಹೋಗಿ ಆ ಚಿತ್ರಸೇನ ಸ್ನಾನ ಮಾಡ್ತಿದ್ದ ಜಾಗದಲ್ಲಿ ಕೆಲವು ಚೇಷ್ಟೆಗಳನ್ನು ಮಾಡಿದರು ಚಿತ್ರಸೇನ ಬಂದು ಕರ್ಣನನ್ನ ದುರ್ಯೋಧನನ್ನ ಶಕುನಿ ಮೊದಲಾದವರನ್ನು ಹಗ್ಗಗಳಿಂದ ಕಟ್ಟಿ ಎತ್ಕೊಂಡು ಹೋಗಿಬಿಟ್ರು ಗಂಧರ್ವರು ಕಟ್ಟಿದ ಹಗ್ಗವನ್ನು ಮನುಷ್ಯರು ಬಿಚ್ಚುವುದಕ್ಕಾಗುವುದಿಲ್ಲ ಜಗಗಂಟು ಅದು ಕಟ್ಕೊಂಡು ಹೋದ್ರೆ ಅಲ್ಲಿ ಭಾನುಮತಿ ಮೊದಲಾದವರೆಲ್ಲ ಬಂದರು ಇಲ್ಲಿ ಸೂಳೆಯರೆಲ್ಲ ಅಳ್ತಾ ಇದ್ದಾರೆ ಅಯ್ಯೋ ಯಜಮಾನ್ರು ಹೋಗ್ಬಿಟ್ರಲ್ಲ ಯಾರ ಗಂಟನೋ ಯಾರು ಹೆಂಡತಿಯೋ ಅವರು ಸಂಬಂಧ ಏನು ಹೇಳ್ತೀರಿ ಸಂಬಂಧ ಇಲ್ಲದೆ ಇದ್ದವರೆಲ್ಲ ಅಳೋದವರು ಬದುಕಿರುವಾಗಲೇ ಧರ್ಮರಾಜನ ಹತ್ರ ಬಂದರು ಗೋಳಿಕೊಂಡ್ರು ಭಾನುಮತಿ ಹೇಳಿದ್ಲು ದ್ರೌಪದಿಗೆ ಕೈ ಮುಗಿತಾ ಇದ್ದಾಳೆ ತಾಯಿ ನನಗೆ ಮಾಂಗಲ್ಯ ಭಿಕ್ಷೆಯನ್ನು ಕೊಡು ನನ್ನನ್ನು ಕಾಪಾಡಬೇಕು ಅರಸಿಯರು ಸಖಿಯರು ಕುಮಾರಕರು ಅರಸನನುಜರ ಹೆಂಡಿರನು ಬರು ಬೆರೆಸಿ ಬಂದಳು ಭಾನುಮತಿ ಯಮತನುಜನಾಶ್ರಮಕ್ಕೆ ಕರುಣಿ ರಕ್ಷಿಸು ಸೋಮವಂಶೋದ್ಧರಣ ರಕ್ಷಿಸು ಸತ್ಯ ಧರ್ಮದ ಸರಿಯೇ ರಕ್ಷಿಸು ಎನ್ನುತ್ತ ದಪ್ಪನೆ ಬಿದ್ದಳಂದ್ರಿಯಲಿ ಧರ್ಮರಾಜನ ಪಾದದಲ್ಲಿ ಬಿದ್ದಳು ಏನಾಯ್ತಮ್ಮ ಅಂದ ನಮ್ಮ ಯಜಮಾನ ಹಿಡ್ಕೊಂಡು ಹೋಗ್ಬಿಟ್ರು ಗಂಧರ್ವರು ಬಿಡಿಸಬೇಕು ಅಷ್ಟೇ ತಾನೇ ಭೀಮಾ ಹೋಗೋ ಅಂತ ಅಯ್ಯ ನಿನ್ನ ಬುದ್ಧಿ ನೋಡು ಅಂತ ಭೀಮಸೇನ ನಾವು ಮಾಡಬೇಕಾದ ಕೆಲಸ ಅವನೇ ಮಾಡಿದ್ದಾನೆ ಮಹಾರಾಜ ಕೂಲಿ ಕೊಡದೆ ಹೋದ ಪಿಶಾಚಿಯನ್ನು ಹಿಡ್ಕೊಂಡ್ ಬರ್ಬೇಕಿತ್ತು ಬುದ್ಧಿ ಇದೆಯಾ ನಿಮಗೆ ಮಹಾರಾಜ ನಿನ್ ತಂಟೆಗೆ ಬೇಡ ಅಂತ ಅರ್ಜುನ ನೀ ಹೋಗೋ ನೀನ್ ಯಾಕೋ ಹೋಗಬೇಕು ಸುಮ್ಮನೆ ಒಂದ ಆಗ ಧರ್ಮರಾಜ ಹೇಳ್ತಾನೆ ಮೂಲ ಗ್ರಂಥದಲ್ಲಿ ನಮ್ಮ ನಮ್ಮಲ್ಲಿ ಜಗಳ ಆದರೆ ಅವರು ನೂರು ನಾವು ಐದು ಬೇರೆಯವ್ರ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ನಾವು ನೂರೈದು ಒಂದು ಎಂಬ ಮಾತು ಮೂಲ ಗ್ರಂಥದಲ್ಲಿ ಬರ್ತದೆ ಆದ್ರಿಂದ ಹೋಗೋ ಬಿಡಿಸ್ಕೊಂಬ ಅಂತ ಹೇಳಿದಾಗ ನಾನಂತೂ ಹೋಗೋದೆಲ್ಲ ಕೈ ಕಟ್ಟಿಬಿಟ್ಟ ಭೀಮಸೇನ ಅರ್ಜುನ ಹೋಗಿ ನೋಡ್ತಾನೆ ಚಿತ್ರಸೇನ ಗಂಧರ್ವ ಏನಯ್ಯ ಇದು ಒಂದ ಚಿತ್ರಸೇನ ಏನಿಲ್ಲ ಇವನು ನಮ್ಮ ಅಣ್ಣ ಅವನು ಬಿಟ್ಬಿಡು ನಿಮ್ಮ ಅಣ್ಣನೇನೋ ಇವನು ನೀವು ಮಾಡ್ಬೇಕಾದ್ರೆ ನಾನು ಹಿಡಿದು ಅವನಿಗೆ ಹೆಗ್ಗ ಮೊಗ್ಗ ಹೊಡಿತಿದ್ದೀನಿ ಹಗ್ಗ ಕಟ್ಟಿ ನಿಮಗೆ ಈಗಲೇ ಅಜ್ಞಾತವಾಸ ಇಲ್ಲದೆ ರಾಜ್ಯ ಬರುತ್ತೆ ಬೇಕಾದ್ರೆ ಮುಗಿಸ್ಬಿಡ್ತೇನೆ ಇವರು ನಾಳೆಗೂ ಹೋಗು ಇಲ್ಲಪ್ಪ ಅಣ್ಣನ ಆಜ್ಞೆ ಆಗಿದೆ ದಯವಿಟ್ಟು ಬಿಟ್ಟು ಬಿಡು ಆಗ ಚಿತ್ರಸೇನೆ ಹೇಳ್ದ ಬಿಟ್ಟು ಬಿಡ್ತೇನೆ ಗಂಟು ಮಾತ್ರ ಬಿಚ್ಚೋದಿಲ್ಲ ಈ ಪಿಂಡಿ ಏನಿದೆಯಲ್ಲ ಹಿಂದೆ ಕೈ ಕಟ್ಟಿದ್ದಾರೆ ಚಿತ್ರ ಕೊಡ್ತಾರೆ ಎರಡು ಕೈ ಹಿಂದೆ ಕಟ್ಟಿದ್ದಾರೆ ತಲೆ ಕಾಲು ಸೇರಿಸಿ ಹಗ್ಗ ಕಟ್ಟಿದ್ದಾರೆ ತುಂಟು ಗೋವಿಗೆ ಮಾಡೋ ಹಾಗೆ ಮೈ ತುಂಬ ಒದ್ದಿದ್ದಾರೆ ಹಿಗ್ಗ ಮುಗ್ಗಾಗಿ ಮಾಲೀಸ್ ಮಾಡುವ ಜಟ್ಟಿಗಳ ಗತಿ ಇಲ್ಲ ಎಣ್ಣೆ ತಿಕ್ಕುವುದಕ್ಕೆ ಯಾರೂ ಗತಿ ಇಲ್ಲ ಆ ಮೂಟೆಗಳನ್ನೆಲ್ಲ ರಸದಲ್ಲಿ ಹಾಕಿಕೊಂಡು ಅರ್ಜುನ ತಂದು ಧರ್ಮರಾಜನ ಪಾದದಲ್ಲಿ ಕೆಡಕುತ್ತಾನೆ ಕೆಡಹಿದ ಮೇಲೆ ದ್ರೌಪದಿ ಪಾದದಲ್ಲಿ ತಂದು ಹಾಕಿದರು ಏನು ಆಶ್ಚರ್ಯ ನೋಡಿ ಅವನಿಗೆ ಎಷ್ಟು ಅವನಿಗೆ ಅಪಮಾನವಾಗಿರಬೇಕು ಇದು ಉಪಕತೆ ಹೇಳ್ತಾರೆ ಕೆಲವರು ಈ ಜಾಗದಲ್ಲಿ ಈ ಗಂಟು ಬಿಚ್ಚು ಧರ್ಮರಾಜ ಹೇಳಿದ ಅರ್ಜುನ ನೋಡಿದ ಇದು ಗಂಟು ಬಿಚ್ಚೋದಕ್ಕಾಗೋದಿಲ್ಲ ಇವನು ಸಜೀವಾಗಿ ಸುಟ್ರ ಮಾತ್ರ ಗಂಡು ಸುಡಬಹುದೇ ಹೊರತು ಅದು ಬಿಚ್ಚುವುದಕ್ಕಾಗೋದಿಲ್ಲ ಏನ್ ಮಾಡಬೇಕು ಕೆಲವರು ಹೇಳ್ತಾರೆ ಹರಿಕಥೆ ವಿದ್ವಾಂಸರು ದೊಡ್ಡದು ಮಾಡುವಾಗ ಅಲ್ಲಿ ಯಾರೋ ಬ್ರಾಹ್ಮಣರು ಹೇಳಿದ್ರಂತೆ ಇಲ್ಲಿರುವ ಸ್ತ್ರೀಯರಲ್ಲಿ ತುಂಬಾ ಶ್ರೇಷ್ಠಳಾದ ಪತಿವ್ರತೆ ಪತಿಪರಾಯಣೆ ಒಬ್ಬಳು ಬಂದು ಕಾಲಿನಿಂದ ಮುಟ್ಟಿದ್ರೆ ಮಾತ್ರ ಈ ಗಂಟು ಬಿಡ್ತಿದೆ ಅಂದ್ರೆ ಬಿಡೋದಿಲ್ಲ ಮತ್ತೆ ಹೂ ಬಿತ್ತೇನು ನಾರಾಯಣ ಪ್ರಮಾಣ ಇದೆ ಅಂತ ಆಯ್ತಲ್ಲ ಇದು ದೊಡ್ಡ ಗೋಳಾಯ್ತಲ್ಲ ಈಗ ಪತಿವ್ರತೆ ಎಂಬವಳು ಬಂದು ಕಾಲಿನಿಂದ ಮುಟ್ಟಿದ್ರೆ ಮಾತ್ರ ಗಂಟು ಬಿಡ್ತದೆ ಅಂತ ಹೇಳಿದಾಗ ಎಲ್ಲಿ ನೀವು ಬನ್ನಿ ಅಂತ ಕರೆದ್ರೆ ನಾವು ಮುಟ್ಟಿದ್ರು ಒಂದು ವೇಳೆ ಗಂಟು ಬಿಡದೆ ಇದ್ರೆ ಪತಿವ್ರತೆ ಅಲ್ಲ ಅಂತ ಪ್ರೂವ್ ಆಗುತ್ತಲ್ಯ ಇದು ಬೇಡ ಎಂಬುದಾಗಿ ಕರ್ಣನ ಹೆಂಡತಿ ದುಶ್ಯಾಸನ ಹೆಂಡತಿ ಒಬ್ಬರು ಮುಂದಕ್ಕೆ ಬರಲಿಲ್ಲ ಆಮೇಲೆ ಧರ್ಮರಾಜ ಹೇಳಿದ ಬ್ರಾಹ್ಮಣರು ಹೇಳಿದ್ದಾರೆ ಟ್ರೈ ಟ್ರೈ ಪ್ರಯತ್ನ ಮಾಡಿ ಅಂತ ಅವರೆಲ್ಲ ಬಂದು ಬಂದು ಓದಿತಾರೆ ದುರ್ಯೋಧನನನ್ನ ಕಾಡಂದಿ ಹಂದಿ ಮುಟ್ಟಿದಾಗೆ ಅಷ್ಟು ಜನ ಓದ್ರು ಅದು ಗಂಟು ಬಿಡಲಿಲ್ಲ ಏಟಿನ ಸಚ್ಚಾಯಿತು ಕೊನೆಗೆ ಭಾನುಮತಿಯನ್ನು ಕೇಳಿದ್ರು ಅವಳಿಗೂ ಭಯ ಅವಳು ಬಂದು ಕಾಲಿನಿಂದ ಮುಟ್ಟುತ್ತಾಳೆ ಗಂಡನನ್ನ ಮುಟ್ಟಿದರೂ ಗಂಟು ಬಿಡಲಿಲ್ಲ ಆಗ ದ್ರೌಪದಿ ದೇವಿಗೆ ಹೇಳಲಾಗಿ ಐವರ ಗಂಡರ ಪತ್ನಿಯಾದವಳು ಬಂದು ಕಾಲಿನಲ್ಲಿ ಮುಟ್ಟಿದ್ರೆ ಗಂಟು ಬಿಟ್ಟು ಹೋಯಿತು ಅಲ್ಲಿಂದ ಆಚೆಗೆ ದುರ್ಯೋಧನನ್ನು ಸಮಾಧಾನ ಮಾಡಿ ಹತ್ರ ಕೂರಿಸ್ಕೊಂಡು ಧರ್ಮರಾಜ ಅಪ್ಪ ನೀ ಚಕ್ರವರ್ತಿ ಪುತ್ರ ಯಾತಕೋ ಕಾಡಿಗೆ ಬಂದೆ ನಮ್ಮಷ್ಟಕ್ಕೆ ನಾವಿದ್ದು ನೀ ಬಂದಿದ್ದು ಸರಿಯಲ್ಲಪ್ಪ ಚಿತ್ರಸೇನ ಕೈ ಸಿಕ್ಕೊಂಡೆ ಪುಣ್ಯಾತ್ಮ ಅರ್ಜುನ ಹತ್ರ ಇದ್ದ ಹೊತ್ತಿಗೆ ಅವನ ಹಳೆ ಸ್ನೇಹಿತನ ಅದಕ್ಕೊಂದು ಜೀವ ಸಹಿತ ಆಯ್ತು ನಿಮ್ಮ ಅಪ್ಪನ ಶ್ರಾದ್ದ ಮಾಡೋರು ಯಾರೋ ಸುಮ್ಮನೆ ಹೋಗು ಇಂಥ ತರಾಟೆ ಮಾಡಬೇಡ ಅಂತ ಹೇಳಿದಾಗಿ ಊರಿಗೆ ಹೋದ ಕತೆ ಬೇಗ ಮುಗಿಸಿದ್ದೇನೆ ಇವತ್ತು ಊರಿಗೆ ಹೋದ ಮೇಲೆ ಪ್ರಾಯೋಪೇಶ ಮಾಡಿದ ನಾನು ಆಭರಣ ಅಂತ ಸತ್ಯಾಗ್ರಹ ರಾಜಕಾರಣಿಗಳು ಹಾಗಲ್ಲ ನಿಜವಾಗಿ ಸಾಯಬೇಕು ಧೃತರಾಷ್ಟ್ರ ಬಂದು ಕೇಳಿದ ಇದೇನೋ ವಿಚಿತ್ರ ಇದು ಘೋಷಾತ್ರೆಗೆ ಹೋದವನು ಯಾಕೆ ಹೀಗೆ ಪ್ರಾಯೋಪೇಶ ಮಾಡ್ತೀಯ ಅಂದ್ರೆ ಇನ್ನೇನ್ ಮಾಡ್ಲಿ ಹೀಗೆಲ್ಲ ಎಲ್ಲ ಹೆಂಗಸರ ಕೈಲಿ ಓದೇ ತಿನ್ನೋ ಕೆಲಸ ಆಯಿತು ಎರಡನೇ ತಂದೆಯಾದ ಧರ್ಮರಾಜ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಇವನ ಕೈ ಜೀವದಾನವಾಯಿತು ಇದಕ್ಕಿಂತ ಅಪಮಾನ ಏನು ಬೇಕು ನನಗೆ ಸಾಯುವುದೇ ಖಂಡಿತ ಅಂದ ಮೇಲೆ ಇಲ್ಲ ಅದಕ್ಕೊಂದು ಪಾಶ್ಚಿತ್ಯ ಏನಾದ್ರು ಮಾಡು ಅಂತ ಪುರೋಹಿತರನ್ನು ಕರೆಸಿದ್ರು ಅವ್ರು ಹೇಳಿದ್ರು ವೈಷ್ಣವ ಯಾಗ ಅಂತ ಒಂದಿದೆ ಅದನ್ನು ಮಾಡು ರಾಜಸ್ವ ಮಾಡೋಕೆ ಬರೋದಿಲ್ಲ ವೈಷ್ಣವ ಯಾಗ ಮಾಡು ಅಂತ ಹೇಳಿ ಅದು ವೈಷ್ಣವ ಯಾಗವನ್ನು ಮಾಡ್ತಾನೆ ಎಂಬಲ್ಲಿ ಇವತ್ತು ಘೋಷಾತ್ರ ಪ್ರಕರಣಕ್ಕೆ ಮಂಗಳವಾಗ್ತಾ ಇದೆ ಇದು ಇನ್ನು ಧರ್ಮವ್ಯಾಧ ಒಂದು ಉಳಿಯಿತು ನಾಳೆ ಪ್ರಾರಂಭದಲ್ಲಿ ತಗೊಳ್ತೇವೆ ಮುಖ್ಯವಾಗಿ ಸಾವಿತ್ರಿ ಚರಿತ್ರೆ ಬರ್ತದೆ ನಾಳೆ ತಪ್ಪಿಸ್ಕೊಳ್ಬೇಡಿ ಆಮೇಲೆ ಕುಂಡಲಾಹರಣ ಕೊನೆಯಲ್ಲಿ ಬರೋ ಉಪಪರ್ವವನ್ನು ಇಲ್ಲೇ ಹೇಳಿಬಿಡ್ತೇನೆ ದ್ರೌಪದಿಯ ಸತ್ಯಭಾಮ ಸಂವಾದ ಅಂತ ಒಂದು ಸುಂದರವಾದದ್ದಿದೆ ಗಂಡನನ್ನು ವಶ ಮಾಡಿಕೊಳ್ಬೇಕಾದ್ರೆ ಹದಿನೆಂಟು ಪಾಯಿಂಟ್ ಕೊಡ್ತಾಳೆ ದ್ರೌಪದಿ ದೇವಿ ಬೇಡವೇ ನಿಮಗೆ ಯೋಚನೆ ಮಾಡಿ ಏಯ್ಟೀನ್ ಪಾಯಿಂಟ್ ಪ್ರೋಗ್ರಾಮ್ ಗಂಡ ವಶವಾಗಬೇಕಾದ್ರೆ ಇದು ಅವರಿಗೆ ಹೇಳಿಕೊಟ್ಟು ನಿಮಗೆ ನಾ ದ್ರೋಹ ಮಾಡಿದೆ ಅಂತ ತಿಳ್ಕೋಬೇಡಿ ನಿಮಗೂ ಒಳ್ಳೇದಾಗುತ್ತೆ ಅದು ನಾಳೆ ಇಷ್ಟು ಆಗೋದಕ್ಕೆ ನಮ್ಗೆ ಸಾಕಬೇಕಾಗುತ್ತೆ ಯಕ್ಷ ಪ್ರಶ್ನೆ ನಾಳೆ ಮುಗಿಬೇಕಾಗಿತ್ತು ಅರ್ಧದಲ್ಲಿ ತಗೊಂಡ್ರೆ ಪೂರ್ತಿ ಆಗೋದಿಲ್ಲ ನೂರು ಪ್ರಶ್ನೆ ನಾಡಿದ್ದಿಗೆ ಯಕ್ಷ ಪ್ರಶ್ನೆ ಅದಾದ ಮೇಲೆ ವಿರಾಟ ಪರ್ವ ಪ್ರಾರಂಭ ಮಾಡ್ತೇವೆ ಅಂತೇಳಿ ಇದು ಮಂಗಳವನ್ನಾಚರಣೆ ಮಾಡ್ತೇವೆ ಜೊತೆಯಲ್ಲಿ ಹೇಳಿ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಹರ್ಷಸ್ಥಾನ ಸಹಸ್ರಾಣಿ ವಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಮಾವಿಶಂತಿನ ಪಂಡಿತಂ ಊರ್ಧ್ವಬಾಹುರ್ವಿರೋಹಂ ಯೇಷ ನಗಚ್ಚ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚಾಸಗಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂಚ ಜೇ ಜೀವಿತಸ್ಯಾಪಿ ಹೇತೋ ನಿತ್ಯೋ ಧರ್ಮ ಸುಖೋ ದುಃಖೇ ತ್ವನಿತ್ಯೇ ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ ಕಾರ್ಷಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ತ ಶುಚಿಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्ति प्रजाभ्य परिपालयन्ताम् न्याय्येन मार्गेण महिम् महिषाः ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ